श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविता शाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् कोनयाति पराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरतमकल्मषम् गोष्पदीकृतवाराशिम् वशकीकृतराक्षसम् रामायणमहामालारत्नम् वन्दे निनात्मजम् अञ्जनानन्दनम् वीरम् जानकी शोकनाशनम् कवीशमक्षान्तारम् वन्दे लङ्काभयङ्करम् आमिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वानरयूधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्न्यम् जनकात्मजायाः आदाय तेनैव ददाह लङ्काहम् नमामि तम् प्राञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीयविग्रहम् पारिजाततरुमूलवासिनम् भावयामि पवमाननन्दनम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमत राक्षसान्तकम् वेदवेद्ये परे पुंसि जाते दशरथात्मजे वेदः प्राचेतसादासीत् साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणा पूज्यते सदा वाल्मीकिरसम्भूता रामसागरगामिनी पुनातिभुवनम् पुण्यः रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामायणार्णवम् यः कर्णाञ्जलिसम्पुटैरहरः सम्यक् पिबत्यादरात् वाल्मीकेर्वदनारविन्दकलितम् रामायणाख्यम् मधु जन्मव्याधिजरा विपत्तिनसनैः अत्यन्तसोपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमाससन्धियोगम् ಸವಮಧುರೋ ಪುನತಃ ಆರ್ತವಾಕ್ಯಬದ್ಧ ರಘುಪರಚರಿತ ನಿಣೀತ ಶದಯಧ್ವ ಶ್ರೀರಗವಶರಥಾತ್ಮಜಮ ಪ್ರಮೇಯ ಸೀತಾಪಜುಕುನ್ವಯರತ್ನದೀಪರವಿಂದಿತಾಕ್ಷಮಾಚಲ ವಿನಾಶಕ ನಮಿ ವೈದೇಹೀಸಿತೇ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಮಸನೆ ಮಣಿಮೇ वीरासने सुस्थितम् अग्रे वाचैति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिपरिवृतम् रामम् भजे श्यामळम् श्रीरामाय नमः श्रीरामचन्द्र परब्रह्मणे नमः तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिन्मुनिपुङ्गवम् तपस्वाध्यायनिरतम् ತಪಸ್ವೀ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗಮಂ ಶ್ರೀರಾಮಾಯಣ ಭಾಗೋ ಶ್ರೀರಘುನಂದನ ಪರಬ್ರಹ್ಮಣೇ ಭಾಗೋ ಅಸ್ಮದ್ಗುರುಭ್ಯೋ ಅಸ್ಮತ್ಪರಭ್ಯೋ ನಿಗಮಾಂತ ಮಹಾಗುರುವೇ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ನಿನ್ನೆ ದಿವಸದ ಪ್ರವಚನದ ಕೊನೆಯಲ್ಲಿ ಸ್ವಲ್ಪ ಬೇಗ ಓಡಿಸಬೇಕಾಯಿತು ಒಂದು ಘಟ್ಟಕ್ಕೆ ನಿಲ್ಲಿಸಬೇಕು ಅಂತ ಇವತ್ತು ಸ್ವಲ್ಪ ಹಿಂದಕ್ಕೆ ತಗೊಳ್ತೇನೆ ರಾವಣ ಸೀತೆಯನ್ನ ಎಂದಿನಂತೆ ಪ್ರಾತಃ ಕಾಲ ಬಂದು ನೋಡಿ ಅವಳನ್ನ ನೀನು ಮನಸ್ಸು ಬದಲಾವಣೆ ಮಾಡಿದ್ದೀಯಾ ಅಂತ ಕೇಳುವಂತಹ ಸಂದರ್ಭ ಒಬ್ರು ಮನೆಯಲ್ಲಿ ಪಟ್ಟಾಭಿಷೇಕ ಮಾಡ್ತಿದ್ರು ಪಟ್ಟಾಭಿಷೇಕ ಮಾಡ್ತಿದ್ದವರಿಗೆ ರಾಮಾಯಣದ ಕಥೆಯೇ ಗೊತ್ತಿಲ್ಲ ಅವರೇ ಓದ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಟಿವಿದಲ್ಲಿ ಏನಪ್ಪ ಪ್ರಚಾರಗಳು ಡಿಸ್ಕಷನ್ಸ್ ಬರ್ತವೆ ಅದನ್ನು ಕೇಳಿಕೊಂಡು ಅವ್ರು ಹೇಳ್ತಾ ಇದ್ದು ಯಾರೋ ಅದು ನೋಡಿದವರು ಬಂದು ಹೇಳಿದ ಮಾತು ನನ್ನ ಪ್ರಶ್ನೆ ಕೇಳಿದರು ಓದಿದವರು ಅಲ್ಲಿ ಕೂತ ಹತ್ತು ಜನಕ್ಕೆ ಭೋಜನಕ್ಕೆ ಮುಂಚೆ ಹೇಳ್ತಾ ಇದ್ದಾರೆ ಏನಂತ ರಾವಣ ಎಷ್ಟು ಧರ್ಮಾತ್ಮ ಹತ್ತು ತಿಂಗಳು ತನ್ನ ಅರಮನೆಯಲ್ಲಿ ಅಶೋಕವನದಲ್ಲಿದ್ದು ಸೀತೆಯನ್ನು ಒಮ್ಮೆಯೂ ಮುಟ್ಟಲಿಲ್ಲವಲ್ಲ ಆ ಸೀತಾದೇವಿ ಅವನನ್ನೇ ಒಲಿದು ಮದುವೆಯಾಗಿದ್ದರೆ ರಾಮನನ್ನು ಬಿಟ್ಟು ಇನ್ನೆಷ್ಟು ಸುಖವಾಗಿ ನೋಡ್ಕೊಳ್ತಾ ಇದ್ದ ಆ ರಾಮನನ್ನು ಸೀತಾದೇವಿ ಅಗ್ನಿ ಪ್ರವೇಶ ಮಾಡಬೇಕಾಯಿತು ಪಾತಾಳಕ್ಕೆ ಹೋಗಬೇಕಾಯಿತು ರಾಮನೇ ವಿಲನ್ ರಾವಣನೇ ಜೆಂಟ್ಲ್ಮನ್ ಇದು ಪಾರಾಯಣ ಮಾಡುವರು ಈ ರೀತಿ ಮಾತನಾಡ್ತಾ ಇದ್ರು ಇದು ತುಂಬಾ ಆಪ್ತರ ಮೂಲಕವಾಗಿ ನನ್ನ ಕಿವಿಗೆ ಬಿತ್ತು ಇದು ಯಾರು ಕಿವಿಲಿ ಕೇಳಿಸ್ಕೊಂಡ್ರು ಅವರಿಗೆ ಸಕ್ಮಟ್ಟಿಗೆ ಅವರು ಉತ್ತರ ಕೊಟ್ಟಿದ್ದಾರೆ ಇದು ಜ್ಞಾತಿ ಕೇಳ್ತೇವೆ ಅಂದ್ರೆ ವಿದ್ಯಾವಂತರು ಓದಿದವರು ಪರಂಪರೆಯಿಂದ ರಾಮಭಕ್ತರ ಮನೆಯಲ್ಲಿ ಬಂದವರು ವೈದಿಕರ ಮನೆಯಲ್ಲಿ ಈ ಗತಿಯಾದರೆ ಉಳಿದವರ ಸ್ಥಿತಿ ನಾವು ಏನು ಹೇಳಬೇಕು ಯೋಚನೆ ಮಾಡಿಕೊಳ್ಳಿ ಅಂದ್ರೆ ಅಪಪ್ರಚಾರ ಎಷ್ಟು ವೇಗದಲ್ಲಿ ಸಾಗ್ತಾ ಇದೆ ಯೋಚನೆ ಮಾಡಿಕೊಳ್ಳಿ ಮುಟ್ಲಿಲ್ವಲ್ಲ ರಾವಣ ಒಂದು ದಿವಸನು ಏನು ಹೌದಾ ಮುಟ್ಟಿದ್ರೆ ಸಾಯ್ತಾನೆ ಅಂತ ಶಾಪ ಆಯ್ತು ಅವನಿಗೆ ಇಲ್ಲಿಯೇ ರಾಮಾಯಣದಲ್ಲಿ ತಾನೇ ಹೇಳ್ಕೊಳ್ತಾನೆ ಸೇತುವೆ ಕಟ್ಟಿ ಆಯಿತು ಇನ್ನೇನು ರಾಮ ಬರ್ತಾನೆ ಸಮಾಚಾರ ಕೇಳಿ ಹೆದರಿದ ರಾವಣ ಒಬ್ಬ ಮಂತ್ರಿ ಮಹಾಪಾರ್ಶ್ವ ಬಂದು ಹೇಳ್ತಾನೆ ಪ್ರಭು ಸೀತೆಯನ್ನು ನೀವು ಮರ್ಯಾದೆಯಿಂದ ಇಷ್ಟು ದಿವಸ ಬಿಟ್ಟಿರೋದ್ರಿಂದ ಅವಳು ಶುದ್ಧವಾಗಿದ್ದಾಳೆ ಅಂತ ಇಟ್ಟುಕೊಂಡು ರಾಮ ಬರ್ತಾ ಇದ್ದಾರೆ ಮೈ ಬಿದ್ದು ಸೀತೆಯನ್ನು ಕೆಡಿಸಿಬಿಡಿ ನಿರಾಶನಾಗಿ ಹೊರಟೋಗ್ತಾನೆ ರಾಮ ಇದು ಮಂತ್ರಿ ಕೊಡುವಂತಹ ಅಡ್ವೈಸ್ ಹೌ ಮಾಡ್ರನ್ ಅದಕ್ಕೆ ರಾಮನ ಹೇಳ್ತಾನೆ ಅದನ್ನ ಮಾಡೋ ಹಾಗಿಲ್ಲ ಬ್ರಹ್ಮಸಭೆಯಲ್ಲಿ ಬ್ರಹ್ಮನ ಎದುರಿಗೆ ಸ್ಥಳೀ ಎಂಬ ಅಪ್ಸರೆಯನ್ನ ಬೆತ್ತಲೆ ಮಾಡಿ ಅವಳನ್ನು ನಾನು ಅವಮಾನ ಮಾಡಿದ್ದಕ್ಕೆ ಬ್ರಹ್ಮ ನನಗೆ ಶಾಪ ಕೊಟ್ಟ ಇತರ ಸ್ತ್ರೀಯರನ್ನು ನೀನು ಹೀಗೆ ಬಲಾತ್ಕಾರ ಮಾಡಿದರೆ ಇಷ್ಟವಿಲ್ಲದಿದ್ದ ಸ್ತ್ರೀಯನ್ನು ಮುಟ್ಟಿದರೆ ಸಾಹಿತಿ ಅಂತ ಅದಕ್ಕೋಸ್ಕರ ನಾ ಮುಟ್ಟುವ ಹಾಗಿಲ್ಲ ರಾಮಾಯಣದಲ್ಲೇ ಎಷ್ಟು ಜನ ಓದಿದ್ದಾರೆ ನೋಡಿ ಪಾರಾಯಣ ಮಾಡುವುದು ಔದಾರ್ಯವೇನು ಬಂತು ತ್ಯಾಗ ಮಾಡಿದೆ ಪ್ರೈಮ್ ಮಿನಿಸ್ಟರ್ ಪೊಸಿಷನ್ ಅಂತ ಹೇಳಿದ ಹಾಗೆ ಒಂದೇ ಕಥೆ ಎರಡೂ ಕ್ರಿಸ್ಟ್ ಮಾಡುವುದು ಆಗಿನ ಕಾಲದಲ್ಲಿ ಪತ್ರಕರ್ತರಿಲ್ಲ ಈ ಪತ್ರಕರ್ತರಿದ್ದಾರೆ ಪತ್ರಕರ್ತರ ಜೊತೆಗೆ ರಾಮಾಯಣ ಓದಿಯೇ ಅಪಾರ್ಥ ಮಾಡುವವರಿದ್ದಾರೆ ರಾಮರಾಮ ಪ್ರತಿಯೊಬ್ಬರಿಗೆ ಅದಕ್ಕೆ ಕೇಳ್ತೇನೆ ಅರ್ಥ ಸಮೇತ ಇರುವ ರಾಮಾಯಣಗಳು ಎರಡು ಮೂರು ಅಚ್ಚಾಗಿವೆ ಕನ್ನಡದಲ್ಲಿವೆ ಇಂಗ್ಲಿಷಲ್ಲಿವೆ ಗೋರಖ್ಪುರದವರು ಹಿಂದಿಯಲ್ಲಿ ಮಾಡಿದ್ದಾರೆ ಇಂಗ್ಲಿಷಲ್ಲಿ ಮಾಡಿದ್ದಾರೆ ಮೂರ ಗ್ರಂಥ ಕೊಟ್ಟಿದ್ದಾರೆ ದಯವಿಟ್ಟು ನೀವು ಬೇರೆ ಭಾಷಾಂತರ ಬೇರೆ ರಾಮಾಯಣಗಳನ್ನು ಓದಬೇಡಿ ಡಿಫರೆಂಟ್ ವರ್ಷನ್ಸ್ ಕವಿಕಲ್ಪಿತ ಕಥೆಗಳಲ್ಲಿ ನಿಮಗೆ ತತ್ವ ಸಿಕ್ಕೋದಿಲ್ಲ ವಾಲ್ಮೀಕಿಯಲ್ಲಿ ಮಾತ್ರ ತತ್ವ ಇರೋಡೋದ್ರಿಂದ ನಿಜವಾದ ರಾಮ ನಿಮಗೆ ಸಿಕ್ಕುವುದು ವಾಲ್ಮೀಕಿಯಲ್ಲಿ ಸೀತಾದೇವಿಗೆ ಎಷ್ಟೋ ಪ್ರಲೋಭನೆಗಳನ್ನು ದುಷ್ಟ ಆಶೆಗಳನ್ನು ತೋರಿಸಿದ ಪಿಬ ವಿಹರ ಧನ ಧನನಿಚಯಂ ಪ್ರದಿಶಾಮಿ ಮೇದಿನೀಂಚ ಮಯಿ ಲಲನೆ ಯಥಾ ಸುಖಂತ್ವಂ ತ್ವಯಿತ ಸಮೇತ್ಯ ಲಲಂತು ಬಾಂಧವಾಸ್ತೆ ಪಿಬ ವಿಹರ ರಮಸ್ವ ಭುಂಶ ಭೋಗಾನ್ ಫೋರ್ ಪಾಯಿಂಟ್ ಪ್ರೋಗ್ರಾಮ್ ಪಿಬ ಕುಡಿಯುವುದು ವಿಹಾರ ಸಿಕ್ಕ ಕಡೆ ತಿರುಗಾಡುವುದು ಸುರ್ಮಡಿಕೆ ಮಾಡ್ತಿದ್ದಿದ್ದು ರಾಮಸ್ವ ಬೇಕಾದ ಪುರುಷರನ್ನು ಅನುಭವಿಸು ಅದಕ್ಕೇನು ಮಾರಲ್ಗೇರು ಅಡೆತಡೆ ಇರಬಾರದು ಭುಂಶ ಭೋಗ ಏನೇನು ಭೋಗ ಬೇಕು ಇಂದ್ರಿಯಗಳೆಲ್ಲ ಅನುಭವಿಸು ಇದಕ್ಕೆಲ್ಲ ದುಡ್ಡು ಬೇಕಲ್ಲ ಧನ ನಿಚಯಂ ಪ್ರದಿಶಾಮಿ ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಲೂಟಿ ಮಾಡೋನ್ ನೀನು ಅನುಭವಿಸೋಣ ನೀನು ನೀಂಚ ಭೂಮಿ ದಾನ ಕೊಡ್ತೇನೆ ಮೈ ಲಲ ಲಲನೆ ಲಲನೆ ಯಾರಿಗೆ ಇಂದ್ರಿಯ ಚಪಲ ಇರ್ತದೆ ಅವರಿಗೆ ಲಲನೆ ಅಂತಾರೆ ಈ ಸಂಸ್ಕೃತದಲ್ಲಿ ವನಿತೆ ಲಲನೆ ಮಾನಿನಿ ಈ ಶಬ್ದಗಳೆಲ್ಲ ಒಂದೇ ಅರ್ಥವಲ್ಲ ಬೇರೆ ಬೇರೆ ಅರ್ಥ ಇದೆ ನನ್ನಲ್ಲಿ ನೀನು ಸುಖ ಪಡು ಪೈತ ಸಮೇತ್ಯಲಂತು ಬಾಂಧವಾಸ್ತೆ ನಿನ್ನ ಬಂಧುಗಳು ನಿನ್ನ ನಿಮಿತ್ತ ಸುಖವಾಗಿರಲಿ ನಾ ಕೊಡೋ ದುಡ್ಡು ಕಾಸು ನಿನ್ನ ಬಂಧು ಮಿತ್ರರಿಗೂ ಹಂಚು ಏಳು ತಲೆಮಾರಿಗಾಗುವಷ್ಟು ಹಣ ಕೊಡ್ತೇನೆ ಸುಖ ಪಡೋದು ಬಿಟ್ಟು ಆ ಪುಳಿಸಾರು ರಾಮನನ್ನು ನಂಬಿಕೊಂಡು ಬರ್ತಾನೆ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ಯಲ್ಲ ಬುದ್ಧಿ ಇದೆಯೇ ನಿನಗೆ ಎಂದು ಬಿಟ್ಟ ರಾಮ ಎಂಥ ಪೂರ್ವ ನೋಡಿ ಬೇರೆ ಸ್ತ್ರೀ ಆಗಿದ್ರೆ ಸಿನಿಮಾ ನಟಿಯರು ನಟಿಯರಾಗಿ ಅಲ್ಲಿ ಘಟಾನಾಗದೆ ರಾಜಕಾರಣಕ್ಕೆ ಬಂದವರು ಅವ್ರು ಯಾರು ಈ ಜಾಗದಲ್ಲಿದ್ರೆ ಆಪರ್ಚುನಿಟಿ ಚಾನ್ಸ್ ಬಿಡ್ತಿದ್ರೆ ಯೋಚನೆ ಮಾಡಿ ಮಾನಗೆಟ್ಟ ಹೆಣ್ಣು ಮಗಳು ಏನು ಬೇಕಾರು ಮಾಡ್ತಾಳೆ ಮಾನಗೆಟ್ಟ ಪುರುಷ ಏನು ಬೇಕಾರು ಮಾಡ್ತಾನೆ ಒಬ್ರಿಗೂ ಮೊರಾಲಿಟಿ ನೀತಿ ನಿಯಮ ದೇವರು ಮಾಡಿದ್ದು ಧರ್ಮ ಋತ ಸತ್ಯ ಇದು ಅಪಹಾಸ್ಯದ ವಿಷಯ ಇವತ್ತು ರಾವಣನ ಕಾಲದ ಸ್ಥಿತಿ ಮತ್ತೆ ಮರುಕಳಿಸಿದೆ ಭೂಮಿಯಲ್ಲಿ ಯಾರಿಗೂ ನೀತಿ ನಿಯಮ ಬೇಡ ನೀತಿ ನಿಯಮ ನಂಬಿದರೆ ತ್ಯಾಗ ಇದೆಲ್ಲ ಕಷ್ಟಗಳು ಬರುತ್ತೆ ನಿಯಮಗಳು ಬರುತ್ತೆ ಆ ಕಷ್ಟಪಡಬಾರದು ಇದನ್ನು ಕೇಳಿದ್ರು ಸೀತಾದೇವಿ ತುಂಬ ಕೋಪಗೊಂಡಿದ್ದಾಳೆ ಇದು ಮೊದಲನೇ ಸಲ ಅಲ್ಲ ಎಷ್ಟು ಸಲ ಹೇಳಿದ್ದಾರೆ ಇದೇ ಮಾತನ್ನ ಅದಕ್ಕೇನ್ ಮಾಡಿದ್ಲು ಇವನ ಮುಖ ನೋಡಬಾರದು ಪ್ರತಿನಿತ್ಯವೂ ಮಾಡ್ತಾ ಇದ್ದಾಳೆ ತಸ್ಯ ತದ್ವಚನಂ ಶುತ್ವ ಸೀತಾ ರೌದ್ರಸ್ಯ ರಕ್ಷಸ ಸ್ವರಾಧೀನಂ ಪ್ರತ್ಯುವಾಚ ಶನೈರ್ವಚ ಮೆಲ್ಲಿಗೆ ಮಾತನಾಡ್ತಾಳೆ ಆಕೆಯ ತಾಳ್ಮೆಯನ್ನು ನೀವು ಮೆಚ್ಚಿಕೊಳ್ಳಬೇಕು ಶನೈಹಿ ರಭಸದಿಂದ ಬುದ್ಧಿವಂತನ ಮಾತು ಹೇಳಿದ್ರೆ ಬುದ್ಧಿ ಮಾತು ತಲೆಗೆ ಹೋಗೋದಿಲ್ಲ ಮಕ್ಕಳೇನೋ ತಪ್ಪು ಮಾಡ್ತಾರೆ ಒಂದು ಹತ್ತರಷ್ಟು ನಾವು ಕೂಗಾಡಿ ಶೌಟಿಂಗ್ ಎಷ್ಟೋ ಜನ ಹೆಣ್ಮಕ್ಳಿಗೆ ತಾಳ್ಮೆ ಇರುವುದಿಲ್ಲ ತಂದೆಗೂ ಹಾಗೆಯೇ ಸುಮ್ಮನೆ ಕೂಗಾಡೋದು ಮಕ್ಕಳ ಮೇಲೆ ಶೌಟಿಂಗ್ ವಿಲ್ ನಾಟ್ ಹೆಲ್ಪ್ ಮೆಲ್ಲಿಗೆ ಪರ್ಸುವೇಸಿವ್ ನಿಧಾನವಾಗಿ ಮಾತಾಡಿ ಅದು ಲಕ್ಷ್ಮೀದೇವಿ ಅಂತ ಕಲ್ತ್ಕೊಳ್ಬೇಕು ಶನೈರ್ವಚ ಆದರೆ ದುಃಖಾರ್ಥ ರುದತಿ ಸೀತಾ ದುಃಖ ಒಂದು ಕಡೆ ಅಳ್ತಾ ಇದ್ದಾಳೆ ವೇಪಮಾನ ಮೈ ನಡುಗ್ತಾ ಇದೆ ಶೋಕದಿಂದ ತಪಸ್ವಿನಿ ಚಿಂತೆಯಂತೀವರಾರೋಹ ಪತಿಮೇವ ಪತಿವ್ರತ ಮಾತಿನ ಅಂತರಾಳದಲ್ಲಿ ರಾಮನನ್ನೇ ನೆನೆಸಿಕೊಂಡು ರಾಮನಲ್ಲಿ ಭದ್ರವಾಗಿರತಕ್ಕ ಮಾತುಗಳನ್ನಾಡ್ತಾ ಇದ್ದಾಳೆ ಹನುಮಂತ ಮಾತನಾಡಿದ್ದು ಹೆಚ್ಚೋ ಸೀತೆ ಮಾತನಾಡಿದ್ದು ಹೆಚ್ಚು ತೃಣಮಂತರದ ಕೃತ್ವ ಪ್ರತ್ಯವಾಚ ಸ್ಮಿತಾ ಕಣ್ಣೀರು ಒರೆಸಿಕೊಂಡ್ಲು ಸ್ವಲ್ಪ ಹುಸಿನಗೆಯನ್ನಗ್ತಾ ಇದ್ದಾಳೆ ಮಗುವಿಗೆ ತಾಯಿ ತನಗೆ ನೋವಾದರೂ ಬುದ್ಧಿ ಹೇಳುವಂತೆ ಮಗು ತಾಯಿಯನ್ನೇ ಹೊಡೆಯುತ್ತೆ ಏನು ಮಾತು ಕೆಟ್ಟ ಮಾತನ್ನಾಡುತ್ತೆ ಅಪ್ಪ ಮಾತ್ರ ಕೇಳಿದಾಗ ಕೇಳಿ ಕೇಳಿದ್ದೆಲ್ಲ ಅಡಿಗೆ ಮನೆ ಸಾಮಾನು ಕೊಡ್ತೀಯ ನನಗ್ಯಾ ಕೊಡೋದಿಲ್ಲ ಇಂಥ ಮಾತೆಲ್ಲ ಆಡ್ಬಿಡ್ತಾರೆ ಹುಡುಗರು ಆಗ ಮುದ್ದಿಸಿ ಪ್ರೀತಿಯಿಂದ ನಾವು ತಾಳ್ಮೆ ಕಳ್ಕೊಳ್ಳದೆ ಮಕ್ಕಳಿಗೆ ಮಾತನಾಡುವಂತೆ ಶುಚಿ ಸ್ಮಿತ ಕೊಂಚ ನಗುತ್ತಾ ಇದ್ದಾಳೆ ಕಣ್ಣೀರು ಒರೆಸ್ಕೊಳ್ತಾ ಇದ್ದಾಳೆ ಒಂದು ಹುಲ್ಲು ಕಡ್ಡಿಯನ್ನೇ ಕಿತ್ತು ಎದರಿಗೆ ಹಾಕಿದಳು ತೃಣಂ ಅಂತರದ ಕೃತ್ವ ತೊರವೆ ರಾಮಾಯಣದಲ್ಲಿಯೂ ಕಂಬರಾಮಾಯಣದಲ್ಲಿಯೂ ಹೀಗೆ ಬರೆದಿದ್ದಾರೆ ಒಂದು ಹುಲ್ಲು ಕಡ್ಡಿ ಅಡ್ಡ ಹಾಕಿದ್ವಿ ಮರ್ಮ ತಿಳಿದೇ ಎಲ್ಲ ಬರೆಯೋದೇ ಅಲ್ಲ ಈ ಹುಲ್ಲು ಕಡ್ಡಿ ಯಾತಕ್ಕೆ ಹಾಕಿದಳು ಇದಕ್ಕೆ ಗೋವಿಂದರಾಜಿ ವ್ಯಾಖ್ಯಾನ ಸಂಕ್ಷೇಪ ತನಿ ಶ್ಲೋಕ ತುಂಬ ವಿಸ್ತಾರ ರಾಮಾಯಣದ ಬಿಡಿ ಶ್ಲೋಕಗಳಿಗೆ ಪೆರಿಯಮಾಚಾನ್ ಬಿಳ್ಳೆ ಸ್ವಾಮಿಗಳು ಅದ್ಭುತವಾದ ಭಾವ ವಿಶೇಷಗಳನ್ನು ಬರೆದುಕೊಟ್ಟಿದ್ದಾರೆ ಆ ತನಿ ಶ್ಲೋಕದಲ್ಲಿ ಒಂದು ಇಪ್ಪತ್ತೆಂಟು ಭಾವ ಈ ಹುಲ್ಲು ಕಡ್ಡಿ ಎದುರಿಗೆ ಹಾಕಿದ್ದರ ನಿವೇದನೆ ಮಾಡ್ತಾಳೆ ಇದನ್ನು ಬಿಡೋದಕ್ಕೆ ಆತಕ್ಕೆ ಇಷ್ಟ ಇಲ್ಲ ಕಥೆ ಮುಂದಕ್ಕೆ ಹೋಗೋದಿಲ್ಲ how to enjoy the verses of Ramayana ಒಂದೊಂದು ಶ್ಲೋಕವನ್ನ ಅನುಭವಿಸೋದು ಹೇಗೆ ಅಂತ ರುಚಿ ತೋರಿಸೋದಕ್ಕೆ ಒಂದು ಸ್ವಲ್ಪ ಹೇಳ್ತೇನೆ ಮೊದಲನೇ ದೃಷ್ಟಿ ಆಸನಂ ಅನ್ನಂ ಉದಕಂ ದೇಯಂ ಎದುರಿಗೆ ಬಂದವನು ಒಬ್ಬ ದೊರೆ ಎಷ್ಟಾದರೂ ಪಾಪಿಯೋ ಪುಣ್ಯಶಾಲಿಯೋ ನಿಲ್ಲಿಸಿ ಮಾತನಾಡಬಾರದು ಅವನಿಗೊಂದೇನಾದ್ರು ಆಸನ ಹಾಕಬೇಕು ಅಂತ ಇದು ಕೂತ್ಕೋ ಹುಲ್ ಮೇಲೆ ಕೂತ್ಕೋ ಅಂತ ತೋರಿಸೋ ಹಾಗೆ ಕೂತ್ಕೋ ಅಂತ ಹೇಳೋ ಹಾಗೆ ಒಂದರ್ಥ ಎರಡನೇದು ನೇರವಾಗಿ ಸಂಭಾಷಣೆ ಮಾಡಬಾರದು ಪರಪುರುಷನ ಜೊತೆಯಲ್ಲಿ ತನ್ನ ವೈರಾಗ್ಯ ತೋರಿಸಿದ್ರೆ ಹೋಗಿಬಿಡ್ತಾನೋ ಏನೋ ಎಂಬ ಅರ್ಥದಲ್ಲಿ ನೀನು ಹೇಳುವ ಸುಖ ಭೋಗಗಳೆಲ್ಲವೂ ರಾವಣ ನನಗೆ ಹುಲ್ಲು ಕಡ್ಡಿಗೆ ಸಮಾನ ಅಂತ ಹೇಳುವಂತೆ ಮೂರನೇದು ದುಷ್ಟರು ಇರುವ ಜಾಗದಲ್ಲಿ ಅವರ ಜೊತೆಯಲ್ಲಿ ಸಮಾನ ಪಂಕ್ತಿಯಲ್ಲಿ ಕೂಡಬಾರದು ಒಂದು ಮಠದಲ್ಲಿ ಛತ್ರದಲ್ಲಿ ಊಟಕ್ಕೆ ಕೂತ್ಕೊಳ್ತೀರಿ ಸ್ವಾಮಿಗಳು ಯಾರೋ ಬಂದಿರ್ತಾರೆ ಸಮಾರಾಧನೆ ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿದವರು ನಿಮ್ಮ ಪಕ್ಕದಲ್ಲಿ ಬಂದು ಕೂತು ಬಿಡ್ತಾರೆ ಅವ್ರನ್ನ ಎದ್ದು ಹೋಗಿ ನೀವನ್ನು ಹಾಗಿಲ್ಲ ನೀವು ಎದ್ದು ನಾವು ಅವಮಾನ ಮಾಡಿದ್ರಿ ಅಂತಾರೆ ಅವಾಗ ಮಾಡಬೇಕು ಅವರಿಗೂ ನಿಮಗೂ ನಡುವೆ ಒಂದು ದರ್ಭೆ ಕಡ್ಡಿಯನ್ನು ಹಾಕಬೇಕು ಇಲ್ಲದೆ ಇದ್ರೆ ನಿಮ್ದು ನೀರಿನ ಚೊಂಬಿರುತ್ತಲ್ಲ ಅದನ್ನು ಮಧ್ಯದಲ್ಲಿಡಬೇಕು ಸ್ತಂಭೇನ ರವ ಪಂಕ್ತಿ ಭೇದೋ ವಿಜಾಯತೆ ಆಪಸ್ತಂಭ ಧರ್ಮ ಸೂತ್ರ ಸ್ತಂಭ ಅಂದ್ರೆ ಕಂಬ ಕಂಬ ಅಡ್ಡ ಬರೋ ಕೂತ್ಕೋಬೇಕು ಅವು ಮಾಡ್ಬೋದು ನ ಪರಮುಖ ನಿರೀಕ್ಷಣಂ ನಾಪಿ ಸಂಭಾಷಣಂ ಅದು ಒಂದರ್ಥ ರಾವಣ ನಿನಗೆ ಹೇಳೋದು ಒಂದೇ ಈ ಕಡ್ಡಿಗೆ ಹೇಳೋದು ಒಂದೇ ನಿದರ್ಶನಮಸಾರಾಣಾಂ ಲಘು ಬಹುತೃಣಂ ನರಹ ಮಾಘಕಾವ್ಯ ಶಿಶುಪಾಲವಸದ ವಾಕ್ಯ ತೃಣಂ ಅಂತರತಃ ಕೃತ್ವ ಅಂತರತಃ ಹೃದಯೇ ಕೃತ್ವ ಹುಲ್ಲನ್ನು ಮನದಲ್ಲಿ ನೆನೆಸಿಕೊಂಡ್ಲಂತೆ ಈ ಹುಲ್ಲೇ ವಾಸಿ ನನಗೆ ಹೃದಯದಾಕೆ ತೊಂದರೆ ಮಾಡೋದಿಲ್ಲ ಹೇಳಿದಾಗ ಕೇಳುತ್ತೆ ಅದು ರಾವಣ ಉಪದ್ರವ ಕೊಡ್ತಾನೆ ಹೇ ರಾವಣ ಜ್ಞಾನೇನ ಹೀನಃ ಪಶುಭಿಸ್ ಸಮಾನ ನಿನಗೆ ನಾನು ಹೋಗ್ಬೇಕು ಆಹಾರ ಈ ಹುಲ್ ತಿನ್ನು ನೀನು ಪಶು ಇದ್ದಾಗಿದ್ದೀಯೇ ತೃಣಂ ಶೂರಸ್ಯ ಜೀವಿತಂ ನೋಡೋ ರಾವಣ ನನಗೆ ನನ್ನ ಜೀವನ ಅನ್ನೋದು ಹುಲ್ ಕಡ್ಡಿ ಸಮಾನ ಸಾಯ್ತೇನೆ ಹೊರತು ನಿನ್ನ ಮಾತನ್ನು ಕೇಳೋದಿಲ್ಲ ಅಥವಾ ಪ್ರಭು ಹಿಂದೆ ನೀನು ಸ್ತಂಭದಿಂದ ಪಡೆದುಕೊಂಡು ಬಂದೆ ಮಹಾಪ್ರಾಣ ಅಲ್ಪ ಪ್ರಾಣ ಸ್ತಂಭ ಕಂಬ ಕಂಬದಿಂದ ಬಂದೆ ಈಗ ನೀನು ಈ ಸ್ತಂಭದಿಂದ ಬರಲಾರಿಯ ಹುಲ್ಲು ಕಡ್ಡಿಯಿಂದ ಬಂದು ನನ್ನನ್ನು ಕಾಪಾಡಲಾರಿಯ ಅಂತ ಕೇಳುವಂತೆ ಅಂಗುಲ್ಯಗ್ರೇಣ ತಾನ್ ಹನ್ಯಾಂ ಮುಂದೆ ವಿಭೀಷಣ ಪ್ರಸಂಗದಲ್ಲಿ ಹೇಳೋ ಮಾತು ಈಗ ಎಷ್ಟೋ ಭಾವಗಳನ್ನು ಸೀತಾದೇವಿ ನೆನೆಸ್ಕೊಳ್ತಾ ಇದ್ದಾಳೆ ಪ್ರತಿಜ್ಞೆ ಮಾಡುವವರು ಯಾರಿಗಾರು ಸಾಲ ಕೊಟ್ಟು ನೀವು ಕೊಟ್ಟೇ ಇಲ್ಲ ಅಂತ ಅವನಂದ್ರೆ ನೆಲದಲ್ಲಿರ್ತಕ್ಕಂಥ ಹುಲ್ಲು ಕಡ್ಡಿ ಹೆಂಟೆ ಮಣ್ಣು ಏನೇನು ಬೇಕಾದ್ರೂ ತಗೊಂಡು ಹಾಳಾಗಿ ಹೋಗು ಅಂತ ಹೇಳುವಂತೆ ರಾವಣ ನಿನ್ನ ಊರು ಹಾಳಾಗಿ ಹೋಗಲಿ ಇಷ್ಟು ಗೋಳ ನನ್ನ ಅಂತ ಕ್ಷಿಪ್ರಂ ತವಸನಾಥೋ ಮೇ ರಾಮ ಸೌಮಿತ್ರಿಣ ಸಹ ತೋಯಂ ಅಲ್ಪಮಿವಾದಿತ್ಯ ಪ್ರಾಣಾನಾದಾಸ್ಯತೆ ಶರೈಹಿ ಅಂತ ಹೇಳುವಂತೆ ಕೃತಿಚ್ಛೇದನೆ ಇನ್ನೊಂದು ಧಾತು ಅಂತರತಃ ಕೃತ್ವ ಕೃತ್ವ ಅಂದ್ರೆ ಮಾಡಿಕೊಂಡು ಅಂತ ಒಂದರ್ಥ ಹೇಳಿದ್ರು ಗಿಳ್ಳಿ ಅಂತ ಒಂದರ್ಥ ತೃಣಂ ಅಂತರತಃ ಕೃತ್ವ ಉಗುರ್ನಿಂದ ಗಿಳ್ಳಿದಳಂತೆ ಒಂದು ಚೂರು ಹಾಕಿದಳು ಹೇಗೆ ಅಂದ್ರೆ ಪೊಲ್ಲಾವರಕ್ಕನೈ ಕಿಳಿಕ್ಕಳೆಂದಾನೈ ನಾ ಹುಲ್ಲು ಕಡ್ಡಿ ಸೀಳಿದಂತೆ ನಿನ್ನ ಹತ್ತು ತಲೆಯನ್ನು ರಾಮ ಸೀಳಲಾರನೆ ಅಪನಿಷ್ಯತಿ ಮಾಂ ಭರ್ತ ತ್ವತ್ತ ಶೀಘ್ರಮರಿಂದ ಮಹಾ ವಿಪ್ರಪೀಡಾಕರಂಚೇದ್ಯಂ ಅಂಗಂ ಅಬ್ರಾಹ್ಮಣಸ್ಯತು ಬ್ರಾಹ್ಮಣನಿಗೆ ತೊಂದರೆ ಮಾಡುವಂತಹ ಇನ್ನೊಬ್ಬ ದುಷ್ಟನ ಕೈ ಕಾಲು ಮನಸ್ಸು ಕಣ್ಣು ಏನಿದ್ರೂ ಚುಚ್ಚಿ ಹಾಕಬೇಕು ಅದನ್ನ ಅಂತ ಹೇಳುವಂತೆ ಶಾಸ್ತ್ರಕಾರರು ರಾವಣ ನನ್ನನ್ನು ಕೆಟ್ಟ ಕಣ್ಣಿಂದ ನೋಡ್ತಾ ಇದೆಯಲ್ಲ ನಿನ್ನ ಕಣ್ಣನ್ನು ಚುಚ್ಚಬೇಕು ಬಂಗಾರದ ಗಿಂಡಿಯಲ್ಲಿ ನೀರು ಬರಲಿಲ್ಲ ಅಂತ ಅವತ್ತು ಶುಕ್ರಾಚಾರ್ಯ ಕೂಚಿದ ಜಾಗದಲ್ಲಿ ದರ್ಭದಿಂದ ಚುಚ್ಚಿದನಲ್ಲ ವಾಮನ ಆ ಪತಿ ನಿನ್ನನ್ನು ಚುಚ್ಚಬೇಕು ಅಕ್ಷಿ ಸದಕ್ಷಿಣಃ ಪವಿತ್ರ पवित्रस्य ಶಿರೋಗ್ರೇಣಾಕ್ಷೋಭಯಾಮಾಸ ಮಾಸವಾಮನಃ ಒಂದು ಹುಲ್ಲು ಕಡ್ಡಿಯಿಂದಲೇ ಕಾಕಾಸುರನ ನಿಗ್ರಹ ಮಾಡಿದ ರಾಮಚಂದ್ರ ಆಕಂಡಲನ್ ಮಹನಾಹ್ಯ ಆವಲಿ ಪೆರಿಯದೋರ್ ಕಾಹಂ ಕಣ್ಣಳಿವೇ ಶೈದ ಕಾಗುತ್ತನೆ ವೇದಾಂತೇಶಕರು ಅವ್ಯಪ್ರದಾನದಲ್ಲಿ ಹೀಗೆ ಎಷ್ಟೋ ಭಾವಗಳನ್ನು ಅವತ್ತು ಪ್ರಭು ನನ್ನ ಮೇಲೆಷ್ಟು ಪ್ರೀತಿ ನಿಮಗೆ ಒಂದು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಟ್ರಿ ಎಲ್ಲಿ ಈಗ ಈ ಹುಲ್ಲು ಕಡ್ಡಿಯನ್ನು ಈ ರಾವಣನ ಮೇಲೆ ಬಿಡಿ ನೋಡೋಣ ಈ ಕೆಟ್ಟ ಮಾತನ್ನು ಕೇಳಲಾರೆ ಅಂತ ಎಷ್ಟೊಂದು ಭಾವನೆಯನ್ನು ತುಂಬಿಕೊಂಡು ದೇವಿ ಆ ಹುಲ್ಲು ಕಡ್ಡಿಯನ್ನು ಅಡ್ಡ ಹಾಕಿದಳಂತೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ ಮುಂದಕ್ಕೆ ಓದೋದಕ್ಕೆ ಬರೋದಿಲ್ಲ ಇಂಥ ವ್ಯಾಖ್ಯಾನಗಳನ್ನು ಓದಿ ನೀವು ನಿತ್ಯ ರಾಮಾಯಣ ಓದಬೇಕು ನಾ ಒಂದು ತಿಂಗಳು ಯಾಗ ಯಾತಕ್ಕೆ ಕೇಳ್ಕೊಂಡಿದ್ದೇನೆ ಅವ್ರು ಕರೆದ್ರು ಪುಸ್ತಕ ಅಂತ ಯಾಕೆ ಒಪ್ಕೊಂಡೆ ನಿಮಗೆ ಇದು ಡಿಸಿಪ್ಲಿನ್ ಆಗಬೇಕು you must be tempted to read verses of Ramayana every day ಪ್ರತಿನಿತ್ಯ ಕನಿಷ್ಠ ಒಂದು ಶ್ಲೋಕ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕ ನಾಶನಂ ಅದನ್ನು ಹಾಕಿದ್ರು ಆಮೇಲೆ ಹೇಳ್ತಾಳೆ ಲೇ ರಾವಣ ನಿನಗಿಷ್ಟು ಗೊತ್ತಿಲ್ವಲ್ಲೋ ನೀನು ಕೈ ಹಿಡಿದ ಹೆಂಡತಿ ನಾನಲ್ಲ ಕಾಣೋ ಇದು ಹೇಳಬೇಕಾಗಿದೆ ಒಬ್ಬರು ಅವನಿಗೆ ಮಾಹಮೋಪೈಕಿ ಭಾರ್ಯ ಪರಭಾರ್ಯ ಸತೀತವ ಸೆಕ್ಯುಲರ್ ರಾವಣ ಅವನಿಗೆ ತನ್ನ ಹೆಂಡತಿರು ಒಂದೇ ಬೇರೆ ಹೆಂಡತಿರು ಒಂದೇ ಒಂದೇ ರೀತಿಯಲ್ಲಿ ಸಮತ್ವದಲ್ಲಿ ಕಾಣತಕ್ಕವನು ಅವನು ಸೋಷಿಯಲಿಸಮ್ ಅವನದು ನಮಗೆ ಭೇದ ಇಲ್ಲ ಸ್ವಾಮಿ ನಮಗೆ ಬೇರೆಯವರು ನಮ್ಮ ಹೆಂಡತಿನೂ ಅಷ್ಟೇ ಬೇರೆಯವರು ಅಷ್ಟೆ ಇದು ಇಂಥ ಮುಟ್ಟಾಡ ಲೋಕ ನಾನು ಔಪೈಕಿ ಭಾರ್ಯ ನಿನಗೆ ಮಕ್ಕಳನ್ನು ಹಡೆದು ಕೊಡುವ ಹೆಂಡತಿ ಅಲ್ಲ ಕಾಣೋ ಪರಭಾರ್ಯ ಸತೀತವ ನಿಮ್ಮೂರಲ್ಲಿ ಯಾರಾದರೂ ಬುದ್ಧಿ ಹೇಳೋರು ಇದ್ದಾರೇನೋ ನಿನಗೆ ಅಂತ ಕೇಳಿದ್ರು ಇಷ್ಟು ದಿವಸ ಹತ್ತು ತಿಂಗಳು ನೋಡಿದ್ದೇನೆ there don't seem to be people to advise you ಎಂಥ ದುಷ್ಟದರೆ ನೀನು ರಾಜನನ್ ಹದ್ದು ಬಸ್ತಲ್ಲಿರ್ತಕ್ಕಂಥವರಿಲ್ಲ ಇಹ ಸಂತೋ ನಮ ಸಂತೀ ಸತ್ಪುರುಷರು ಈ ಊರಲ್ಲಿ ಇಲ್ಲ ಅಂತ ಕಾಣುತ್ತೆ ಆಮೇಲೆ ನಾಲ್ಗೆ ಕಚ್ಕೊಂಡ್ಲು ಇಲ್ಲ ಇಲ್ಲ ಇದ್ದಾರೆ ವಿಭೀಷಣಂತವರಿದ್ದಾರೆ ಸತೋವಾ ನಾನು ವರ್ತಸೆ ಅವರ ಮಾತನ್ನ ನೀ ಕೇಳ್ತಾ ಇಲ್ಲ ಅಂತ ಕಾಣುತ್ತೆ ಸಮೃದ್ಧಾನಿ ವಿನಶ್ಯಂತಿ ರಾಷ್ಟ್ರಾಣಿ ನಗರಾಣಿ ಚ ಅಕೃತಾತ್ಮಾನಮಾಸಾಧ್ಯ ರಾಜಾನಂ ಅನಯೇ ರಥಂ ದುರ್ನೀತಿಯಲ್ಲಿ ತೊಡಗಿದ ಒಬ್ಬ ದೊರೆ ಇದ್ರೆ ಅವನನ್ನು ನಂಬಿ ಇಡೀ ರಾಷ್ಟ್ರಗಳು ಸುಟ್ಟು ಹೋದದ್ದಿವೆ ಕ್ಲಿಯೋಪಾತ್ರ ಅಂತ ಒಬ್ಬಳಿದ್ರು ಈಜಿಪ್ಟ್ ದೇಶದಲ್ಲಿ ದುಷ್ಟ ಭಜಾರಿ ಅವಳ ಅವಳ ಚರಿತ್ರೆ ಬರೆದಿದ್ದಾನೆ ಶೇಕ್ಸ್ಪಿಯರ್ ನಾಟಕ ಬರೆದಿದ್ದಾನೆ ಇಂಗ್ಲೆಂಡಲ್ಲಿ ಎಲಿಜಬೆತ್ ಮೊದಲನೇ ರಾಣಿ ಅಂತಿದ್ರು ಮದುವೆ ಒಂದು ಮಾಡಿಕೊಳ್ಳಿಲ್ಲ ಆದರೆ ಆಗಬೇಕಾದ್ದೆಲ್ಲ ಆಗಿತ್ತು ಅವಳಿಗೆ ಬೇಡದೆ ಇದ್ದವ್ರನ್ನೆಲ್ಲ ಕೊಲಿಸಿ ಮಾಡಿ ಅವಳ ಕಥೆ ದೊಡ್ಡ ಜಗಜ್ಜಾಲಿ ಕಥೆ ಅದು ಪಾಕಿಸ್ತಾನದೇನು ಸಾಮಾನ್ಯವೇ ನೋಡಿ ಎಷ್ಟು ಜನ ಅಧ್ಯಕ್ಷರನ್ನು ಅವರೇ ಅವರವರ ಕೈಯಿಂದಲೇ ನೇಣು ಹಾಕಿದರು ಈಗಿರೋನಿಗೆ ಏನು ಗತಿ ಬರುತ್ತೆಯೋ ಗೊತ್ತಿಲ್ಲ ಒಬ್ಬ ದುಷ್ಟ ದೊರೆ ನಿಮಿತ್ತ ಇಡೀ ರಾಷ್ಟ್ರಗಳು ಪಾಪ ಮಾಡದೇ ಇದ್ದವರೆಲ್ಲ ಸಾಯ್ತಾರೆ ಈ ಮಾತನ್ನ ಮಾರೀಚನು ಹೇಳಿದ್ದ ರಾಮಾಯಣದಲ್ಲಿ ಒಂದು ಬಸ್ ಡ್ರೈವರ್ ನಿದ್ದೆ ಮಾಡಿದ್ರೆ ಎಷ್ಟು ಜನ ಸಾಯ್ತಾರೆ ಒಂದು ರೈಲ್ವೆ ಇಂಜಿನ್ ಡ್ರೈವರು ಒಂದು ಏರೋಪ್ಲೇನ್ ನಡೆಸೋವನು ಅವನಿಗೆ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಬುದ್ಧಿ ಇರಬೇಕು ಸಮೃದ್ಧಾನಿ ವಿನಶ್ಯಂತಿ ನಿನಗೆ ಹೇಳೋರು ಯಾರು ಇಲ್ವಲ್ಲ ತಥಾ ಹಿ ವಿಪರೀತಾತೆ ಬುದ್ಧಿ ಆಚಾರವರ್ಜಿತ ವೇದ ಓದಿದ್ದೀಯೇ ಆಚಾರ ಇಲ್ಲ ಏನ್ ಹೇಳ್ತೀರಿ ವೇದ ಓದೋದು ದೊಡ್ಡದಲ್ಲ ವೇದ ಹೇಳಿದಂತೆ ನಡೆಯಬೇಕು ವೇದ ಹೇಳಿದಂತೆ ನಡೆಯುವುದಂದರೇನು ಬರೀ ಹೊರಗಿನ ಆಚಾರ ಅಲ್ಲ ಕೈ ಹಾಕಿ ತೊಳೆದಿ ಕಾಲು ಹಾಕಿ ತೊಳೆದಿ ಕ್ಷೌರ ಹಾಕಿ ಮಾಡ್ಕೊಂಡ್ರೆ ನಾಮ ಹಾಕಿ ಇದು is all external things Veda ಹೇಳುವುದು ಸತ್ಯಂವದ ಧರ್ಮಂಚರ ಧರ್ಮ ಮಾರ್ಗದಲ್ಲಿರು ಧರ್ಮವನ್ನು ಬಿಡಬೇಡ ದೇವರನ್ನು ಮರೆಯಬೇಡ ಈ ಒಳಗಿನ ಆಚಾರ ಇದೆಯಲ್ಲ ಅವ್ರು ಯಾರು ಸ್ನೇಹಿತರೊಬ್ರು ಹೇಳಿದ್ರು ಮಡಿ ಮಡಿ ಮತ್ತೆ ಮತ್ತೆ ಹೇಳಿ ಅಂತ ಹೇಳ್ತಾ ಇದ್ದೇನೆ ಕೇಳಿ ಈ ದೇಶದಲ್ಲಿ ಬ್ರಾಹ್ಮಣರು ಬರೀ ಹೊರಗಿನ ಆಚಾರಕ್ಕೆ ಮಡಿಗೆ ಪ್ರಾಶಸ್ತ್ಯ ಕೊಟ್ಟು ನಮ್ಮನ್ನು ಈ ಸ್ಥಿತಿಗೆ ತಂದಿದ್ದಾರೆ ರಾಮಾಯಣ ಓದಬೇಕು ನಮಗೆ ವೇಳೆ ಇಲ್ವಲ್ಲ ಸ್ವಾಮಿ ಒಬ್ರು ಹೇಳ್ತಾರೆ ಹೇ ಮಡಿಯಲ್ಲೇ ಓದಬೇಕು ಮಡಿಯಲ್ಲಿ ಯಾವಾಗ ಓದಬೇಕು ಬೆಳಗ್ಗೆ ಎದ್ದು ದೇವರು ಸ್ನಾನ ಮಾಡಿ ದೇವರು ದೀಪ ಹಚ್ಚಿ ಓದಬೇಕು ಅವಕಾಶ ಆಗೋದಿಲ್ವಲ್ಲ ಹಾಗಿದ್ರೆ ಬಿಟ್ಟು ಬಿಡಿ ಮಡಿಯಲ್ಲಿ ಓದದೆ ಇರೋದಕ್ಕಿಂತ ರಾಮಾಯಣವನ್ನು ಬಿಟ್ಟು ಬಿಡಿ ವೈದಿಕರು ಮಕ್ಕಳಿಗೆ ಉಪದೇಶ ಮಾಡ್ತಾರೆ ನಾ ಹೇಳ್ತೇನೆ ನನ್ನ ಮಕ್ಕಳಿಗೆ ನೀನು ಆಫೀಸ್ನಲ್ಲಿ ಊಟದ ಟೈಮ್ ಲಂಚ್ ಟೈಮ್ ಅಂತ ಕೊಡ್ತಾರಲ್ಲ ಅಲ್ಲಿ ಕೈ ಕಾಲು ತೊಳ್ಕೊಂಡು ನಾಲ್ಕು ಶ್ಲೋಕ ಓದಮ್ಮ ಸಿಟಿ ಬಸ್ಸಲ್ಲಿ ಹೋಗ್ತಾ ಇರ್ತೀಯಲ್ಲ ನಮ್ಮ ಹುಡುಗರೆಲ್ಲ ಓಡಾಡ್ತಾರೆ ಕಾರಲ್ಲಿ ಬೆಂಗಳೂರು ಅಂತ ಊರಲ್ಲಿ two hours you have to spend in a city bus ಅಲ್ಲಿ ಓದಿ ರಾಮಾಯಣವನ್ನ ಅಲ್ಲಿ ಮಂತ್ರ ಜಪವನ್ನ ಮಾಡಿ ಬಿಡುವುದಕ್ಕಿಂತ ವಾಸಿ ಅಲ್ವೇ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಹ್ಯಾಭ್ಯಂತರ ಶುಚಿ ಅಂತರ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಒಲಿಸುವ ರೀತಿ ಬಸವಣ್ಣ ಬಡ್ಕೊಂಡಿದ್ದು ಇದಕ್ಕೇನೆ ಯಾಕೆ ಬ್ರಾಹ್ಮಣರ ಮೇಲೆ ಆತ ಪ್ರತಿಭಟನೆ ಮಾಡಿದ ಬಸವಣ್ಣ ಇವರು ದುರಾಚಾರ ಮಾಡಿದರು ಬಾಯಿಲು ದೊಡ್ಡ ಮಾತಾಡುವುದು ಏನು ಹಣೆಯಲ್ಲಿ ನಾಮ ಅದು ಇಪ್ಪತ್ತೆಂಟು ನೋಡುವುದು ಆಚಾರದಲ್ಲಿ ಮಾತ್ರ ಬುದ್ಧಿ ಆಚಾರ ವರ್ಜಿತ ಸೀತಾದೇವಿ ವಾಕ್ಯ ಎಷ್ಟು ಚೆನ್ನಾಗಿದೆ ಇವನೆಷ್ಟು ವೇದ ಓದಿದ್ರೆ ಏನು ಪ್ರಯೋಜನ ಯಜುರ್ವೇದಕ್ಕೆ ಭಾಷ್ಯ ಬರೆದಿದ್ದ ರಾವಣ ಸುಡಬೇಕು ಯಜುರ್ವೇದದ ಮೊದಲನೇ ಭಾಷ್ಯ ರಾವಣ ಭಾಷ್ಯ ಅಲ್ಲೆಲ್ಲೋ ಪ್ರವಚನ ಮಾಡಿದೆ ಗೋಕರ್ಣದಲ್ಲಿ ಅಲ್ಲಿದ್ದು ಪಂಡಿತರು ರಾವಣ ಭಾಷೆ ಇಲ್ಲದೆ ನೋಡಿ ಪುಸ್ತಕನೇ ತಂದುಕೊಟ್ರು ನನ್ನ ಕೈಗೆ ರಾವಣನು ಒಂದು ಭಾಷ್ಯ ಬರೆದಿದ್ದ ಆ ಭಾಷ್ಯ ಬರೆದು ಏನು ಪ್ರಯೋಜನ ವೇದ ಓದಿದಂತೆ ಅದು ಹೇಳಿದಂತೆ ಇನ್ನರ್ ಮೀನಿಂಗ್ ಅಂತರಾರ್ಥ ವೇದಕ್ಕೆ ತಿಳಿಯೋದು ಮಹಾಮಹಾ ಪಂಡಿತರಿಗೂ ತುಂಬಾ ಕಷ್ಟವಾಗಿರತಕ್ಕದ್ದು ಒಂದೊಂದು ಯಾಗದ ಇನ್ನರ್ ಮೀನಿಂಗ್ ಗವಾಮಯನ ಅಂತ ಒಂದು ಗೋವುಗಳು ತಲೆಯಲ್ಲಿ ಕೊಂಬು ಬರಲಿಲ್ಲ ಅಂತ ಹೋಮ ಮಾಡಿದವಂತೆ ಕೆಲವಕ್ಕೆ ಹತ್ತು ತಿಂಗಳಿಗೆ ಬಂತು ಕೆಲವಕ್ಕೆ ಹನ್ನೆರಡು ತಿಂಗಳಿಗೆ ಬಂತು ಗವಾಮಯನದ ಮರ್ಮ ವೇದ ಸಂಸ್ಕೃತಿ ಪರಿಚಯ ಮೂರನೇ ಸಂಪುಟದಲ್ಲಿ ಬರೆದಿದ್ದೇನೆ ನೋಡಿ ಗೋವುಗಳಿಗೆ ತಲೆಯಲ್ಲಿ ಕೊಂಬರಲಿಲ್ಲ ಅಂತ ಯಾಗ ಮಾಡಿವೆ ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಬ್ರಾಹ್ಮಣರಿಗೆ ಇಂಥ ಮಂತ್ರ ಎಲ್ಲ ಇಟ್ಕೊಂಡಿದ್ದಾರಲ್ಲ ಮೇಲ್ನೋಟಕ್ಕೆ ಅಪವಿತ್ರನಾದವನಿಗೆ ತಿಳಿಯಲೇ ಇರಲಿ ಅಂತ ಒಂದರ್ಥ ಒಳಗೆ ಬಹಳ ಆಳವಾದ ಅರ್ಥ ವೇದ ನಮ್ಮೊಬ್ಬರು ಉಳಿಸಿಟ್ಟಿದ್ದಾರೆ ತಿಳಿಲಿ ಬಿಡಲಿ ಅದರಲ್ಲಿ ಅರ್ಥ ಇದೆ ಪೂರ್ವಿಕರು ಹೇಳಿದ್ದಾರೆ ಗಟ್ಟಿಯಾದ ಶ್ರದ್ಧೆಯಿಂದ ಉಳಿಸಿದ್ದೇವೆ ಉಳಿಸಿರೋದು ಬಹಳ ದೊಡ್ಡದು ಒಂದೂವರೆ ಸಾವಿರ ವರ್ಷ ಮುಸಲ್ಮಾನರು ಕ್ರೈಸ್ತರ ಆಕ್ರಮಣದಲ್ಲಿ ಉಳಿಸಿಟ್ಕೊಂಡಿದ್ದೇವೆ ಈಗ ಬಿಚ್ಚಿ ಅರ್ಥ ತಿಳ್ಕೊಳ್ಳೋದು ನಮ್ಮ ಪದ್ಧತಿ ವೇದಗಳ ಮೇಲೆ ಉಪನ್ಯಾಸವನ್ನು ಕೇಳಬೇಕು ನೀವು ವೇದಗಳ ಮೇಲೆ ಯಾರು ಉಪನ್ಯಾಸ ಮಾಡ್ತಾರೆ ನಾ ಮಾಡ್ತೀನಿ ಹತ್ತು ಹದಿನೈದು ಇಪ್ಪತ್ತು ದಿವಸ ವೇದಗಳ ಮೇಲೆ ಲೆಕ್ಚರ್ಸ್ ಕೊಟ್ಟಿದ್ದೇನೆ ಕೆಲವೆಲ್ಲ ಟೇಪ್ ಮಾಡಿದ್ದಾರೆ ಸ್ವಲ್ಪ ಅಂತರಾರ್ಥ ಬಿಚ್ಚಿ ಹೇಳಿದ್ರೆ ವೈದಿಕರ ಮನೆಯಲ್ಲಾದರೂ ವೇದ ಓದಬೇಕು ಅಂತ ಆಸೆ ಉಂಟಾಗುತ್ತೆ ಇಲ್ಲಿರೋ ವೈದಿಕರು ಬರೀ ಗೊಡ್ಡಾಗಿ ಉರು ಹಚ್ಚುತ್ತಾರೆ ಅರ್ಥ ತಿಳ್ಕೊಳ್ಳದೆ ಹೋಗ್ಬಿಡ್ತಾರೆ they have had the experience but missed its meaning ಅನ್ನೋ ಸ್ಥಿತಿ ಆಗ್ತಾ ಪ್ರಯೋಜನ ಆಗೋದಿಲ್ಲ ಬುದ್ಧಿರಾಚಾರ ವರ್ಜಿತ ರೇ ರಾವಣ ನಾನು ಯಾರಂತ ತಿಳ್ಕೊಂಡಿದ್ದೀಯೋ ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯಥ ಸೂರ್ಯನನ್ನ ಸೂರ್ಯನ ವರ್ಚಸ್ಸನ್ನ ಜ್ವಾಲೆಯನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತಿದ್ದೀಯೇ ಪ್ರಭಾವಾನ್ ಸೀತೆಯ ದೇವ್ಯ परमम् व्योमभास्करः जयत्याश्रितसन्त्रासध्वान्तविध्वंसनोदयः प्रभावान् सीतया देव्या ಪರಮವ್ಯೋಮಭಾಸ್ಕರಃ ಮೊದಲನೇ ಶ್ಲೋಕ ರಘುವೀರು ಕದ್ದಿದ್ದು ಅದರಲ್ಲಿ ರಾಮಾಯಣದ ಅರ್ಥವನ್ನೆಲ್ಲ ಹೇಳಿ ಪ್ರಭಾವಾಂ ಸೀತೆ ಅನ್ನೋದು ಪ್ರಭೆ ರಾಮ ಅನ್ನೋದು ಸೂರ್ಯ ಸೂರ್ಯ ಇಲ್ಲದೆ ಪ್ರಭೆ ಇಲ್ಲ ಪ್ರಭೆ ಇಲ್ಲದೆ ಸೂರ್ಯ ಇಲ್ಲ ಇದೇ ಮಾತ್ರ ರಾಮನು ಹೇಳ್ತಾಳೆ ಸೀತೆ ನನ್ನ ಪ್ರಭೆ ಇದ್ದಂತೆ ಅವಳನ್ನು ಬಿಟ್ಟಿರಲಾರೆ ಈ ಮಾತನ್ನ ರಾಮನು ಹೇಳ್ತಾನೆ ಅಗ್ನಿಪವೇ ಸಂದರ್ಭದಲ್ಲಿ ಇವೆಲ್ಲ ಮಹಾವಾಕ್ಯಗಳು ಆದ್ರಿಂದ ಸುಮ್ಮನೆ ಹೋಗ್ಬಿಡು ನಾ ಸಾಯ್ತೇನೆ ಹೊರತು ನೀವು ವಶ ಆಗೋದಿಲ್ಲ ಅಂತ ಹೇಳುವಾಗ ಅಲ್ಲಿ ಮಾಲಿನಿ ಅಂತ ಒಬ್ಬು ಇನ್ನೊಬ್ಬ ಹೆಂಡತಿ ಇದ್ದಳು ಮಾಲಿನಿ ಅಂದ್ರೆ ಲಕ್ಷ್ಮಿಗೆ ಹೆಸರು ಧಾನ್ಯ ಲಕ್ಷ್ಮಿ ಹೆಸರು ಅದು ಧಾನ್ಯವನ್ನು ಮಾಲೆ ಹಾಕ್ಕೊಂಡವಳು ಅವಳು ಮಂಡೋದ್ರಿ ಕಂಡ ಹಾಗೆ ಇದ್ದಳು ಅವಳಿಗೊಬ್ಬ ಮಗ ಅವನೇ ಅಕ್ಷಕುಮಾರ ಬ್ರಹ್ಮವಿದ್ಯೆ ಗೊತ್ತಿತ್ತು ಧರ್ಮಶಾಸ್ತ್ರ ಗೊತ್ತಿತ್ತು ಬ್ರಹ್ಮಾಸ್ತ್ರ ವಶವಾಗಿತ್ತು ರಾವಣನ ಮಕ್ಕಳಲ್ಲಿ ಸ್ವಲ್ಪ ಇದ್ದದರಲ್ಲಿ ಸರಿ ದಾರಿಯಲ್ಲಿದ್ದವನು ಅವನೊಬ್ಬನೇ ಅವನು ಹನುಮಂತನ ಕೈಯಲ್ಲಿ ಸಾಯ್ತಾನೆ ಅಕ್ಷಕುಮಾರ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ ಅವಳು ಬಂದು ಪರಿಶ್ವಜ ರಾವಣನ್ ತೊಬ್ಬಿಕೊಂಡು ಇವಳನ್ನ ಯಾತಕ್ಕೆ ಇಷ್ಟು ಹಿಂಸೆ ಮಾಡ್ತೀರಿ ಹೊಲದೇ ಇದ್ದರು ಹೆಂಗಸನ್ನ ನಿಮ್ಮನ್ನು ಬಯಸೋ ನಾನಿದ್ದೇನೆ ಬನ್ನಿ ಅಂತ ಉಪಾಯದಲ್ಲಿ ಕರ್ಕೊಂಡು ಹೋದ್ಲು ಸೀತಾದೇವಿಯ ಮಾನವನ್ನ ಪ್ರಾಣವನ್ನ ಆ ಕ್ಷಣ ಉಳಿಸಿದಳು ಹನುಮಂತ ಅದನ್ನು ನೋಡ್ದ ಅಂತೂ ಇಂಥ ಜನನೂ ಇದ್ದಾರಲ್ಲ ಈ ಊರಲ್ಲಿ ಆಮೇಲೆ ರಾವಣ ಎರಡು ಹೆಜ್ಜೆ ಹಿಂದೆ ಇಟ್ಟವನು ಎಲೆ ಸೀತೆ ನೀನು ಸೊಕ್ಕನ ಮುರಿದೇ ಇರೋದಿಲ್ಲ ಎರಡು ತಿಂಗಳು ವೇಳೆ ಕೊಟ್ಟಿದ್ದೇನೆ ಅಷ್ಟರಲ್ಲಿ ನೀನು ನನ್ನ ವಶವಾಗದೇ ಇದ್ರೆ ನಿನ್ನನ್ನು ಕೊಂಡು ಉಪ್ಪಿನಕಾಯಿ ಹಾಕಿಬಿಡ್ತೇವೆ ಬೆಳಿಗ್ಗೆ ಊಟಕ್ಕೆ ನಾನು ನಿನ್ನನ್ನು ತಿಂದು ಬಿಡ್ತೇನೆ ಅಂತ ಹೇಳ್ತಾ ಇದ್ದಾಗ ಉಳಿದ ರಾಕ್ಷಸ ಸ್ತ್ರೀಯರು ತುಂಬ ಉತ್ಸಾಹದಿಂದ ರಾವಣ ಹೊರಟ ಮೇಲೆ ಅವನು ಸುತ್ತ ಕೂತ್ಕೊಂಡು ಸೀತಾದೇವಿ ಸುತ್ತ ಭಜನೆ ಶುರು ಮಾಡಿದರು ಏನ್ ಭಜನೆ ರಾವಣಂ ಭಜ ಭರ್ತಾರಂ ಭರ್ತಾರಂ ಸರ್ವರಕ್ಷಸ ರಾವಣನನ್ನೇ ಗಂಡ ಮಾಡ್ಕೋ ರಾವಣನನ್ನೇ ಗಂಡ ಮಾಡ್ಕೋ ಈ ಕೆಟ್ಟ ಸಿನಿಮಾ ಹಾಡು ಹಾಕಿ ಹಾಕಿ ಹಾಕಿ ಹಾಕಿ ಬಸ್ ಬರಲಿಲ್ಲ ಅಂತ ಬಸ್ ಸ್ಟಾಪಲ್ಲಿ ನಿಂತಿರ್ತೀರಿ ಒಂದು ಗಂಟೆ ಕಾಲ ಇದನ್ನು ಕೇಳಿ ಕೇಳಿ ನೀವು ಮನೆಗೆ ಹೋದ ನಂತರ ನಿಮ್ಮ ತಲೆಯಲ್ಲೂ ಇದೇ ಬರುವಂತೆ ಇದು ಬ್ರೈನ್ ವಾಶ್ ಮಾಡುವ ಸಲುವಾಗಿ ಸೀತಾದೇವಿಗೆ ನೋಡಿದ್ರು ಸೀತಾದೇವಿ ಇನ್ನು ನಾನು ಬದುಕೋದು ಸರಿಯಿಲ್ಲ ನಾ ಪ್ರಾಣ ಬಿಡಬೇಕು ಎಂಬುದಾಗಿ ತನ್ನಲ್ಲಿ ತಾನೇ ಮಾತನಾಡಿಕೊಳ್ತಾಳೆ ಒಂದು ಸರ್ಗ ಶ್ರೀಮದ್ ರಾಮಾಯಣದಲ್ಲಿ ಕಂಬರಾಮಾಯಣದಲ್ಲಿ ಅತ್ಯಮೋಹವಾಗಿ ಮಾಡಿದ್ದಾರೆ ಸೀತಾದೇವಿಯ ದುಃಖ ಅದನ್ನು ಓದಿದರೆ ಎಂಥ ಪಾಷಂಡನೂ ಕರಗಿ ಹೋಗ್ತಾನೆ ಸೀತಾದೇವಿ ಆಡ್ತಕ್ಕಂಥ ಮಾತು ಆ ಪದ್ಯಗಳ ಸ್ವಾರಸ್ಯ ಕಂಬ ರಾಮಾಯಣದಲ್ಲಿ ಹತ್ತು ತಿಂಗಳು ನಮ್ಮ ಯಜಮಾನರು ಬರಲಿಲ್ಲ ಯಾಕೆ ಬರಲಿಲ್ಲ ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರು ನನಗೋಸ್ಕರ ಪ್ರಾಯಶಃ ಲಕ್ಷ್ಮಣನಿಗೆ ನಾ ಕೆಟ್ಟ ಮಾತು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಿಗೆ ಯಾರು ಹೇಳಿರಬೇಕು ಅಂತ ಕಾಣುತ್ತೆ ಲಕ್ಷ್ಮಣ ಅಂತೂ ಹೇಳೋನಲ್ಲ ಯಾರೋ ಹೇಳಿರಬೇಕು ಆದ್ದರಿಂದ ಬಿಟ್ಟುಬಿಟ್ಟಿದ್ದಾರೆ ದುಷ್ಟರ ಮನೆಗೆ ಹೋದು ಸ್ತ್ರೀ ಮತ್ತೆ ಯಾತಕ್ಕೆ ಬರಬೇಕು ನನಗೆ ಅಂತ ನಾನು ಬದುಕಿದ್ದರೂ ಒಂದು ವೇಳೆ ನನ್ನ ಗಂಡ ಕರ್ಕೊಂಡು ಹೋದ್ರೆ ಅಯೋಧ್ಯೆಯ ಜನ ನನ್ನನ್ನ ನಂಬುತ್ತಾರೆಯೋ ನಂಬೋದಿಲ್ಲವೋ ನೋಡಿ ಯಜ್ಞ ಪ್ರವೇಶದ ಕಥೆಯಲ್ಲೇ ಹೇಳಿಬಿಟ್ಟು ಸೀತಾದೇವಿ ವಾಲ್ಮೀಕಿ ರಾಮಾಯಣಕ್ಕಿಂತ ಮುಂದೆ ಹೋಗಿದ್ದಾರೆ ಕಮ್ಮನ ಆಟಾಳ್ವಾನ್ ಆದ್ರಿಂದ ನಾನು ಪ್ರಾಣವನ್ನು ಬಿಡುವುದೇ ಸರಿ ಅಂತ ತೀರ್ಮಾನ ಮಾಡಿಕೊಂಡು ಅಳ್ತಾ ಇದ್ದಾಳೆ ಹತ್ತಬೇಕು ಮೇಲೆ ನಿಂತು ಮರಕ್ಕೆ ಮೂರ್ನಾಲ್ಕು ಸಲ ತನ್ನ ನೀಳವಾದ ತಲೆಗೂದಲನ್ನು ಗಂಟು ಕಟ್ಟಿ ಕೊರಳಿಗೆ ಸುತ್ತಿಕೊಂಡು ನೆಗೆದು ಬಿದ್ದು ಸಾಯಬೇಕು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಮಹಾಲಕ್ಷ್ಮಿಯ ಸ್ಥಿತಿ ಆಗ ಅಲ್ಲಿ ವಿಭೀಷಣನ ಮಗಳೊಬ್ಬಳು ಕೂತಿದ್ಲು ಮಹಾ ಚಾಣಾಕ್ಷನಾದ ರಾವಣ ಸೀತೆಯನ್ನು ಹೆದರಿಸುವುದಕ್ಕೆ ಭಯಂಕರ ಕುರೂಪಿಗಳಾದ ರಾಕ್ಷಸಿಯರನ್ನೆಲ್ಲ ಸುತ್ತ ಇಟ್ಟದ್ದಲ್ಲದೆ ಇದು ಆತ್ಮಹತ್ಯೆ ಏನಾದ್ರು ಮಾಡಿಕೊಂಡಾಳು ಅಂತ ತಪ್ಪಿಸೋದಕ್ಕೆ ಆವಾಗ ಆವಾಗ ಒಳ್ಳೆ ಮಾತನ್ನಾಡುವ ಈ ವಿಭೀಷಣ ಕುಟುಂಬದವರನ್ನೂ ಕಾವಲು ಹಾಕಿದ್ದ ವಿಭೀಷಣನ ಹೆಂಡತಿ ಸರಮೆ ಎಂಬುದಾಗಿ ಏಕಾ ಕನ್ಯಾ ಅನಲಾನಾಮ ವಿಭೀಷಣನಿಗೆ ಬರೀ ಹೆಣ್ಣು ಮಕ್ಕಳು ಗಂಡು ಮಕ್ಕಳೇ ಇರಲಿಲ್ಲ ಅನಲೆ ಅಂತೊಬ್ಬಳು ಮತ್ತಿವಳು ತ್ರಿಜಟೆ ಸಣ್ಣ ಹುಡುಗಿ ಮೂರು ಜಡೆ ಹಾಕೊಳ್ತಾ ಇದ್ದಳು ಎರಡಲ್ಲ ತ್ರಿಜಟೆ ಅದು ಆಗಿನ ಕಾಲದ ಫ್ಯಾಷನ್ನು ಶುರು ಮಾಡೋಕೆ ಹೋಗಬೇಡಿ ಯಾರಾದರೂ ಹೊಸದಾಗಿ ಮೂರು ಕಡೆ ಜಡೆ ರಾಮಾಯಣದ ಕಾಲದಲ್ಲಿ ಸ್ತ್ರೀಯರಿಗೆ ಕೋಪ ಬಂದರೆ ಒಂದೇ ಜಡೆ ಹಾಕೊಳ್ತಿದ್ರು ಧರ ಸೀತಾದೇವಿ ಎಲ್ಲ ಉಲ್ಟಾಗಿಬಿಟ್ಟಿದೆ ಫ್ಯಾಷನ್ನು ಕಟ್ ಮಾಡ್ತಾರೆ ಜಡಿಯೇ ಬೇಡ ಎಲ್ಲ ಶಂಕರನ ಕೊಟ್ಬಿಡ್ತಾರೆ ಅವಳು ಬಂದು ಸುತ್ತಮುತ್ತ ಆಕಳಿಸ್ತಾ ಕೂತಿದ್ದರು ರಾತ್ರಿ ಎಲ್ಲ ನಿದ್ದೆಗೆಟ್ಟಿರುವ ರಾಕ್ಷಸ ಸ್ತ್ರೀಯರಿಗೆ ಹೇಳ್ತಾರೆ ಮುಟ್ಟಾಡ್ರೆ ಈ ರಾವಣ ಹೀಗೆ ಇರ್ತಾನೆ ಅಂತ ತಿಳ್ಕೊಂಡಿದ್ದೀರಾ ನೀವು ನನಗೊಂದು ಸ್ವಪ್ನ ಆಯಿತು ನೆನ್ನೆ ದಿವಸ ಕನ ಕಂಡೆ ಅಂತೋಳೀನ ದಿವ್ಯ ಪ್ರಬಂಧಗಳಲ್ಲಿ ಗೋದಾದೇವಿ ಕಂಡದ್ದು ಒಂದು ಕನಸು ರಾಮಾಯಣದಲ್ಲಿ ಸೃಜಜಯ ಕಂಡದ್ದು ಒಂದು ಕನಸು ಎರಡೂ ಒಂದೇ ತೂಕದ ಕನಸು ಇದರ ಮೇಲೆ ಪಂಡಿತರು ಬೇಕಾದಷ್ಟು ಇದನ್ನೇ ಕುರಿತು ಉಪನ್ಯಾಸ ಮಾಡಬಹುದು ಏನು ಕಂಡೆ ಕನಸಲ್ಲಿ ಒಬ್ಬಳು ಕೇಳಿದ್ಲು ಹೇಳ್ತೇನೆ ಕೇಳು ರಾಮಚಂದ್ರ ಬಿಳಿ ಬಟ್ಟೆಯನ್ನು ಉಟ್ಟುಕೊಂಡು ಲಕ್ಷ್ಮಣೇನ ಜೊತೆಯಲ್ಲಿ ಯುಕ್ತಾಂ ಹಂಸ ಸಹಸ್ರೇಣ ಸ್ವಯಮಾಸ್ಥಾಯ ರಾಘವ ಶುಕ್ಲಮಾಲ್ಯಾಂ ಬರದರಹ ಲಕ್ಷ್ಮಣೇನ ಸಹಾಗತಃ ನಮ್ಮ ಲಂಕೆಗೆ ಬಂದಾಗ ಸ್ವಪ್ನ ಕಂಡೆ ಏನು ಮಹಾ ವಿಷಯ ಅಂತ ಮುಂದೆ ಕೇಳು ಸೀತಾರಾಮನ ಜೊತೆಯಲ್ಲಿ ಅಯೋಧ್ಯೆಗೆ ಹೋದಂತ ಕನಸನ್ನು ಕಂಡೆ ಮತ್ತು ನಮ್ಮ ರಾವಣನ ಗತಿಯೇನು ರಾವಣ ಕೆಂಪು ಬಟ್ಟೆಯನ್ನು ಸುತ್ತಿಕೊಂಡು ಮೈಯೆಲ್ಲ ಎಣ್ಣೆ ಲೇಪನ ಮಾಡಿಕೊಂಡು ಕೈ ಬೊಗಸೆಯಲ್ಲಿ ಎಣ್ಣೆಯನ್ನು ಕುಡಿಯುತ್ತಾ ಹೇ ಸರಗತ್ತೆಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದಂತೆಯೂ ಗುಂಡಿಯಲ್ಲಿ ಬಿದ್ದಂತೆಯೂ ಕ್ರೂರ ರಾಕ್ಷಸಿ ಕೊರಳು ಬಿಗಿದಂತೆಯೂ ಹೀಗೆಲ್ಲ ಕನಸನ್ನು ಕಂಡೆ ನಾನು ಇದರ ಅರ್ಥ ಇನ್ನು ಸ್ವಲ್ಪ ದಿವಸಗಳಲ್ಲಿಯೇ ರಾವಣ ಸಾಯ್ತಾ ಇದ್ದಾನೆ ರಾಮನಿಗೆ ಒಳ್ಳೇದಾಗತ್ತೆ ಸೀತಾದೇವಿ ಒಳ್ಳೇದಾಗುತ್ತೆ ಇನ್ನು ಒಂದು ಕನಸನ್ನ ಕಂಡೆ ಇಷ್ಟು ಅದ್ಭುತವಾದ ಊರು ಕಟ್ಟಿದ್ದಾರೆ ದಗ್ಧ ರಾಮಸ್ಯ ದೂತೇನ ವಾರರೇಣ ತರಸ್ವಿನ ಒಬ್ಬ ರಾಮದೂತ ವಾನರೋತ್ತಮ ಈ ಊರಿಗೆ ಬಂದು ಲಂಕೆಯನ್ನು ಸುಟ್ಟಂತೆ ಕನಸು ಕಂಡೆ ಮೇಲಿದ್ದ ಹನುಮಂತ ಹೇಳಿದ ಹೌದು ಹೌದು ಮಾಡ್ತೇನೆ ಯೋಚನೆ ಮಾಡಬೇಡ ಈ ಸಜೆಷನ್ ಯಾರು ಕೊಟ್ಟರು ತ್ರಿಜಟೆ ಕನಸಾಯಿತು ಸಾತ್ವಿಕರ ಕನಸು ಅಂದ್ರೆ ಭಗವಂತನ ಸೂಚನೆ ಸೂಚಕಶ್ಚ ಹಿ ಶ್ರುತೇ ಬ್ರಹ್ಮಸೂತ್ರ ನೆನಸು ಮಾಡ್ತೇನೆ ದೇವರಿಚ್ಛೆ ರಾಮ ಹೇಳೋದು ಮರ್ತಿದ್ದ ಅಂತ ಕಾಣುತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿದ್ದಾನು ಸೂಚನೆ ಅಂತ ಹೇಳಿಕೊಂಡ ಅದಾದ ಮೇಲೆ ಇನ್ನೂ ಆಕರ್ಷ ಕೂತಿದ್ದಾರೆ ಇವರೆಲ್ಲ ರಾಕ್ಷಸೀಯರು ಕನಸು ಗಿನಸು ಏನೋ ಇಡ್ಲಿ ವಡೆ ತಿಂದಿರಬೇಕು ಅದರಿಂದ ವಾತರೋಗದಿಂದ ಬಂದಿರಬೇಕು ಕನಸೆಲ್ಲ ನಿಜವಾಗೋದುಂಟೆ ಅಂತ ಹೇಳ್ತಾ ಕೂತಿರುವಾಗ ತ್ರಿಜಟೆ ಹೇಳಿದಳು ವೇದಾಂತ ಸದೃಶವಾದ ವಾಕ್ಯವನ್ನು ಹೇಳಿದಳು ಲೇ ರಾಕ್ಷಸಿಯರೇ ರಾವಣ ಸತ್ತ ಮೇಲೆ ಈ ಸಮಾಚಾರ ಹೋಗುತ್ತೆ ರಾಮನಿಗೆ ಯಾರಮ್ಮ ನಿನಗೆ ತೊಂದರೆ ಮಾಡಿದವರು ಕೆಟ್ಟ ಮಾತಾಡಿದವರು ಈ ಊರಲ್ಲಿ ನಿಮ್ಮನ್ನೆಲ್ಲ ಹಿಡಿದು ನಿಲ್ಲಿಸಬೇಕಾಗುತ್ತೆ ಎದುರಿಗೆ ಒಬ್ಬೊಬ್ಬಳಿಗಿರುವುದು ಒಂದೇ ಮೂಗು ಒಂದೇ ಕಣ್ಣು ಒಂದೇ ಕಿವಿ ಆ ಇನ್ನೊಂದು ಹೋಗುತ್ತೆ ಈಗ ತನ್ನ ಪ್ರಿಯ ಪತ್ನಿಯನ್ನು ಹಿಂಸೆ ಮಾಡಿದ್ದಕ್ಕಾಗಿ ನಿಮ್ಮನ್ನು ಎಷ್ಟೊಂದು ಹಿಂಸೆಯಿಂದ ಕೊಲ್ತಾನೆ ರಾಮಚಂದ್ರ ನಿಮಗೇನಾದ್ರು ಪ್ರಾಣದ ಮೇಲೆ ಅಭಿಮಾನವಿದ್ದರೆ ಈಗಲೇ ನೀವು ಸೀತಾದೇವಿಯಲ್ಲಿ ಪ್ರಪತ್ತಿಯನ್ನ ಮಾಡಿರಿ ರಾಘವಾದ್ಯ ಭಯಂಗೋರಂ ಯುದ್ಧಕಾಂಡದಲ್ಲಿ ಬರೋ ಶರಣಾಗತಿ ಎಲ್ಲೇ ಬಂದ್ಬಿಡ್ತು ಧಿಯೋ ನ ಪ್ರಚೋದಯಾತ್ ಪ್ರಪದ್ಯೇ ಶ್ರೀಮತಿ ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಪ್ರಪದ್ಯಾರ್ಥ ಯುದ್ಧಕಾಂಡದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ರಾಘವಾಧ್ಯ ಭಯಂಘೋರಂ ರಾಕ್ಷಸಾನಾಮುಪಸ್ಥಿತಂ ಪ್ರಣಿಪಾತ ಪ್ರಸನ್ನಾಹಿ ಮೈಥಿಲಿ ಜನಕಾತ್ಮಜ ಒಂದ್ಸಲ ನಮಸ್ಕಾರ ಹಾಕಿಬಿಟ್ರೆ ಸಾಕು ದೇವರ ಹತ್ರ ಹೋಗೋಕೆ ಮುಂಚೆ ಪ್ರಾಕಾರದಲ್ಲಿ ಮಹಾಲಕ್ಷ್ಮಿ ಮತ್ತೊಂದು ಗುಡಿಯಲ್ಲಿರ್ತಾಳೆ ಅಲ್ಲಿನ ಪ್ರಪತ್ಯ ಮಾಡಿಬಿಟ್ರೆ ತಾಯಿ ಹೇಳ್ತಾಳೆ ಭಗವಂತನಿಗೆ ಇವನೇನೋ ತಪ್ಪು ಮಾಡಿದ್ದಾನೆ ನನ್ನಲ್ಲಿ ಕ್ಷಮೆ ಯಾಚನೆ ಮಾಡಿದ್ದಾನೆ ನಿಮ್ಮ ಹತ್ರ ಬರ್ತಾನೆ ನೀವು ಬೆದರಿಸೋಕೆ ಹೋಗಬೇಡಿ ಇವನನ್ನ ಅಂಗೀಕಾರ ಮಾಡಿ ಅಂತ ಗಂಡನ ಕಿವಿಯನ್ನು ಹಿಂಡಿ ಅವನನ್ನು ಸರಿ ಮಾಡಿಕೊಂಡು ಅಸಳೆ ತಪ್ಪು ಮಾಡಿಬಿಟ್ಟಲ್ಲ ನೀನು ತಪ್ಪಾಯಿತು ಅಂತ ಹೇಳೋ ಅಪ್ಪನಲ್ಲಿ ಹೋಗಿ ಹೇಳೋ ಅಂತ ಪ್ರಣಿಪಾತ ಪ್ರಸನ್ನ ಅದಕ್ಕೆ ಲಕ್ಷ್ಮೀ ಪ್ರಭತಿ ಮೊದಲು ಮಾಡ್ತೇವೆ ಆಮೇಲೆ ಭಗವಂತನಲ್ಲಿ ಹೋಗುವುದು ತಿರುಚಾನೂರಿಗೆ ಹೋಗಿ ಬೆಟ್ಟವನ್ನು ಹತ್ತಬೇಕು ತಿರುಪತಿ ಟೈಮ್ ಇಲ್ಲ ಕಂಕಣ ಬೇರೆ ಕಟ್ತಾರೆ ಸುದರ್ಶನ್ ಅದಕ್ಕೋಸ್ಕರ ಮೊದಲೇ ಬೆಟ್ಟಕ್ಕೆ ಹೋಗಿ ಆಮೇಲೆ ತಾಯಿ ಹತ್ರ ಬರ್ತೀರಿ ಇದು ಕ್ರಮ ಅಲ್ಲ ಮೊದಲು ತಿರುಚಾನೂರಿಗೆ ಹೋಗಬೇಕು ಲಕ್ಷ್ಮೀ ಪ್ರಪತ್ತಿ ಮಾಡಿ ಅಮ್ಮ ಬೆಟ್ಟ ಹತ್ತಾ ಇದ್ದೇನೆ ಬಸ್ಸಲ್ಲಿ ಹೋಗ್ತೇನೆ ನಿರ್ವಿಘ್ನವಾಗಿ ಸಾಮಾನೇನೂ ಕಳೆದು ಹೋಗದೆ ಇರೋ ಹಾಗೆ ದೇವರು ಸೇವೆ ಮಾಡಿಸು ಬೆಳ್ಳಂಡಿ ಹೇಳಿಸಿ ಇರೋ ಮಾಡು ಇಲ್ಲಿ ಕೇಳಿಕೊಂಡು ಹೋಗಬೇಕು ಹೋದವರು ಚೆನ್ನಾಗಿ ಸೇವೆಯಾಗುತ್ತೆ ಇದು ಕ್ರಮ ಯಾವಾಗಲೂ ಅಸ್ತುತೆ ತಯ ಇವ ಸರ್ವಂ ಸಂಪತ್ಸತೆ ಇಲ್ವೇ ಭಗವನ್ನಾರಾಯಣಾಭಿಮತಾನುರೂಪ ಸ್ವರೂಪ ರೂಪ ಗುಣವಿಭವ ಐಶ್ವರ್ಯಶೀಲಾಜ್ಜನ್ಮದಿಕ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಯಾಂ ಭಗವತೀಂ ಶ್ರೀಯಂದೇವೀಂ ನಿತ್ಯಾನಪಾಯಿನೀಂ ಜರವದ್ಯಾಂ ದೇವದೇವ ದಿವ್ಯಮಹಿಷೀಂ ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಶರಣ್ಯ ಶರಣಃ ಶರಣಮಹಂ ಪ್ರಪದ್ಯೆ ಯಾಕೆ ಬಂದ್ರಿ ಅಂತ ಕೇಳಿದರು ಪಾರಮಾರ್ಥಿಕೀ ಭಗವಚ್ಚರಣಾರವಿಂದ ಶರಣಾಗತಿ ಯಥಾವಸ್ಥಿತ ಅವಿರತ ಅಸ್ತು ಮೇ ಶರಣಾಗತಿ ಮಾಡಬೇಕು ಆ ದಾರಿನೂ ಗೊತ್ತಿಲ್ಲ ಅದು ಹೇಗಾಗಬೇಕು ಸರಿಯಾಗಿ ಮಾಡಿಸು ತಾಯಿ ಅಸ್ತುತೆ ತಯೈವ ಸರ್ವಂ ಸಂಪತ್ಸತೆ ಅವಳೆಯ ಸನ್ಮೇಲೆ ಹೋಗ್ಬೇಕು ಭಗವಂತನ ಹತ್ರ ವ್ಯವಹಾರದಲ್ಲಿಯೂ ಹಾಗೆಯೇ ಫೀಸ್ ಕಟ್ಟು ಅಂತ ತಂದೆ ದುಡ್ಡು ಕೊಟ್ಟಿರ್ತಾನೆ ಎರಡು ಸಾವಿರ ರೂಪಾಯಿ ಈ ಮಗು ಕ್ಯೂ ನಿಲ್ಲುವಾಗ ಯಾರೋ ಪೇಕ್ ಪ್ಯಾಕೆಟ್ ಮಾಡಿಬಿಟ್ರು ಕಾಲೇಜು ಪ್ಯಾಕೆಟ್ ಮಾಡುವ ಜಾಗ ಪ್ರಧಾನ ಸ್ಥಾನ ಅದು ಮಗು ಪೆಚ್ಚಮೋರೆ ಹಾಕೊಂಡ ಮನೆಗೆ ಬಂದ ಇವತ್ತು ಲಾಸ್ಟ್ ಡೇಟ್ ಬೇರೆ ನಾಳೆ ಫೈನ್ ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಒಂದೆರಡು ರೂಪಾಯಿ ಇಲ್ಲ ಏನು ಮಾಡೋದು ಅಮ್ಮ ನೋಡಿದ್ಲು ಯಾಕೋ ಕ್ಲಾಸ್ಗೆ ಹೋಗ್ಲಿಲ್ವೇನೋ ಹೋಗಿದ್ನಮ್ಮ ಮತ್ತೆ ಯಾಕೋ ಬೇಗ ಬಂದೆ ಇವತ್ತು ಏನೋ ಆಯಿತು ಒಂದು ಏನಾಯಿತೋ ಬಾರೋ ಕಾಫಿ ಕೊಡ್ತೀನಿ ಬೇಡ ಕಾಫಿ ಬೇಡ ಟೀ ಬೇಡ ಅಪ್ಪನ ಭಯ ನನಗೆ ಯಾಕೆ ಅಪ್ಪನ ಭಯ ಏನು ಮಾಡಿದ್ದೀಯೇ ಕ್ಯೂ ನಿಂತಿದ್ದೆ ಕಟ್ಟಬೇಕು ಅಂತ ದುಡ್ಡು ಹೋಗ್ಬಿಡುತ್ತಮ್ಮ ಅಡಪಾವಿ ಕಷ್ಟಪಟ್ಟು ದುಡ್ಡು ಕಾಣೋ ನಿಮ್ಮಪ್ಪಂದು ಲಂಚ ಅಲ್ಲ ಆ ಎರಡು ಸಾವಿರ ರೂಪಾಯಿ ಹಾಳು ಮಾಡಿದ್ದೀಯಾ ಸುಮ್ಮನೆರು ನಿಮ್ಮ ಅಪ್ಪನ ಹೇಳಬೇಡ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಮನೆ ಕೃತ್ಯಕ್ಕೆ ಅಂತ ಕೊಟ್ಟಿದ್ದರಲ್ಲಿ ಮಿಗಿಸಿಟ್ಟಿದ್ದು ಲಂಚ ಅಲ್ಲ ಇದನ್ನು ನಾಳೆ ಕಟ್ಟು ಕಟ್ಟಿದ ಮೇಲೆ ಎರಡು ದಿವಸ ಬಿಟ್ಟ ಮೇಲೆ ಅಪ್ಪನಿಗೆ ಹೇಳು ಅಪ್ಪ ಹೀಗೆಲ್ಲ ತಪ್ಪಾಯಿತು ಇನ್ಮೇಲೆ ಮಾಡೋದಿಲ್ಲ ಅಂತ ಹೇಳು ಅಷ್ಟೊತ್ತಿಗೆ ಅಪ್ಪನ ಕಿವಿ ಹಿಂಡಿಸರ ಮಾಡಿಡ್ತೇನೆ ಅಂತ ತಾಯಿ ಹೇಳುವಂತೆ ಪಿಳ್ಳಲೋಕಾಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ ತಾಯಿ ಒಳ್ಳೆ ತಾಯಿ ಹೇಗಿರ್ತಾಳೆ ಅಳುವ ಮಗುವನ್ನು ಒಂದು ಕೈಯಲ್ಲಿ ತೊಟ್ಲಾಡಿಸ್ತಾ ಗಂಡನ ಹಾಸಿಗೆಯನ್ನು ಬಿಡದೇ ಇರುವ ತಾಯಿಯಂತೆ ಇದೇ ಉದಾಹರಣೆ ವೇದಾಂತೇಶಕರು ಕೂಡ ತಮ್ಮ ರಹಸ್ಯ ಗ್ರಂಥಗಳಲ್ಲಿ ಹೇಳ್ತಾ ಈ ಕಡೆ ಗಂಡನನ್ನು ಬಿಡಲಾರಳು ಈ ಕಡೆ ಅಳುವ ಮಕ್ಕಳನ್ನೂ ಬಿಡಲಾರಳು ಮಹಾತಾಯಿ ಇದು ಲಕ್ಷ್ಮೀ ವಿಷಯ ಹೇಳ್ತಾ ಇದೆಯಪ್ಪ ಸುಂದರಕಾಂಡ ಅದು ಸುಂದರ ಲಕ್ಷ್ಮೀ ತತ್ವ ಪ್ರಕಾಶಕವಾದದ್ದು ಅಲಮೇಶ ಪವಿತ್ರ ತುಂ ರಾಕ್ಷಸೀರ್ ಮಾತೋ ಭಯಾತ್ ಎಷ್ಟು ಗಡಿಬಿಡಿಯಾದರೂ ನಾನು ಪ್ರತಿನಿತ್ಯ ಶ್ರೀ ಸೂಕ್ತ ಬೆಳಗ್ಗೆ ಹೇಳೋದನ್ನು ಬಿಡೋದಿಲ್ಲ ರೈಲಲ್ಲಿರಲಿ ಬಸ್ಸಲ್ಲಿರಲಿ ಎಲ್ಲೇ ಇರಲಿ ಐವತ್ತು ವರ್ಷದಿಂದ ಪ್ರತಿನಿತ್ಯ ಶ್ರೀ ಸೂಕ್ತ ಪಾರಾಯಣ ಅವಕಾಶ ಆದರೆ ಪುರುಷ ಸೂಕ್ತ ಇಲ್ಲದಿದ್ದರೆ ಪುರುಷ ಸೂಕ್ತ ಬಿಟ್ಟೇನು ಶ್ರೀ ಸೂಕ್ತ ಬಿಡುವುದಿಲ್ಲ ಸ್ವಸ್ತಿ ಸ್ವಸ್ತಿಶ್ರೀರ್ದಿಶತಾದಶೇಷ ಜಗತಾಂ ಕೂರುತ್ತಾಜವಾನ್ ಶ್ರೀವತ್ಸ ಚಿನ್ನಮಿಶ್ರು ಎಂಟು ಶ್ಲೋಕ ಬರೆದಿದ್ದಾರೆ ಏನು ಕಷ್ಟ ಇಲ್ಲ ಬರೀ ಎಂಟು ಶ್ಲೋಕ ಸಕಲ ಅರ್ಥಸಿದ್ಧಿ ಆ ಪಂಚಸ್ತವಿಗಳಲ್ಲಿ ಐದು ಸ್ತೋತ್ರದಲ್ಲಿ ಕೂರುತ್ತಾಳುವ ಅನುಗ್ರಹ ಮಾಡಿದ ಸ್ತೋತ್ರ ಯಸ್ಯಾವೀಕ್ಷ ಮುಖಂ ತದಿಂಗಿತ ಪರಾಧೀನೋ ವಿಧತ್ತೆ ಕೆಲಂ ಕ್ರೀಡೆಯಂ ಖಲು ನಾಣ್ಯಥಾಸ್ಯರ ಸದಾ ಶಾದಯೀಕರಸ್ಯಾತ್ತಯ ಲಕ್ಷ್ಮೀ ತತ್ವ ಅದನ್ನು ಕುರಿತು ಪರಾಶರ ಭಟ್ರು ಈ ಒಂದೇ ತತ್ವದ ಮೇಲೆ ಶ್ರೀಗುಣರತ್ನಕೋಶ ಅಮೋಘವಾದ ಲಕ್ಷ್ಮೀ ಸ್ತುತಿಯನ್ನು ಬರೆದ್ರು ಮಾತರ್ಮೈಥಿಲಿ ಶ್ಲೋಕ ಗೊತ್ತಿದೆಯೇ ಮಾತರ್ಮೈಥಿಲಿ ರಾಕ್ಷಸೀ ಸ್ತುತಿ ತದೈವ ಆರ್ದ್ರಾಪರಾಧ ಸ್ವಯಂ ರಕ್ಷಂತ್ಯ ಪವನಾತ್ಮಜಾತ ಲಘುತರ ರಾಮಸ್ಯ ಗೋಷ್ಠೀಕೃತ ಕಾಕಂ ತಂಚ ವಿಭೀಷಣಂ ಶರಣಮಿತಿ ಉಕ್ತಿ ವಕ್ಷತಃ ರಕ್ಷತ ಸಾನ ಸಾಂದ್ರ ಮಹಾಗಸ ಸುಖಯತು ಕ್ಷಾಂತಿಸ್ತವಾಗಸ್ಮಿಗಿ ಅಮ್ಮ ತಾಯಿ ನಿನ್ನ ಗಂಡ ರಾಮಚಂದ್ರನೂ ಒಂದು ಕಾಗೆಯನ್ನು ಕಾಪಾಡಿದ ವಿಭೀಷಣನೂ ಕಾಪಾಡಿದ ತಾಯಿ ನೀನು ರಾಕ್ಷಸ ಸ್ತ್ರೀಯರನ್ನು ಕಾಪಾಡಿದೆ ವ್ಯತ್ಯಾಸವನ್ನು ನೋಡು ಚಿಲಿ ರಾಕ್ಷಸೀ ತ್ವಯಿ ತದೈವ ಅರ್ಧ ಅಪರಾಧ ಸ್ವಯಂ ರಾಕ್ಷಸ ಸ್ತ್ರೀಯರು ಸೀತೆಯ ಮುಸುಡಿಯನ್ನು ತಿವೀತಿದ್ದಾರೆ ಲೇ ನಿನಗೇನ್ ರೋಗ ರಾವಣ ಕೇಳಿದ್ದಾನೆ ಅವನ ಹಾಸಿಗೆ ಹಸೋದು ನಿನಗೇನ್ ರೋಗ ಅಂತ ಬೈತಾ ಇದ್ದಾರೆ ಚುಚ್ಚುತ್ತಾ ಇದ್ದಾರೆ ಶರಣಾಗತಿ ಮಾಡಿ ಅಂತ ಹೇಳಿದಳೆ ಹೊರತು ತ್ರಿಜಟೆ ಸೊಕ್ಕಿನಿಂದ ಮುಖ ತಿರುಗಿಸಿಕೊಂಡ್ರು ಶರಣಾಗತಿ ಮಾಡಲಿಲ್ಲ ಆರ್ದ್ರಾಪರಾಧಾಹ ಅವರ ಅಪರಾಧ ಇನ್ನೂ ಅಡಿಗೆ ಇರಲಿಲ್ಲ ರಾವಣ ಸತ್ತು ಮೇಲೂ ಒಡಗಲಿಲ್ಲ ಇಲ್ಲಿ ಸತ್ತು ಮೇಲೂ ಬಾಲ ಆಡುವಂತೆ ಹನುಮಂತ ಸೀತೆಯ ಒಳ್ಳೆಯ ಸಮಾಚಾರ ಹೇಳಬೇಕು ರಾವಣ ಸತ್ತ ಅಂತ ಬರುವಾಗಲೂ ಇನ್ನೂ ಚುಚ್ಚುತ್ತಾ ಇದ್ದಾರೆ ಆರ್ದ್ರಾಪರಾಧಾಹ ರೆಡ್ ಹ್ಯಾಂಡೆಡ್ ಹಿಡಿದು ಬಿಟ್ಟ ಹನುಮಂತ ನಮ್ಮ ತಾಯಿಯನ್ನು ತೊಂದರೆ ಮಾಡ್ತಿದ್ದಾರೆ ರಕ್ಷಂತ್ಯ ಪವನಾತ್ಮಜಾತೆ ಹನುಮಂತನಿಂದ ಕಾಪಾಡಿದಳು ತಾಯಿ ಅಪ್ಪ ಅವ್ರನ್ನ ಬಿಟ್ಬಿಡು ಅವ್ರನ್ನ ಯಾಕೆ ಹೊಡಿತೀಯೇ ಅವ್ರನ್ನ ಯಾಕೆ ಚುಚ್ಚೀಯೇ ತಲೆ ಕೂದಲು ಕೇಳ್ತೇನೆ ಹಲ್ಲು ಉದುರಿಸ್ತೇನೆ ಅಂತಿದ್ದ ಹನುಮಂತ ಚೇ ಚೇ ಛೇ ಅವ್ರ ತಂಟೆಗೆ ಹೋಗ್ಬೇಡಪ್ಪ ಲಘು ತರಹ ರಾಮಸ್ಯ ಗೋಷ್ಠೀಕೃತ ಇವರೆಲ್ಲ ರಾಮ ಭಕ್ತರಪ್ಪ ಅಂದ್ಬಿಟ್ಲು ಸೀತಾದೇವಿ ತನಗೆ ಹಿಂಸೆ ಮಾಡಿದವರನ್ನ ಇವರು ರಾಮಭಕ್ತರು ದೊರೆ ಹೇಳಿದಾಗ ಕೇಳ್ತಾರೆ ದೊರೆ ದುಷ್ಟನೇ ಹೊರತು ಇವರೆಲ್ಲ ಏನ್ ತಪ್ಪು ಮಾಡಿದವರೆಲ್ಲ ಬರೀ ಐ ಎ ಎಸ್ ಆಫೀಸರಪ್ಪ ಜೆಡಿಎಸ್ ಆದರೂ ಬರಲಿ ಕಾಂಗ್ರೆಸ್ ಆದರೂ ಬರಲಿ ಐ ಎ ಐ ಪಿ ನವರು ಹಾಗೆ ಇರ್ತಾರೆ ಅವ್ರ ತಪ್ಪೇನು ಮಾಡ್ತೀಯ ಅಂತ ಹೇಳುವಂತೆ ವ್ಯವಹಾರದಲ್ಲಿ ಅವರನ್ನು ಬಿಡಿಸಿದಳು ಅವರು ಶರಣಾಗತಿ ಮಾಡಲೇ ಇಲ್ಲ ಈ ರಾಕ್ಷಸಿಯರು ತ್ರಿಜಟೆ ಹೇಳಿದ ಮಾತನ್ನು ಕೇಳಿ ಹಾಗೇನಮ್ಮ ರಾಮ ಬಂದು ನನ್ನನ್ನು ಕರ್ಕೊಂಡು ಹೋಗೋದಾದ್ರೆ ರಾವಣ ಸಾಯೋದಾದ್ರೆ ತಾಯಿ ತ್ರಿಜಟೆ ಮಗು ಅವರು ಪ್ರಪತ್ತಿ ಮಾಡದೇ ಇದ್ರು ಬೇಡ ನೀ ಹೇಳಿದೆಲ್ಲ ಇದೆ ಸಾಕು ಖಂಡಿತ ಅವರನ್ನು ಕಾಪಾಡ್ತೇನೆ ಅಂತ ಅಭಯವನ್ನು ಕೊಟ್ಟು ಬಿಟ್ಲು ಪ್ರಪತ್ತಿ ಮಾಡದೇ ಇದ್ದವರಿಗೆ ಅಭಯವನ್ನು ಕೊಟ್ಟಳು ತಾಯಿ ನಿನ್ನ ಕರುಣೆಯಲ್ಲಿ ಕಾಕಂ ತಂಚ ವಿಭೀಷಣಂ ಆ ಕಾಗೆಯನ್ನು ಮೂರು ಲೋಕ ಓಡಿಸಿ ಉಸಿರುಗಟ್ಟಿ ಕೊನೆಗೆ ಬಂದು ಬಿದ್ದ ಮೇಲೆ ಕಾಪಾಡಿದ ರಾಮಚಂದ್ರ ನೋಡಿಕೊ ನಿನ್ನ ಕರುಣೆ ಹೆಚ್ಚೋ ಅವನ ಕರುಣೆ ಹೆಚ್ಚೋ ವಿಭೀಷಣಂ ಆಕಾಶ ನಿಲ್ಲಿಸಿ ಅಡಿ ಬಟ್ಟೆ ಕುತ್ತು ಅಂತ ವಾಹನದೆಲ್ಲ ಹೇಳಿದ ಮೇಲೆ ಅಭಯವನ್ನ ಕೊಟ್ಟ ರಾಮನೇ ಡಿಲೇ ಮಾಡ್ತಾನೆ ತಾಯಿ ನಿನ್ನ ಕರುಣೆ ಕ್ಷಾಂತಿ ತವ ಆಕಸ್ಮಿಕಿ ಆಕಸ್ಮಿಕಿ ಏನೂ ಕಾರಣವನ್ನು ಹುಡುಕದೇ ಇರುವ ಕರುಣೆ ನಿರ್ಹೇತುಕ ಕರುಣೆ ತಾಯಿ ಕರುಣೆ ಮಕ್ಕಳನ್ನ ಯಾಕೆ ಕಾಪಾಡ್ತಾಳೆ ಗೊತ್ತಿಲ್ಲ ಅವಳಿಗೆ ಆ ಮಗು ಇಷ್ಟೆಲ್ಲ ತಪ್ಪು ಮಾಡಿದೆ ಹುಚ್ಚಾಗಿದೆ ಬಪ್ಪಾಗಿದೆ ಆಸ್ಪತ್ರೆಗೆ ಸೇರಿಸಿದ್ದೇವೆ ತನ್ನ ತಪ್ಪಿನಿಂದ ಏನೋ ಆಕ್ಸಿಡೆಂಟ್ ಸಿಕ್ಕಾಕೊಂಡ ಯಾಕೆ ಮಾಡ್ತೀಯ ನೀವಂದ್ರೆ ಕೇಳ್ತೀರಾ ನಿಮ್ಮ ಮಗು ಅದು ಅದು ಹುಚ್ಚಾದರೂ ಬೆಪ್ಪಾದರೂ ಏನೇ ಮಾಡಿದ್ರು ಅದು ನನ್ನ ಮಗು ಅನ್ನುವ ಪಾಶ ಇದೆಯಲ್ಲ ಅದು ತಾಯಿಯೇ ಪಾಶ ಅದಕ್ಕೆ ತಾಯಿ ತತ್ವ ಈ ಮದರ್ ಪ್ರಿನ್ಸಿಪಲ್ ಇದೆಯಲ್ಲ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಶಾಕ್ತ ಸಂಪ್ರದಾಯದಲ್ಲಿ ಅದ್ವೈತ ಸಂಪ್ರದಾಯದಲ್ಲಿ ಎಲ್ಲದರಲ್ಲಿ ತಾಯಿ ತಾಯಿ ತಾಯಿ ಭಾರತೀಯರಲ್ಲಿ ತಾಯಿ ಬಿಟ್ಟರೆ ತಂದೆ ಮೊದಲು ಮಾತ್ರ ದೇವೋಭವ ಆಮೇಲೆ ಪಿತೃದೇವೋಭವ ಆ ಈ ತಾಯಿ ತತ್ವಕ್ಕೆ ಇಷ್ಟು ಬೆಲೆ ಕೊಟ್ಟಿದ್ದಾರೆ ಸಾನ ಸಾಂದ್ರ ಮಹಾಗಸಸ್ಸು ಕಯತು ಕ್ಷಾಂತಿ ಸ್ತವಾಕಸ್ಮಿಕಿ ಈ ಪ್ರಸಂಗ ಮುಂದೆ ಬರುತ್ತೆ ಇಷ್ಟು ದೀರ್ಘವಾಗಿ ಹೇಳಿದ್ರೆ ಕಾಂಡ ಮುಗಿಯೋದಿಲ್ಲ ಅಂತ ನನಗೆ ಗೊತ್ತು ಆ ತಾಯಿ ಏನ್ ಮಾಡ್ತಾಳೋ ಮಾಡಿ ಇಷ್ಟು ಹೇಳಿದ್ಲು ಅವರು ಮುಸುಳಿ ತಿರುಗಿಸ್ಕೊಂಡಿದ್ರು ಆದರೆ ಸೀತಾದೇವಿ ಹೇಳಿಬಿಟ್ಲು ನೀ ಹೇಳೋ ಮಾತು ಈ ಕನಸು ನಿಜವಾಗಿದ್ದರೆ ತತಸ್ಸಾ ಶ್ರೀಮತಿ ಬಾಲ ಭರ್ತೃ ವಿಜಯ ಹರ್ಷಿತ ಅವೋಚತೆ ಯದಿ ತತ್ಸತ್ಯಂ ಭವೇಯಂ ಶರಣಂ ಹಿವಹ ನೀ ಹೇಳಿದ ಮಾತುಜವಾಗಿದ್ರೆ ಭವೇಯಂ ಶರಣಂ ನಿನಗೆ ನಿಮಗೆ ನಾನು ಅಭಯವನ್ನು ಕೊಟ್ಟಿದ್ದೇನೆ ಇಲ್ಲ ಅಡ್ವಾನ್ಸ್ ಅಭಯ ಕೊಟ್ಟುಬಿಟ್ಲು ಪಕ್ಷಿ ಚಶಾಖಾ ನೆಲಯ ಪ್ರಹೃಷ್ಟ ಅಷ್ಟೊತ್ತು ಒಂದು ಪಕ್ಷಿ ಕೂತಿತ್ತು ಶಕುನದ ಪಕ್ಷಿ ಸೀತಾದೇವಿ ಕೂತಿದ್ದು ಮರದ ಮೇಲ್ಗಡೆ ಪುನಃ ಪುನಃ ಉತ್ತಮ ಸಾಂತ್ವವಾದಿ ಆ ಶಕುನದ ಪಕ್ಷಿ ಹೇಳ್ತಿತ್ತಂತೆ ಸೀತೆ ಈ ಕನಸು ನಿಜ ಆಗ್ತದಮ್ಮ ನೀ ಹೆದರಬೇಡ ನೀ ಹೆದರಬೇಡ ಎಂಬುದಾಗಿ ಸುಸ್ವಾಗತ ಚಮುದೀರಯಾಣ ಸ್ವಾಗತ ಕೊಡ್ತಾ ಇದೆ ನಮ್ಮೂರ ಲಂಕೆಗೆ ಬಂದಿದ್ದು ಯಾರು ಸ್ವಾಗತ ಮಾಡಲಿಲ್ಲ ತಾಯಿ ಇದೋ ನಾ ಸ್ವಾಗತ ಮಾಡ್ತಾ ಇದ್ದೇನೆ ಪುನಃ ಪುನಃ ಚೋದಯತೀವ ಹೃಷ್ಟ ಇಲ್ಲಿ ಪಕ್ಷಿ ಅಂದ್ರೆ ಮೇಲಿದ್ದ ಹನುಮಂತ ಅಂತ ಅರ್ಥ ಮಾಡ್ತಾರೆ ಇದು ಸದಾಚಾರ್ಯ ಮಾಡುವ ಕೆಲಸ ಸಾಂತ್ವನವನ್ನು ಹೇಳುವುದು ಕಷ್ಟದಲ್ಲಿರೋರಿಗೆ ಹೆದರಬೇಡಿ ದೇವರಿದ್ದಾನೆ ಕಷ್ಟ ಹೇಳ್ಕೊಳ್ತಾರೆ ಗುರುಗಳಲ್ಲಿ ಕಷ್ಟ ಹೇಳ್ಕೊಳ್ಳೋಕೆ ಹೋಗ್ತಾರೆ ಎಷ್ಟೋ ಜನ ಗುರುಗಳು ಮಾಡಬೇಕಾದ ಕೆಲಸ ಅದೆಲ್ಲ ಆಗುತ್ತೆ ಎಷ್ಟು ದಕ್ಷಿಣೆ ತಗೊಂಡ್ಬಂದಿದ್ದೀರಿ ಭಿಕ್ಷೇತಿ ಶಿಷ್ಯ ಜನ ರಕ್ಷಣ ದಕ್ಷಿಣೇತಿ ಹನ್ನೆರಡನೇ ಶತಮಾನದಲ್ಲಿ ವೇದಾಂತ ದೇಶಕರು ಸನ್ಯಾಸಿಗಳನ್ನು ರೆಡಿಕ್ಯೂಲ್ ಮಾಡಿದರು ಭಿಕ್ಷ ನನಗೆ ಭಿಕ್ಷೆ ಕೊಡುವಂತಾರೆ ಎಷ್ಟು ಹದಿನೈದು ಸಾವಿರ ರೂಪಾಯಿ ಒಂದು ದಿವಸಕ್ಕೆ ನಮ್ಮ ಮನೆಗೆ ಹುಲ್ಲು ಹಾಕಿ ನಮ್ಮ ಕುದುರೆಗಿಷ್ಟು ಹಾಕಿ ಪೀಠ ತೆಗೆದುಕೊಂಡು ನೋಡಿ ಮಂಟಪ ಮಾಡೋವನಿಗಿಡಿ ಭಿಕ್ಷ ಸನ್ಯಾಸಿಗಳು ಭಿಕ್ಷೇತಿ ಶಿಷ್ಯ ಜನರಕ್ಷಣ ದಕ್ಷಿಣೇತಿ ನಮ್ಮ ಕಡೆ ಒಂದು ಐದುನೂರು ಜನ ಶಿಷ್ಯರ ಜೊತೆ ಬಂದಿದ್ದಾರೆ ಮೂರು ಲಾರಿಯಲ್ಲಿ ಅವರಿಗೆಲ್ಲ ಊಟ ಹಾಕಿ ಶಾಠೀತಿ ಕಾಷಾಯಕ್ಕೆ ಕೈಯಲ್ಲಿ ದುಡ್ಡು ಕೊಟ್ಬಿಡಿ ಕಾಷಾಯ ಕೊಟ್ಟರಾಗೋದಿಲ್ಲ ದುಡ್ಡೇ ಕೊಟ್ಬಿಡಿ ಶಾಶ್ವತ ಮಠೋಪದಿ ಕಲ್ಪನೇತಿ ದೊಡ್ಡ ಕಲ್ಲು ಕಟ್ಟಡ ಕಟ್ತಾ ಇದ್ದೇವೆ ದುಡ್ಡು ಕೊಡಿ ಹೀಗೆ ಪೀಡಿಸಿದ್ರು ಸನ್ಯಾಸಿಗಳು ಯಾರು ಹೋಗ್ತಾರೋ ಅವ್ರ ಹತ್ರ ಶಾಸ್ತ್ರ ಇರ್ಬೋದು ಜ್ಞಾನ ಇರ್ಬೋದು ಸನ್ಯ ಯಾಕೆ ಮಾತು ನಂದು ಕಠಿಣ ಅಂತ ನಿಮಗೆ ತಿಳ್ಕೋಬೇಡಿ ನಾನು ಸಂಪ್ರದಾಯವಾದಿಯಾಗಿದ್ದರೂ ಕೆಲವು ವಿಷಯಗಳಲ್ಲಿ ಖಂಡು ತುಂಡವಾಗಿ ಹೇಳ್ತೇನೆ ಯಾಕೆ ವೇದಾಂತ ದೇಶಕರನ್ನು ನಂಬಿದವನು ನಾನು ಆ ದೇಶಕರ ವಾಕ್ಯವನ್ನು ಅನುಸರಿಸಿ ಪ್ರಮಾಣಬದ್ಧವಾಗಿ ಹೇಳ್ತೇನೆ ಯಾವ ಸನ್ಯಾಸಿ ನಮ್ಮ ರಂಗಪ್ರಿಯ ಸ್ವಾಮಿಗಳು ಹಾಗೆ ಸುಲಭವಾಗಿರ್ತಾರೆ ನೋಡಿ ಮನೆಗೆ ಕರೆದ್ರೆ ಬರ್ತೇನೆ ಕೂತ್ಕೊಳ್ತೇನೆ ಹೆಚ್ಚು ನರಸಿಂಹಯ್ಯ ಅಂತಿದ್ರು ನಿಮ್ಗೆ ಅನೇಕರಿಗೆ ಗೊತ್ತಿಲ್ಲ ಕಥೆ ಮಹಾನಾಸ್ತಿಕರಾಗಿದ್ದರು ಮನುಷ್ಯ ಒಳ್ಳೆಯವರು ಪಾಪ ಕೊನೆಗಳಿಗೆಯಲ್ಲಿ ನಮ್ಮ ಗುರುಗಳನ್ನು ನೋಡಬೇಕು ಪ್ರಾಣ ಹೋಗುವಾಗ ನಮ್ಮ ಗುರುಗಳನ್ನು ನೋಡಬೇಕು ನಮ್ಮ ಗುರುಗಳನ್ನು ನೋಡಬೇಕು ಯಾರಪ್ಪ ನಿಮ್ಮ ಗುರುಗಳು ಇಲ್ಲೇ ನ್ಯಾಷನಲ್ ಕಾಲೇಜ್ ಅಂತಲ್ಲ ರಂಗಪ್ರಿಯ ಸ್ವಾಮಿಗಳು ಯಾವುದೋ ಆ ವೇಳೆ ಆಸ್ಪತ್ರೆ ಮತ್ತು ಅವ್ರು ಕರೆದ್ರೆ ಅವ್ರಿಗೆ ದಾರಿಗೆ ಬರುವಷ್ಟು ಬುದ್ಧಿ ದೇವರು ಕೊಟ್ಟನೆ ಅಂತ ಹೋಗಿ ಅವರ ಮೈಯನ್ನ ತಲೆಯಿಂದ ಪಾದದವರೆಗೆ ಮುಟ್ಟಿ ಅವರು ಶಾಂತವಾಗಿ ಪ್ರಾಣ ಬಿಡುವಂತ ಅನುಗ್ರಹ ಮಾಡಿ ಬಂದ ಸ್ವಾಮಿಗಳು ಇವರಲ್ಲಿ ಉಳಿದವರಲ್ಲಿ ಯೋಚನೆ ಮಾಡಿ ಗತಿ ಕೆಡ್ತಾನೆ ಅವ್ರ ವಿಷಯ ನಾನು ಈ ಪ್ರವಚನ ಮಾಲಿಕೆ ಅವರ ಹಸ್ತದಿಂದ ಉದ್ಘಾಟಿತವಾದದ್ದು ಭಗವತ್ ಸಂಕಲ್ಪ ನನಗೆ ತುಂಬಾ ತೃಪ್ತಿಯನ್ನು ಕೊಟ್ಟಿತ್ತು ಸನ್ಯಾಸಿಗಳು they should mix with people Pejawar ಮಠಾಧೀಶ್ವರು ಹೇಳ್ತಿದ್ರು ಸಮಾಜ ಮತ್ತು ಸನ್ಯಾಸಿಗಳ ಸಂಬಂಧ ಹೇಗೆ ನೀರು ಮತ್ತು ಮೀನು ಸಂಬಂಧ ಇದ್ದ ಹಾಗೆ ಮೀನುಗಳಿದ್ರೆ ನೀರು ಸ್ವಚ್ಛ ನೀರಿದ್ರೆ ಮೀನು ಇದು ಸತ್ತು ಹೋಗುತ್ತೆ ಅದಕ್ಕೆ ನಾವು ಸುತ್ತಾಡ್ತಾ ಇರಬೇಕು ಈ ಪೇಜಾವರ್ ಸ್ವಾಮಿಗಳನ್ನು ಕರೀರಿ ಬರ್ತಾರೆ ನಿಮ್ಮ ಮನೆಗೆ ಬರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಮಡಿ ಮೈಲಿಗೆ ಅತಿಯಾಗಿ ಮಾಡೋದಿಲ್ಲ ಯಾತಕ್ಕೆ ಹೇಳ್ತೇವೆ they must be available to the people ಜನರಿಗೆ ಸುಲಭ ಬರೋರು ಕುದುರೆ ಮೇಲೆ ಕೂತು ದುಡ್ಡಿನ ಮೇಲೆ ಕೂತರೆ ನಮ್ಮ ಹಿಂದೂ ಧರ್ಮ ಇವತ್ತು ಯಾತಕ್ಕೆ ಹಾಳಾಗಿದೆ ಅಂದ್ರೆ ಅಡ್ಡು ಪಲ್ಲಕ್ಕಿ ಉದ್ದು ಪಲ್ಲಕ್ಕಿ ದೀವಟಿಗೆ you are still in the feudal days ಹನ್ನೊಂದನೇ ಶತಮಾನದಲ್ಲಿ ಕೂತಿದ್ದೀರಿ ನಿಮ್ಮ ಛತ್ರಿ ಸಾಮ್ರಾಜ್ಯ ಯಾರು ಕೇಳ್ತಾರೆ ನಿಮ್ಮ ಪ್ರಾಪರ್ಟಿ ಹೋಯ್ತು ನಿಮ್ಮ ದೇವಸ್ಥಾನ ಹೋಯ್ತು ಕ್ರೈಸ್ತರು ತಗೊಳ್ತಾ ಕೂತಿದ್ದಾರೆ ಅಲ್ಲ ಮೂರ್ಖರೇ look at the people they are your property ಜನ ನಿಮ್ಮವರು ಅವರನ್ನು ಕಾಪಾಡಿ ಅವರು ಒಂದೊಂದು ಮನೆಯಲ್ಲಿ ಧರ್ಮವನ್ನು ಸಂರಕ್ಷಣೆ ಮಾಡುವಂತಹ ಕೆಲಸ ಮಾಡಿ ರಾಮಾಯಣ ಭಾರತ ಪ್ರವಚನ ಪ್ರವಚನಗಳು ಕೇಳಬೇಡಿ ದುಡ್ಡಿಡೀಪಾದ ಪೂಜೆ ನಾನು ನಿಂದನೆಗೋಸ್ಕರ ಹೇಳ್ತಿಲ್ಲ ಹನುಮಂತನಂತ ಆಚಾರ್ಯ ಅಜ್ಜತ್ವೇ ಹನುಮತ್ ಸಮೇನ ಗುರುಣ ಹನುಮಂತ ಯಾವ ಮಠ ಕಟ್ಟಿದ್ದ ಎಷ್ಟು ಜನರ ಕಡೆ ದಕ್ಷಿಣ ತಗೊಂಡ ವಾಲಿಯಂತಹ ದುಷ್ಟ ಇದ್ದರೂ ಬಿಟ್ಟು ಅವನೊಬ್ಬನೇ ಕಿಷ್ಕಿಂಧೇನ ಆಳುವ ಸಾಮರ್ಥ್ಯವಿದ್ದರೂ ಅವನು ಸುಗ್ರೀವನಿಗೆ ಅವನು ಒಳ್ಳೆಯವನು ಅಂತ ಅವನಿಗೆ ಒತ್ತಾಸೆಯಾಗಿ ನಿಂತನೇ ಹೊರತು ಏನು ಪ್ರತಿಫಲವನ್ನು ಬಯಸಲಿಲ್ಲ ಹಾಗಿರಬೇಕು ಸನ್ಯಾಸಿಗಳು ಆ ರೀತಿ ಒಂದು ಪಕ್ಷಿ ಒಳ್ಳೆಯದನ್ನಾಡಿತು ಆದರೆ ಸೀತೆ ಮನಸ್ಸು ತುಂಬಾ ದುಃಖ ಮಾಡಿಕೊಂಡ್ಲು ನಾ ಮಾಡಿದ್ದಲ್ಲ ವ್ಯರ್ಥವಾಯಿತು ಅಂತ ನಿರಾಶೆ ಉಂಟಾಗಿ ಅನನ್ಯ ದೇವತ್ವಂ ಇಯಂ ಕ್ಷಮಾಚ ಭೂಮೌ ಚ ಶಯ್ಯಾನೇವಶ್ಚ ಧರ್ಮೇ ರಾಮನನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ಕಣ್ಣಿಂದ ನೋಡಿಲ್ಲ ಎಲ್ಲರನ್ನೂ ಕ್ಷಮೆ ಮಾಡಿದ್ದೇನೆ ಭೂಮಿಯಲ್ಲೇ ಮಲಗುತ್ತಾ ಇದ್ದೇನೆ ಹತ್ತು ತಿಂಗಳು ರಾವಣರೂರಿನಲ್ಲಿ ಹಾಸಿಗೆಯಲ್ಲಿದ್ದಾಳಿಯೇ ನೆಲದ ಮೇಲೆ ಮಲಗಿದ್ದಾಳೆ ತಲೆದಿಂಬಿ ಗತಿ ಇಲ್ಲ ಅವನೆಲ್ಲ ತಂದಿಟ್ಟ ಛೀ ಪೂ ಹೋಗಕ್ಕೆ ಬೈದು ಕಳಿಸಿದ್ಲು ಭೂಮೌ ಚಶಯ್ಯ ನಿಯಮಶ್ಚ ಧರ್ಮೇ ಒಂದು ಅಗಳ ಅನ್ನ ತಿಂದಿಲ್ಲ ಹತ್ತು ತಿಂಗಳು ಹಾಗೆ ಬದುಕಿದ್ಲು ಬರೀ ನೀರು ಕುಡಿದಿದ್ಲು ನೀರು ಕುಡಿದವರು ಪ್ರಾಣ ಕಳ್ಕೊಳ್ಳದೆ ಬದುಕಬಲ್ಲರು ಅದು ಧಾರ್ಯ ಆಹಾರವೆಂಬುದು ಪೋಷಕ ಆಹಾರ ಚಂದ್ರ ಗೋಳಿ ಇದ್ದಾಗಿರ್ಬೋದು ಬರೀ ನೀರು ಕುಡಿದ್ರೆ ಎಷ್ಟು ದಿವಸ ಬೇಕಾದರೂ ಪ್ರಾಣಧಾರಣೆ ಮಾಡಬಹುದು ಬರೀ ತೀರ್ಥ ಕೊಡ್ತಿದ್ದಾಳೆ ಪತಿವ್ರತಾತ್ವಂ ವಿಫಲಂ ಮಮೇದಂ ಇಷ್ಟೆಲ್ಲ ಮಾಡಿದ್ ವಿಫಲವಾಯ್ತಲ್ಲ ರಾಮ ಬರಲೇ ಇಲ್ಲ ನನ್ನ ಕೈ ಬಿಟ್ಬಿಟ್ಟ ನಾನು ಇನ್ಯಾತಕ್ಕೆ ಬರಬೇಕು ಅಂತ ಹೇಳಿ ಮೇಲೆ ಕೆದ್ದಳು ಹನುಮಂತ ನೋಡಿದ ಏನ್ ಮಾಡ್ತಾಳಪ್ಪ ಇವಳು ನಾನು ಇನ್ನೂ ಮಾತೇ ಆಡಿಸಿಲ್ಲ ರಾವಣ ಈಗ ತಾನು ಹೋಯಿತು ಪೀಡೆ ಇವಳೇನೋ ಪ್ರಾಣ ಗಿಡ ಕಳ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಡವಡವ ಅಂತಿದೆ ಇದೆ ಇವಳು ಎದ್ದಿಂತವು ತನ್ನ ದೀರ್ಘವಾದ ಕೇಶವನ್ನು ಬಿಚ್ಚಿ ಹತ್ತಿರ ಇದ್ದ ಟೊಂಗೆಗೆ ಸುತ್ತಿದ್ದಾಳೆ ಕೊರಳಿಗೆ ಸುತ್ತುಕೊಂಡಿದ್ದಾಳೆ ಇನ್ನೇನು ಹೆಣಾಕೊಂಡ್ಬಿಡಬೇಕು ಆಗ ರಾಮನ ನೆನೆಸಿಕೊಂಡು ಸ್ವಲ್ಪ ಪ್ರಣಯ ರೋಷದಿಂದ ಒಂದು ಮಾತನ್ನಾಡ್ತಾಳೆ ಪ್ರಭು ರಾಮ ನಿನಗೆ ಹೆಣ್ಣು ಕೊಡೋರೇನು ಕಡಿಮೆ ಇಲ್ಲಪ್ಪ ಎಷ್ಟು ಸಂಕಟ ಆಗಿರ್ಬೇಕು ಅವಳಿಗೆ ಒಬ್ಬ ಸೀತೆ ಹೋದ್ರೆ ನೂರು ಜನ ಹೆಂಗಸರು ಸಿಗ್ತಾರೆ ನಿಮ್ಮ ಪತಿವ್ರ ಏಕಪತ್ನಿ ವ್ರತ ನಾಟಕ ಸಾಕಾಯಿತು ಅಂತ ಕಾಣುತ್ತೆ ನಾನಿಲ್ಲಿ ಸಾಯ್ತೇನೆ ಬೇರೆ ಸ್ತ್ರೀಯರ ಜೊತೆಯಲ್ಲಿ ನೀವು ಅಯೋಧ್ಯೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರುವಾಗ ಒಂದು ಸಣ್ಣ ಉಪಕಾರ ಮಾಡಿ ಸೀತೆ ಅಂತ ಒಬ್ಬ ನಿರ್ಭಾಗ್ಯ ಇದ್ರು ಅಂತ ನೆನೆಸ್ಕೊಬಿಡಿ ಪ್ರಭು ಅಂತ ಹೇಳಿ ಇನ್ನೇನು ಹೇಳ್ಕೋಬೇಕು ಪಿತುಂ ನಿದೇಶಂ ಯಮೇನ ಕೃತ್ವ ಚರಿತ ವ್ರತಶ್ಚ ಸ್ತ್ರೀಭಿಸ್ತು ಮನ್ಯೇ ವಿಪುಲಕ್ಷಣಾಭಿ ತ್ವಂ ವೀತ ಭಯಕೃತಾರ್ಥ ಅಂತ ಹೇಳಿ ಇನ್ನೇನು ನಯ್ಯೇಬೇಕು ಅಯ್ಯೋ ಕೆಲಸ ಕೆಟ್ಟ ಹೋಯ್ತಲ್ಲ ಅಂತ ಹನುಮಂತ ಇವಳಿಗೂ ಸ್ವಲ್ಪ ಒಳ್ಳೆ ಶಕನ ಆಗೋದಕ್ಕೆ ಆರಂಭವಾಯಿತು ಎಡಗಣ್ಣು ಅದರಿತು ಎಡಗಡೆ ತೋಳು ತೊಡೆ ಎಲ್ಲ ಅದರ್ತಾ ಇದೆ ಹನುಮಂತನಿಗೆ ರಾಮ ಹೇಳಿರಲಿಲ್ಲ ನನ್ನ ಪತ್ನಿಯನ್ನು ಕಂಡು ಅಕಸ್ಮಾತ್ ಅವಳೇನಾದ್ರು ನೇಣು ಹಾಕೊಳ್ಳೋ ಸ್ಥಿತಿಯಲ್ಲಿದ್ದರೆ ಬಿಡಿಸಬೇಕು ಅಂತ ಹೇಳಿರಲಿಲ್ಲ ಹೇಳಿದಷ್ಟನ್ನೇ ಮಾಡಬೇಕು ಹನುಮಂತ ಈ ಊರು ಸುಟ್ಟಿದ್ದ ತಪ್ಪು ಬರೆದಿದ್ದಾರೆ ಮಾಸ್ಟರ್ ವೆಂಕಟೇಶಂಗಾರ ತಲೆ ಚಚ್ಕೋಬೇಕು ಆದಿಕವಿ ಅನ್ನೋ ಪುಸ್ತಕದಲ್ಲಿ ದೊಡ್ಡ ಈ ಕನ್ನಡದ ಕವಿಗಳಿದೆ ಅತಿರೇಕ ನೋಡಿ ಭಕ್ತರಿದ್ದಾರೆ ಏ ಅದು ದಂಕೆ ಸುಟ್ಟಿರೋ ಸಂಭವವಲ್ಲ ಇನ್ನೊಬ್ರು ಹೇಳ್ತಾರೆ ಇದು ಜಿನೀವಾ ಅಗ್ರಿಮೆಂಟ್ ಇದೆ ಎರಡನೇ ಮಹಾಯುದ್ಧದಲ್ಲೂ ಕೂಡ ವೆಲ್ ಪ್ಲಾನ್ಡ್ ಸಿಟಿ ಪ್ಯಾರಿಸ್ ಅನ್ನು ಹಾಳು ಮಾಡಬಾರದು ಅಂತ ಅದರಂತೆ ಹನುಮಂತ ಅಲಂಕೆಯನ್ನು ಸುಟ್ಟಿರುವ ಸಂಭವವಿಲ್ಲ ಏನು ಹೇಳೋಣ ಇದಕ್ಕೆ ನಾನು ನಮ್ಮ ರಾಮಾಯಣ ಪಾತ್ರ ಪ್ರಪಂಚ ಪುಸ್ತಕದಲ್ಲಿ ಒಂದು ಇಮ್ಯಾಜಿನರಿ ಸಂಭಾಷಣೆ ಬರೆದಿದ್ದೇನೆ ಹನುಮಂತ ಸೀತೆ ನೇಣು ಹಾಕೊಂಡ ಮೇಲೆ ಹಾಗೆ ಹೋಗಿದ್ರೆ ರಾಮಚಂದ್ರ ಏನು ಕೇಳ್ತೀವಿ ಸೀತೆಯನ್ನು ನೋಡಿದೇನೋ ನೋಡಿದೆ ಸ್ವಾಮಿ ಏನಂದ್ಲೋ ಏನು ಹೇಳಲಿಲ್ಲ ಸ್ವಾಮಿ ಯಾಕೇನು ಹೇಳಲಿಲ್ವೋ ನೇಣು ಹಾಕೊಂಡ್ಬಿಟ್ಲು ಸ್ವಾಮಿ ಮುಟ್ಟಾಳ ನೀನೇನು ಮಾಡ್ತಾ ಇದೀಯೋ ಅವಳು ಕೊಡಿಸ್ಲಿಲ್ವೋ ನೀವು ಹೇಳಲಿಲ್ಲ ಸ್ವಾಮಿ ಬುದ್ಧಿಮತಾಂ ವರಿಷ್ಠಂ ಯಾಕ್ತಿತಿ ಕೆಲಸ ನೋಡಿ ಸಮಯ ಪ್ರಜ್ಞೆಯಿಂದ ಒಬ್ಬ ಹುಡುಗನಿಗೆ ಹೇಳ್ತೇವೆ ಅಲ್ಲಿ ಅಲ್ಲಿ ಹೋಗಿ ಬೆಂಕಿ ತಗೊಂಬಾ ಅಂತ ಆ ಅಂಗಡಿಯಲ್ಲಿಲ್ಲ ಅಂದ್ರೆ ಇನ್ನೊಂದು ಅಂಗಡಿಯೋ ಮತ್ತೊಂದು ಅಂಗಡಿ ಎಲ್ಲಾರು ಒಂದು ತಗೊಂಡ್ಬರ್ಬೇಕು ಈ ಬ್ರ್ಯಾಂಡ್ ಇಲ್ಲ ಅಂದ್ರೆ ಯಾವ್ದಾರು ತಗೊಂಬ ಅಂತ ಅರ್ಥವೇ ಹೊರತು <coughs> ಅದಿಲ್ಲ ಅಂದ್ರೆ ಬರಿ ಕೈಯಲ್ಲಿ ಬರಬೇಕು ಅಂತ ಅರ್ಥವಲ್ಲ ನಾ ಹೇಳಿದ್ರಲ್ಲಿ ನನ್ನ ಕಥೆಗೆ ಅನುಕೂಲವಾದದ್ದನ್ನೆಲ್ಲ ಮಾಡಿಕೊಂಡು ಬಾ ಅಂತ ರಾಮನು ಹೇಳಿದ್ದ ಸುಗ್ರೀವನು ಹೇಳಿದ್ದ ನಿತ್ಯ ಪಾರಾಯಣ ಮಾಡೋರು ಓದಿಬಿಡುವೆ ವಾಕ್ಯಗಳನ್ನು ರಾಮಾಯಣವನ್ನು ಎಷ್ಟು ಕೋಪ ಬರುತ್ತೆ ನಮಗೆ ತಿಳಿದವರೇ ಅಪಾರ್ಥ ಮಾಡಿದರೆ ತಿಳಿದೇ ಇದ್ದವರ ಗತಿ ಏನು ಹನುಮಂತ ನೋಡಿದ ಹನುಮಾನಪಿ ವಿಶ್ರಾಂತ ಇಂದೀಚೆಗೆ ಅವನಿಗೂ ಸ್ವಲ್ಪ ವಿಶ್ರಾಂತಿ ಸಿಕ್ಕಿತ್ತು ಓಡಾಟ ಕಡಿಮೆಯಾಗಿ ಬೆಳೆದಿಂಗಳು ಒಂದು ಕಡೆ ತಂಪಾಗಿತ್ತು ಮರದ ಮೇಲೆ ಕೂತಿದ್ದ ಎಲ್ಲ ನೋಡಿಕೊಂಡ ಅಯ್ಯೋಯ್ಯೋ ಈ ಮಹಾತಾಯಿ ಈ ಕಡೆ ಆ ಕಡೆ ದಿಕ್ಕು ನೋಡ್ತಾ ಇದ್ದಾಳೆ ಪ್ರಾಣ ತಗೊಂಡ್ಬಿಡ್ತಾಳೋ ಏನೋ ಅದಕ್ಕೆ ನಾನು ಇವಳನ್ನು ಮಾತನಾಡಿಸಬೇಕು ಸಮಯ ಸ್ಫೂರ್ತಿ ಪ್ರೆಸೆನ್ಸ್ ಆಫ್ ಮೈಂಡ್ ಆಂಜನೇಯನಲ್ಲಿ ಸಮಯ ಸ್ಫೂರ್ತಿ ಇವಳನ್ನು ಮಾತನಾಡಿಸಬೇಕು ಏನು ಹೇಳಬೇಕು ತಾನೇ ಹೇಳ್ಕೊಳ್ತಾನೆ ವಾಪಸ್ ಹೋದ್ಮೇಲೆ ರಾಮಶ್ಚೈದಿ ಪೃಚ್ಛೇನ್ ಮಾಂ ಕಿಂ ಮಾಂ ಸೀತಾ ಈ ನಾನು ಇಮ್ಯಾಜಿನರಿ ಡೈಲಾಗ್ ಅಂತ ಹೇಳಿದ್ನಲ್ಲ ಅದಕ್ಕೆ ಮೂಲ ಇಲ್ಲೇ ಇದೆ ರಾಮ ನನಗೆ ಕೇಳಿದೆ ಅಂತ ಹೇಳಿ ಸತ್ತೋಗ್ಬಿಟ್ರು ನೆನಕೊಂಡು ಹೀಗೆ ಹೇಳೋದು ನಾನು ಇವಳನ್ನು ಬದುಕಿಸಿದ ಕೆಲಸ ಅಲ್ವೇನ ಹೇಳಬೇಕು ಅಂತ ಹೇಳಿ ಇವಳನ್ನು ಬದುಕಿಸಬೇಕು ಹೇಗೆ ಬದುಕಿಸೋದು ಇನ್ನು ಕೆಲವರು ಆ ಮುದ್ರೆ ಉಂಗುರವನ್ನ ಮೇಲಿಂದ ಕೆಳಕ್ಕೆ ಹಾಕಿಕೊಟ್ಟಿದ್ರೆ ಸೀತಾದೇವಿ ಅದನ್ನು ನೋಡಿ ಹನುಮಂತ ಬಂದಿದ್ದಾನೆ ರಾಮದೂತ ಅಂತ ನಂಬ್ತಾ ಇರಲಿಲ್ಲ ಹನುಮಂತ ಮರೆತು ಬಿಟ್ಟ ಅಮ್ನೀಷಿಯ ಬರೆದಿದ್ದಾರೆ ಪುಸ್ತಕದಲ್ಲಿ ಇವರಲ್ಲೊಬ್ಬರು ಅವರು ಪಂಡಿತರು ಪಂಡಿತರಲ್ಲ ಪಾಮರ ಪಾಮರಲ್ಲ ಸಂಸ್ಕೃತ ಗೊತ್ತಿಲ್ಲ ರಾಮಾಯಣ ಪ್ರವಚನ ಮಾಡಬೇಕು ಅಂತ ಹುಚ್ಚು ನಮ್ಮ ರಾಮ ಅಂತ ಅಬದ್ಧವಾದ ಒಂದು ಪುಸ್ತಕ ಬರೆದಿದ್ದಾರೆ ಸಮುದ್ರ ಈಜುಕೊಂಡು ಹೋದನಂತೆ ಹನುಮಂತ ಎಲ್ಲಾರು ಹಾರೋದುಂಟು ಯಾರಾದರೂ ಸಮುದ್ರ ಈಜುಕೊಂಡು ಅಲ್ಲಲ್ಲಿ ಹೋದ ಹೌದು ಮೂತ್ರ ಅಲ್ಲಲ್ಲಿ ವಿಸರ್ಜನೆ ಮಾಡಿಕೊಂಡು ಹೋದ ಹೀಗೂ ಹೇಳ್ಬೋದಲ್ಲ ಇಲ್ಲಿಂದ ಅಲ್ಲೇ ತನಕ ಅವರೆಲ್ಲಿ ಮೂತ್ರ ವಿಸರ್ಜನೆ ಏನು ಮಾಡಿದ ಅದೆಲ್ಲ ಬರದೇ ಇಲ್ವಲ್ಲ ವಾಲ್ಮೀಕಿ ನಿಮ್ಮ ತಲಹರಟೆಗಳನ್ನು ತಗೊಂಡು ಏನು ಮಾಡ್ತೀರ ರಾಮ್ ಬಹಳ ನಮಗೆಷ್ಟು ಎಷ್ಟು ಕೋಪ ಬರುತ್ತೆ ಅಂದ್ರೆ ಹನುಮಂತನಿಗಿಂತ ಹೆಚ್ಚು ಕೋಪ ಬರುತ್ತೆ ಇಲ್ಲ ಮೂಲ ರಾಮಾಯಣ ಇಲ್ಲಿ ವೇದ ಸದೃಶವಾದ ಕಾವ್ಯ ಅಪಾರ್ಥಗಳನ್ನು ಮಾಡ್ತಾ ಈಜುಕೊಂಡು ಹೋದಂತೆ ಹನುಮಂತನಿಗೆ ಮರವು ಉಂಟಾಯಿತಂತೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರು ಬಂದಿಟ್ಟಿದ್ದಾರೆ ಹೀಗೆ ಊರು ಸುಟ್ಟಿದ್ದಾನೆ ಊರು ಸುಟ್ಟರೆ ಸೀತೆಯನ್ನು ಸುಟ್ಟು ಹಾಕ್ತಾಳೆ ಅಂತ ಅವನಿಗೆ ಜ್ಞಾಪಕ ಬರಲಿಲ್ಲ ಹನುಮಂತನಿಗೆ ಇದು ಒಂದು ಮರವು ತ್ರೀ ಇನ್ಸ್ಟೆನ್ಸಸ್ ಅಂತ ಬರೆದಿದ್ದಾರೆ ಇದಕ್ಕೆ ನಾವು ಉತ್ತರ ಕೊಡ್ತೇವೆ ಇಲ್ಲಿ ಮೇಲಿಂದ ಉಂಗುರ ಹಾಕಿಬಿಟ್ಟಿದ್ರೆ ಸೀತಾದೇವಿಗೆ ಇವಳು ಅಳ್ತಾ ಕೂತಿದ್ದಾಳೆ ಕಣ್ಣು ಮುಚ್ಚಿಕೊಂಡು ಅದು ನೋಡದೇನೆ ಇದ್ರೆ ಉಂಗುರಾನು ಹೋಗ್ತಿತ್ತು ಮಣ್ಣಲ್ಲೆಲ್ಲೋ ಒಂದು ಕಡೆ ಬಿದ್ದಿದ್ರೆ ಅಥವಾ ಇವಳು ಕೈಗೆ ಬರೋ ಹಾಗೆ ಹಾಕಿದ್ರು ರಾವಣನೇ ಒಂದು ವೇಳೆ ಕೃತಕವಾಗಿ ರಾಮನಾಮಾಂಕಿತವಾದ ಉಂಗುರ ಮಾಡಿ ತಂದಿದ್ದಾನೆ ಇನ್ನಷ್ಟು ಸಂಶಯ ಉಂಟಾಗ್ತಾ ಇತ್ತು ಉಂಗುರ ಕೊಡೋದು ದೊಡ್ಡದಲ್ಲ ಪದಾರ್ಥ ಯಾರು ಬೇಕಾದ್ರೂ ಕೊಡ್ತಾರೆ ಇವಳಿಗೆ ತಾನು ರಾಮದೂತ ಅಂತ ತಿಳಿಸುವುದಕ್ಕೆ ಅವಳಿಗೇ ಆಡಬೇಕಾದ ಅವಳಿಗೆ ಮಾತ್ರ ಗೊತ್ತಿರುವ ಭಾಷೆ ಲಂಕೆಯಲ್ಲಿ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಇರುವ ಭಾಷೆಯಲ್ಲಿ ಅವಳಿಗೆ ರಾಮಕಥೆ ಎಷ್ಟು ಗೊತ್ತಿತ್ತೋ ಅದನ್ನು ಡೀಟೇಲ್ ಆಗಿ ಹೇಳಿ ಅಲ್ಲಿಂದ ಮುನ್ನಕ್ಕೆ ಅವಳೇನು ಕುತೂಹಲ ತೋರಿಸಬೇಕು ಅಲ್ಲಿ ಗಪ್ಪನೆ ನಿಂತು ಕೈ ವ್ಯಾಪಾರವನ್ನು ನಿಲ್ಲಿಸುವಂತೆ ಮಾಡಿ ಆಮೇಲೆ ಮೆಲ್ಲೆ ಕೇಳಿದು ನಿಧಾನವಾಗಿ ಮಾತನಾಡಿಸ್ತಾನೆ ಚಾಣಾಕ್ಷ ಬುದ್ಧಿ ಆಂಜನೇಯ ಅಪ್ಪ ಅವನನ್ನು ಬೈಬೇಡಿ ನೀವು ರಾಮಾಯಣ ತಿಳಿದ್ರೆ ದಯವಿಟ್ಟು ಅದರ ತಂಟೆ ಹೋಗಬೇಡಿ ಹನುಮಂತನ ಮರವಿತ್ತು ಅಮ್ನೇಶಿ ಆಯಿತು ಈಜುಕೊಂಡು ಹೋದ ನಿಮ್ಮ ಕಲ್ಪನೆ ಯಾರು ಕೇಳ್ತಾರೆ ಯಾತಕ್ಕಿಂತ ಕೆಟ್ಟ ಪುಸ್ತಕ ಬರೀತೀರಿ ಆಲೋಚನೆ ಯೋಚನೆ ಮಾಡ್ತಾನೆ ಅಯ್ಯೋ ನಾನು ಇವಳು ಮಾತನಾಡಬೇಕು ಯಾವ ಭಾಷೆಯಲ್ಲಿ ಮಾತಾಡಲಿ ವಾಚಂಚ ಉದಾಹರಿಷ್ಯಾಮಿ ಮಾನುಷಿ ಮಿಹ ಸಂಸ್ಕೃತ ಯಜಿ ವಾಚಂ ಪ್ರದಾಸ್ಯಾಮಿ ತೆರಿವ ಸಂಸ್ಕೃತ ಬ್ರಾಹ್ಮಣರು ಮಾತನಾಡುವ ಸಂಸ್ಕೃತದಲ್ಲಿ ಮಾತನಾಡಿದರೆ ವ್ಯಾಕರಣ ಶುದ್ಧವಾದರಲ್ಲಿ ರಾವಣನಿಗೂ ಗೊತ್ತು ಅದು ಸಂಸ್ಕೃತ ಪಂಡಿತ ವೇದ ಭಾಷಾ ಬರೆದಿದ್ದಾನೆ ರಾವಣನ ಕಡೆಯವನು ಅಂತ ಅನುಮಾನ ಪಡ್ತಾಳೆ ಆದ್ರಿಂದ ನಾನು ಸಂಸ್ಕೃತ ಪಂಡಿತರ ಸಂಸ್ಕೃತ ಹೇಳೋದಿಲ್ಲ ಮಾನುಷೀಮಿವ ಸಂಸ್ಕೃತ ಸಾಮಾನ್ಯ ಮನುಷ್ಯರು ಅಯೋಧ್ಯೆಯಲ್ಲಿ ಆಡ್ತಾ ಇದ್ದಂಥ ಅಯೋಧ್ಯ ಡೈಲೆಕ್ಟ್ ಹೌದು ಭಾಷೆ ತುಳಸಿದಾಸರು ತಮ್ಮ ರಾಮಾಯಣವನ್ನು ಬರೆದಲ್ಲ ಹಿಂದಿ ಪ್ರಾಕೃತ ಭಾಷೆ ಅಪಭ್ರಂಶ ಅದರಲ್ಲಿ ಮಾತನಾಡಿದ್ರೆ ಅಯೋಧ್ಯೆಯಲ್ಲಿ ಆಡೋ ಮಾತಿದು ಅಯೋಧ್ಯೆ ಕಡೆ ಬಂದಿದ್ದಾರೆ ಗೊತ್ತಾಗುತ್ತೆ ಒಂದು ಕನ್ನಡದಲ್ಲಿ ಧಾರವಾಡದ ಭಾಷೆ ಬೇರೆ ಬಳ್ಳಾರಿ ಭಾಷೆ ಬೇರೆ ಮಂಗಳೂರು ಭಾಷೆ ಬೇರೆ ಸಾಹೇಬ್ರು ಕೂಗ್ತಾ ಇದ್ದಾರೆ ಅಂದ್ರೆ ಒಬ್ರು ಮಂಗಳೂರಿನಲ್ಲಿ ಯಜಮಾನರು ಬಾಗ್ಲಲ್ಲಿ ನಿಂತಿದ್ದ ಒಬ್ಬ ಸರ್ವೆಂಟು ಇನ್ನು ಒಳಗಿಂದ ಹೋದ ಸಾಹೇಬ್ರು ಕೂಗ್ತಾ ಇದ್ದಾರೆ ಅವನು ಗೊಳೋ ಅಂತ ಒಳಗೆ ಶುರು ಮಾಡಿದ ಕೂಗುವಂತಹದ್ದು ಕೂಗೋದು ಅಂದ್ರೆ ಅಳೋದು ಅಂತ ಅಲ್ಲಿ ಮಂಗಳೂರಲ್ಲಿ ಕೂಗುವಂತಹದ್ದೇನಾಯ್ತಾ ಆ ಬಾಗಿಲಲ್ಲಿ ನಿಂತಿದ್ದೇನಲ್ಲ ಇಲ್ಲ ಕರೆಯೋದು ಅಂತ ಒಂದರ್ಥ ಅವ್ರನ್ನ ಕರೀತಾ ಇದ್ದಾರೆ ಅಂದ್ರೆ ಮೈಸೂರಿನ ಭಾಷೆ ಅವರು ಒದರ್ತಾ ಇದ್ದಾರೆ ಧಾರವಾಡದ ಭಾಷೆ ಸಾಹೇಬ್ರು ಒದರ್ತಾ ಇದ್ದಾರೆ ಅಂದ್ರೆ ಬಾ ಅಂತ ಕರಿ ಒದರೋದು ಅಂದ್ರೆ ಇಲ್ಲಿ ನಮ್ಮಲ್ಲಿ ಬೈಗಳದ ಭಾಷೆ ಕಂತೆ ಓದರ್ತಾ ಇದ್ದಾರೆ ಜಾಲಾಡಿಸ್ತಾ ಇದ್ದಾರೆ ಒಂದು ಕನ್ನಡದಲ್ಲಿಯೇ ನಮ್ಮಲ್ಲಿ ಮೂವತ್ತು ಮಂಡೆ ಬಿಸಿ ಆಯಿತು ಮಾರಾಯರಾದ್ ಯಾರ ಮಂಡಿಯೋ ಯಾರ ಹಳ್ಳಿಯೋ ನಾಟಕದಲ್ಲಿ ಸಿನಿಮಾದಲ್ಲಿ ಮಂಗಳೂರು ಭಾಷೆಯನ್ನ ಅಪ ಕನ್ನಡ ಅಪಹಾಸ್ಯ ಮಾಡೋಕೆ ಉಪಯೋಗ ಮಾಡ್ತಿದ್ದೇವೆ ನಾವು ಧಾರವಾಡದ ಭಾಷೆ ಅಪಹಾಸ್ಯ ಮಾಡ್ತೇವೆ ಸುವರ್ಣ ಕರ್ನಾಟಕ ನಮಗೆ ಕನ್ನಡದ ಎಲ್ಲ ಪ್ರಾಂತೀಯ ಉಪಭೇದಗಳನ್ನು ಗೌರವಿಸುವಷ್ಟು ಒಳ್ಳೆ ಬುದ್ಧಿ ಇಲ್ಲ we use Kannada for ridicule and shameless we talk of fifty years of Karnataka ಜನರ ಹೃದಯವೇ ಬೇಯಿಸಲ್ಲ ಈ ದೇಶದಲ್ಲಿದ್ದದ್ದೆಲ್ಲ ಸಂಸ್ಕೃತವೇ ವಿದರ್ಭದಲ್ಲೊಂದು ಸಂಸ್ಕೃತ ಮಧ್ಯಪ್ರದೇಶ ಅಯೋಧ್ಯೆಯಲ್ಲಿ ಒಂದು ಸಂಸ್ಕೃತ ರಾಜಸ್ಥಾನದಲ್ಲೊಂದು ಒಂದು ಇವತ್ತೆಲ್ಲ ಕೇಳ್ತೀರಿ ರಾಜಸ್ಥಾನಿ ಪಂಜಾಬಿ ಇದೆಲ್ಲ ಹಿಂದಿ ಪ್ರಭೇದಗಳು ಸಂಸ್ಕೃತ ಭಾಷೆಯ ಪ್ರಭೇದ ಮಾನುಷಿ ಜನರ ಆಡು ಭಾಷೆ ಅದರಿಂದ ಅಯೋಧ್ಯ ಭಾಷೆಯಲ್ಲಿ ಮಾತನಾಡ್ತಾನೆ ನಾನು ಕಥೆಯನ್ನು ಹೇಳ್ತೇನೆ ಅಂತ ಕ್ಷಣ ಮಾತ್ರದಲ್ಲಿ ತೀರ್ಮಾನ ಮಾಡಿದವನೇ ತಲೆ ಮೇಲೆ ಕೈ ಮುಗಿದುಕೊಂಡ ಎರಡು ಮೂರು ಟೊಂಗೆ ಕೇಳಿಗಿಳಿದ ಸುತ್ತಮುತ್ತರುವ ರಾಕ್ಷಸ ಸ್ತ್ರೀಯರಿಗೆ ಕೇಳಿಸಿರಬಾರದು ಇವಳಿಗೂ ಮಾತ್ರ ಕೇಳಿಸಿರಬೇಕು ಇಂಪಾದ ಕಂಠದಲ್ಲಿ ಕಥೆಯನ್ನು ಶುರು ಮಾಡಿದ ಏನು ಶುರು ಮಾಡಿದ ರಾಜ ದಶರಥೋ ನಾಮ ರಥಕುಂಜರವಾಜಿಮಾನ್ ಮಾದರೆ ಧರ್ಮಿಷ್ಠ ಆನೆ ಕುದುರೆ ಸೈನ್ಯ ತುಂಬ ಇದ್ದ ದಶರಥ ಪುಣ್ಯಶೀಲ ಮಹಾಕೀರ್ತಿ ಹೇಳಿದ ತಮಟೆ ಹೊಡಿತಿದ್ದಾನೆ ದಶರಥನನ್ನು ಕೊಂಡಾಡಿದ್ರೆ ಸೀತಾದೇವಿಗೆ ತುಂಬಾ ತೃಪ್ತಿ ಮಾವನಲ್ಲಿ ತುಂಬಾ ಗೌರವ ಅವಳಿಗೆಲ್ಲಿ ಪ್ರೀತಿ ಇತ್ತು ಆ ಯಜಮಾನು ತುಂಬಾ ಕೊಂಡಾಡ್ತಾ ಇದ್ದಾನೆ ಅಹಿಂಸಾರತಿ ಕ್ಷುದ್ರ ಅಕ್ಷುದ್ರ ಘೃಣಿ ಕೈಕೇಯಲ್ ಮೋಹ ಇತ್ತು ಅಂತ ಒಂದು ಹೇಳಲಿಲ್ಲ ಪರಾಕ್ರಮ ಮುಖ್ಯ ಇಕ್ಷ್ವಾಕು ವಂಶಸ್ಯ ಲಕ್ಷ್ಮೀವಾನ್ ಎಲ್ಲ ಹೊಗಳಿದ ಇವಳು ನೋಡಿದಳು ನೇಣು ಹಾಕೊಳ್ಳೋ ವ್ಯಾಪಾರ ಒಂದು ಕ್ಷಣ ಪೋಸ್ಟ್ಪೋನ್ ಮಾಡಿದಳು ಎಲ್ಲಿಂದ ಬಂತು ಇದು ಅಯೋಧ್ಯೆ ಕಥೆ ಯಾರು ಹೇಳ್ತಾ ಇದ್ದಾರೆ ಈ ಊರಲ್ಲಿ ರಾಮಕಥೆಯನ್ನ ಮೇಲೆ ಕೆಳಗೆಲ್ಲ ನೋಡಿದಳು ಯಾರೋ ಹೇಳ್ತಾ ಇದ್ದಾರೆ ಸ್ವಲ್ಪ ಹೇಳಿ ಇನ್ನಷ್ಟು ಕೇಳೋಣ ಅಂತ ಸ್ವಲ್ಪ ತಡ ಮಾಡಿದ ಕೂಡಲೇ ಇನ್ನಷ್ಟು ವರ್ಣನೆ ಮಾಡಿದ ಸುಮಾರು ಎಂಟು ಹತ್ತು ಶ್ಲೋಕದಲ್ಲಿ ಸಂಕ್ಷೇಪ ರಾಮಾಯಣ ತಸ್ಯ ಪುತ್ರ ಪ್ರಿಯೋ ಜ್ಯೇಷ್ಠ ಅವನಿಗೋ ಪ್ರಿಯವಾದ ಮಗ ತಾರಾಧಿಪ ಸುಂದರವಾದ ಸುಂದರವಾದ ಮುಖವುಳ್ಳವನು ರಾಮಚಂದ್ರ ಅಪಡಿಯ ಕೇಳ್ತಾ ಇದ್ದಾಳೆ ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ ಸರ್ವಧನುಷ್ಮತ ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯ ಜ ರಕ್ಷಿತ ಮೊದಲನೇ ಉಪನ್ಯಾಸದಲ್ಲಿ ಎದ್ದು ತೋರಿಸಿದೆ ಅಷ್ಟಾಕ್ಷರ ಮಂತ್ರ ಇರೋ ಶ್ಲೋಕ ಇದು ನಾರದರು ವಾಲ್ಮೀಕಿಗೆ ಹೇಳ್ತಾರೆ ಇದನ್ನು ಕೇಟ್ಕೋ ಅಷ್ಟಾಕ್ಷರ ಅರ್ಥ ಹೇಳ್ಬೇಕು ರಾಮಾಯಣದಲ್ಲಿ ಅದನ್ನ ಯುದ್ಧಕಾಂಡದಲ್ಲಿ ತೋರಿಸ್ತಾರೆ ಇಲ್ಲಿ ತೋರಿಸ್ತಾರೆ ನೂರು ನಾಲ್ಕು ಕಡೆಯಲ್ಲಿ ಬರುತ್ತೆ ಇದು ತನ್ನ ಧರ್ಮವನ್ನು ಶರಣ್ಯ ಧರ್ಮವನ್ನೂ ತಿಳಿದವನು ಶರಣಾಗತಿ ಮಾಡುವವರ ಧರ್ಮವನ್ನೂ ತಿಳಿದವನು ಅಂಥವನಿಗೆ ಕಾಡಿಗೆ ಹೋಗುವಂತಹ ಪ್ರಸಂಗ ಉಂಟಾಯಿತು ಸಭಾಯೈಹಿ ಸಹ ಭ್ರಾತ್ರ ವೀರ ಪ್ರವ್ರಾಜಿತೋವನಂ ತಮ್ಮನ ಜೊತೆಲಿ ಹೆಂಡತಿ ಜೊತೆಲಿ ಕಾಡಿಗೆ ಬಂದ ಬಂದ್ರೆ ಏನಾಯ್ತು ಏನೋ ಬೇಟೆಗೀಡೆ ಆಳೋಕ್ ಹೋದ್ರು ಆ ಮಾಯಾ ಮಾರೀಚನ ಕಥೆಯನ್ನು ಹೇಳಿ ಸೀತೆ ನಿಮಿತ್ತವಾಗಿ ರಾಮ ಅಟ್ಟಿಸ್ಕೊಂಡು ಹೋದಾಗ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾಳೆ ರಾವಣನ್ ಗೊತ್ತಿದ್ದ ಕಥೆ ಅದನ್ನು ಡೀಟೇಲ್ ಆಗಿ ಹೇಳಬಾರದು ಅಂತ ಜನಸ್ಥಾನವ ಧಂಸತ್ವ ಅದರ ಸಂಕ್ಷೇಪ ಮಾಡಿಬಿಟ್ಟ ಮೃಗಯಾಂ ಪರಿಧಾವತ ಆ ಮಾರೀಚ ಬೆನ್ನಟ್ಕೊಂಡು ಹೋಗಿ ರಾಮಚಂದ್ರ ಸೀತೆಯನ್ನು ಕಳ್ಕೊಂಡ ಇಲ್ಲಿ ತನಕ ಗೊತ್ತಿತ್ತು ಅವಳ ಕಥೆ ಗೊತ್ತಿದ್ದನ್ನು ಡೀಟೇಲ್ ಆಗಿ ಹೇಳಿದ ಮೀಕೆ ಕಡೆ ಸಂದೇಹಮು ಮಾಕು ಅಕಡೇ ಸಂದೇಹಮು ಅಂತ ಹೇಳುವಂತೆ <coughs> ಅವಳು ಇನ್ನೆಲ್ಲಿ ಗಮನವಾಗಿ ಕೇಳಬೇಕು ಇನ್ನಷ್ಟು ಹೇಳಿ ಎನ್ನುವಾಗ ಮುಂದಕ್ಕೆ ಶುರು ಮಾಡಿದ ಅಹಂ ಸಂಪಾತಿ ವಚನಾತ್ ಆ ರಾಮನಿಗೆ ಸುಗ್ರೀವನ ಜೊತೆಯಲ್ಲಿ ಕೃಷ್ಣಿಂದ ಧೈರ್ಯ ಸಖ್ಯವಾಯಿತು ನಾನು ಮತ್ತು ಅನೇಕ ಸಾವಿರ ಸಾವಿರ ವಾನರ ವೀರರು ಆ ಮಹಾತಾಯಿ ಸೀತೆಯನ್ನು ಹುಡುಕ್ತಾ ದಕ್ಷಿಣ ತೀರಕ್ಕೆ ಬಂದುಬಿಟ್ಟು ಭಾರತದ ದಕ್ಷಿಣ ತೀರ ಸಮುದ್ರ ತೀರಕ್ಕೆ ಅಲ್ಲೊಬ್ಬ ಸಂಪಾತಿ ಅಂತ ಗಂಟು ಬಿದ್ದ ಅವನು ಹೇಳಿದ ಇಲ್ಲೇ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಅಂತ ನಾನು ಸಮುದ್ರವನ್ನು ಲಂಘನೆ ಮಾಡಿ ಇದೋ ಮರದ ಮೇಲೆ ನಾ ಕೂತಿರತಕ್ಕ ಹನುಮಾನ್ ಎಂಬ ರಾಮದೂತ ಕೆಳಗಿದ್ದಾಳಲ್ಲ ಸೀತೆ ಎಂಬವಳು ಅವಳನ್ನು ನೋಡಿದೆ ಅಂತ ಭೇಷಂತ ತನಗೆ ತಾನೇ ಬೆನ್ನು ತಟ್ಕೊಂಡ್ಬಿಟ್ಟ ಆಂಜನೇಯ ಈ ಕಥೆ ಡೀಟೇಲ್ ಹೇಳಲಿಲ್ಲ ಆದರೆ ಇನ್ನೊಂದು ವಾಕ್ಯ ಸೇರಿಸಿದ ಈ ಮಹಾತಾಯಿಗೋಸ್ಕರವಾಗಿ ಅಸ್ಯಾಹೇತೋ ವಿಶಾಲಾಕ್ಷಾಹ ಸಾಗರಂ ವೇಗವಾನ್ ಪ್ಲುತಃ ಈ ಮಹಾತಾಯಿ ದರ್ಶನಕ್ಕಾಗಿ ನಾನು ಸಾವಿರ ಯೋಜನ ಸಮುದ್ರವನ್ನು ದಾಟಿ ಬಂದಿದ್ದೇನೆ ತುಂಬಾ ಶ್ರಮ ಪಟ್ಟಿದ್ದೇನೆ ಸರಿಯಾದ ಸೀತೆಯನ್ನು ನೋಡಿದ್ದೇನು ಅಂದ್ರೆ ಯಥಾ ರೂಪಂ ಯಥಾ ವರ್ಣಾಂ ಯಥಾ ಲಕ್ಷ್ಮೀಂ ಚ ನಿಶ್ಚಿತಾಂ ರಾಮ ಹೇಗೆ ಹೇಳಿದ್ದನೋ ಅದೇ ರೂಪ ಬಣ್ಣ ಆಕಾರ ಸೌಂದರ್ಯ ಇರತಕ್ಕ ಮಹಾತಾಯಿಯನ್ನ ಇದೋ ಈ ಕೆಳಗಡೆ ಮರದ ಕೆಳಗಡೆ ನೋಡಿದ್ದೇನೆ ಫುಲ್ ಸ್ಟಾಪ್ ಒಂದು ಹನುಮಂತ ಬೆಳಗಾಗಿ ಹೋದ್ದು ಸೀತಾದೇವಿ ಓಹೋ ನನಗೆ ಗೊತ್ತಿಲ್ಲ ಅಂದ್ರೆ ರಾಮಚಂದ್ರ ನನ್ನ ಹುಡುಕ್ತಾ ಇದ್ದಾನೆ ಒಂದು ಖಾತ್ರಿ ಆಯಿತು ಮೇಲೆ ಯಾವನೋ ಬಂದಿದ್ದಾನೆ ಅವನು ಹನುಮಂತನಂತೆ ಹೆಸರೇ ಕೇಳಿಲ್ವಲ್ಲ ದೇವನಂತೆ ಅಂದರೆ ನನ್ನ ರೂಪ ಎಲ್ಲ ಹೇಳಿದ್ದಾನೆ ರಾಮಚಂದ್ರ ಇವಳಿಗೆ ಎಂಬುದಾಗಿ ಒಂದು ಕ್ಷಣ ಕಂಡಲ್ಲಿ ಆನಂದ ಬಾಷ್ಪ ಉಂಟಾಯಿತು ಒರೆಸಿಕೊಂಡಳು ಎಲ್ಲಿಂದ ಬಂತು ಈ ಶಬ್ದ ಮೇಲೆ ಕೂತಿರೋವನು ಯಾವನವನು ಎಲ್ಲಿಂದ ಬಂದ ಅವನು ಸಮುದ್ರ ಹಾರ್ಕೊಂಡು ಬಂದಿದ್ದಾನೆ ಎಲ್ಲಿಂದ ಬಂದ ಆಕಾಶದಿಂದ ಬಂದನೆ ನೀರೊಳಗಿಂದ ಬಂದನೆ ಭೂಮಿಯಿಂದ ಬಂದನೆ ಸಾ ಕೈ ಊರ್ಧ್ವಂಚ ತಥಾಪಿ ಅಧಸ್ತಾಪಿ ನಿರೀಕ್ಷಮಾಣ ತಮಚಿಂಚ ಬುದ್ಧಿಂ ಮೇಲೆ ನೋಡಿದಳು ಸೀತಾದೇವಿಗೆ ಕಣ್ಣು ಕೋರೈಸಿ ಹೋಯಿತು ಹನುಮಂತನ ತೇಜಸ್ಸನ್ನು ನೋಡುವುದಕ್ಕಾಗಲಿಲ್ಲ ಅಚಿಂತ್ಯ ಬುದ್ಧಿಂ ಕತೆ ಎಲ್ಲಿ ಸಂಕ್ಷೇಪ ಮಾಡಬೇಕು ಎಲ್ಲಿ ಡೀಟೇಲ್ ಹೇಳಬೇಕು ಒಂದು ಪೀರಿಯಡ್ ಪಾಠ ಹೇಳ್ತೀರಿ ಒಂದು ಪ್ರವಚನ ಒಂದೂರು ಗಂಟೆ ಲೆಕ್ಚರ್ ನಾ ಮಾಡೋ ಕಳ್ತನ ಏನು ಗೊತ್ತಾ ಮೊದಲೆಲ್ಲ ಡೀಟೇಲ್ ಆಗಿ ಹೇಳಿಬಿಡುವುದು ಕೊನೆ ಹತ್ತು ನಿಮಿಷದಲ್ಲಿ ಓಡಿಸಿ ಬಿಡುವುದು ಓಡಿಸಿದ್ರೆ ಕುತೂಹಲ ಬರುತ್ತೆ ಇಷ್ಟೆಲ್ಲ ಡೀಟೇಲ್ ಹೇಳಿದ್ದಾರೆ ನಾಳೆ ತಿರುಗಿ ಹೇಳ್ತಾರೋ ಏನೋ ಅಂತ ಓಡಿ ಬರ್ತೀರಿ ಅನ್ನೋ ಆಸೆಯಿಂದ ಇದು ಪ್ರವಚನಕಾರರ ಕಳ್ತನ ನಮಗೆ ಮೇಷ್ಟು ಹೇಳ್ಕೊಟ್ಟಿದ್ದು ಒಂದು ಗಂಟೆ ಲೆಕ್ಚರ್ ಮುಕ್ಕಾಲು ಗಂಟೆ ಚೆನ್ನಾಗಿ ತಿಳಿಯೋ ಹೇಳು ಕೊನೆ ಹದಿನೈದು ಏನು ತಿಳಿದೇ ಇರೋ ಹಾಗೆ ಹೇಳು ಸ್ಟೂಡೆಂಟ್ಸ್ ಸರ್ಟನ್ಲಿ ಅಟೆಂಡ್ ಇವರು ಲೆಕ್ಚರ್ ನೋಡ್ತಾಳೆ ಹನುಮಂತರನ್ನ ಆಮೇಲೆ ಗಮನಿಸ್ತಾಳೆ ಇದು ಒಂದು ಕಪಿ ಇದು ततः ದೃಷ್ಟ ಚಲಿತ ಮಾನಸ ವೇಷ್ಟಿತ ಅರ್ಜುನ ವಸ್ತ್ರಂ ಬಿಳಿ ವಸ್ತ್ರ ಉಟ್ಕೊಂಡಿದ್ದಾನೆ ಹನುಮಂತ ರಾಮಾಯಣದ ಸಿನಿಮಾದಲ್ಲಿ ರಾಮಾನಂದ ಸಾಗರ್ ಅವರು ಸನ್ಯಾಸಿ ಮಾಡಿದ ಕಾಷಾಯದ ಬಟ್ಟೆ ಹುಟ್ಟಿದ್ದಾರೆ ವಾಲ್ಮೀಕಿ ರಾಮಾಯಣವೇ ನೋಡಿಲ್ಲ ಅವರು ಯಾವುದೋ ರಾಮಾಯಣ ಹಿಡ್ಕೊಂಡು ಹೋಗಿಬಿಟ್ರು ಹನುಮಂತ ಎಂದೂ ಕಾಷಾಯ ಧರಿಸೋನಲ್ಲ ಅದಕ್ಕೆಲ್ಲ ಗೋವಿಂದರಾಜರು ವ್ಯಾಖ್ಯಾನ ಕೊಡ್ತಾರೆ ತಮಾಷೆಗೋಸ್ಕರವಾದರೂ ನಾಟಕದಲ್ಲಿ ಯಾವುದೇ ಗಂಡಸು ಕಾಷಾಯ ಧರಿಸಿದರೆ ಆಮೇಲೆ ಆ ಕಾಷಾಯ ಬಿಡುವ ಹಾಗಿಲ್ಲ ಹೆಂಡತಿಯ ಮನೆಯಿಂದ ಹೊರಗೆ ತಳ್ಳಬೇಕು ಗಂಡನನ್ನ ಸನ್ಯಾಸ ಆಗಿದ್ದೀರಿ ಹೋಗಿ ಭಿಕ್ಷೆ ಹಾಕ್ತೀನಿ ಅಂತ ಹೇಳಬೇಕೆ ಹೊರತು ಇದು ಕಾಷಾಯ ಹುಡುಗಾಟ ಮಾಡೋ ವಸ್ತುವಲ್ಲ ನೋಡಿದಳು ನಿಜವೇ ಅಂದರು ತನ್ನ ಮೈಯನ್ನು ಗಿಳಿಕೊಂಡು ನೋಡಿದಳು ಈ ಕನಸೋ ನಿಜವೋ ಕನಸು ಅನಿಸ್ತು ಅಯ್ಯೋ ಕನಸಲ್ಲಿ ಕಪಿ ಕಾಣಬಾರದು ಅಂತ ಹೇಳ್ತಾರೆ ಶಾಸ್ತ್ರಜ್ಞರು ರಾಮನಿಗೆ ಏನು ಕೆಟ್ಟದ್ದಾಗುತ್ತೋ ತಾನೇ ಹೇಳ್ತಾ ಇದ್ದಾಳೆ ಆಮೇಲೆ ಇನ್ನೊಂದು ಎರಡು ಮೆಟ್ಲು ಕೆಳಗಿಳಿದ ಹನುಮಂತ ಸರಸ್ವಂಜಲ ಮಾಧಾಯ ಸೀತಾಂ ಮಧುರಯಾಗಿರ ಇವಳೆ ಸೀತೆ ಅಂತ ಗೊತ್ತಿದೆ ಅಂತ ಕೇಳಿದ್ರೆ ಇವರು ರಾವಣ ಬಂದಿದ್ದಾನ ರೂಪದಲ್ಲಿ ತಿಳ್ಕೊಂಡು ಭಯಪಡ್ತಾಳಾದ್ರಿಂದ ನಿಧಾನವಾಗಿ ಮಾತಾಡಿಸ್ತಾನೆ ಅಮ್ಮ ಉತ್ತಮ ಸ್ತ್ರೀ ಅಂತ ಕಾಣೋ ತಾಯಿ ಆ ಕೈಯನ್ನು ಕೆಟ್ಟು ಧ್ರುಮಸ್ಯ ಶಾಖಾಮಾಲಂಬ್ಯ ಮರದ ಟೊಂಗೆ ಮೇಲೆ ಕೈ ಇಟ್ಟಿದ್ಯಲ್ಲ ಯಾತಕ್ಕೆ ಅಂತ ಕೇಳಿದ ನೇಣು ಹಾಕೊಳ್ಳೋಕೆ ಅದನ್ನು ಹಿಡಿದು ಜಗಿಬೇಕು ಅಂತ ನೋಡಿದ್ದಾಳವಳು ಆ ಕೈ ತೆಗೆಸೋದಕ್ಕೆ ಉಪಾಯ ಮಾಡ್ತಾ ಇದ್ದಾನೆ ಮನೆಯಲ್ಲಿ ಕೋಟಲ್ ದುಡ್ಡು ಇಟ್ಟಿರ್ತೀರಿ ಮಗು ಬರುತ್ತೆ ಅಕಸ್ಮಾತ್ ಜೋಬಲ್ಲಿ ತಗೊಂಡು ಪೇಪರ್ಮೆಂಟ್ ತಗೋಬೇಕು ಅಂದಾಗ ಆ ಕಡೆ ಯಜಮಾನರು ಗೊತ್ತು ಮಗು ಮುದ್ದಾಡಿ ಏನಪ್ಪ ಜೋಬಲ್ ಯಾಕಪ್ಪ ಕೈ ಹಾಕಿದ್ದೀಯೇ ಏನಿಲ್ಲ ಕೈ ತೋರಿಸ್ಕೋಬೇಕು ಅನಿಸ್ತು ಸುಮ್ಮನೆ ಹಾಕಿದ್ದೆ ಅಂತ ಕೈ ತಗೊಳ್ಳೋ ರೀತಿಯಲ್ಲಿ ಉಪಾಯದಲ್ಲಿ ತಿದ್ದಿ ಕೈ ತೆಗೀಚೆಗೆ ಅಂತ ಹೇಳೋ ರೀತಿ ಹನುಮಂತನ ಚಾಣಾಕ್ಷತನ ನಿನ್ನ ಕಣ್ಣಲ್ಲಿ ಯಾಕಮ್ಮ ನೀರು ಬರ್ತಿದೆ ನೀನೇನು ಇಂದ್ರ ಪತ್ನಿಯೇ ವರುಣ ಪತ್ನಿಯೇ ಯಾವ ದೇವತೆಯ ಪತ್ನಿ ಅಥವಾ ನೀನೇನು ಅಪ್ಸರೆಯೇ ಅಥವಾ ಚಂದ್ರನಿಂದ ಬೇರ್ಪಟ್ಟ ರೋಹಿಣಿ ದೇವಿಯೇ ಅಥವಾ ಸ್ವಲ್ಪ ತಾಳು ರಾಮನಿಂದ ಬೇರ್ಪಟ್ಟ ಸೀತಾದೇವಿ ಇರಬಹುದೋ ನೀನು ಅಂತ ಇಷ್ಟೆಲ್ಲ ಹೇಳಿ ಕೊನೆಯಲ್ಲಿ ಆ ಸೀತಾದೇವಿ ಇರಬಹುದೋ ಅಂತ ಕೇಳಿದಾಗ ತಿದ್ದುಕೊಳ್ತಾಳೆ ಸ್ನುಷಾ ಸ್ಯಾಹಂ ಜನಕನ ಸೊತೆ ನಾನು ಅಲ್ಲ ದಶರಥನ ಸೊಸೆ ದುಹಿತ ಸ್ಯಾಹಂ ಎರಡನ್ನೂ ಹೇಳ್ತಾಳೆ ಮೊದಲು ದಶರಥನ ಸಂಬಂಧ ಆಮೇಲೆ ತಂದೆ ಸಂಬಂಧ ಯಾರು ಅಂತ ಕೇಳಿದ್ದು ಶುರು ಮಾಡಿದ್ಲು ತಿರುಗಿ ಹಳೆಯ ಕಥೆಯೆಲ್ಲ ನಮ್ಮ ತಾಯಿ ಒಬ್ಳಿದ್ದು ಕೈ ಕೈ ಅಂತ ಅವಳು ಮಾಡಿದ ಕೆಲಸ ನಮ್ಮ ಯಜಮಾನ ಕಾಳಿ ಕಳಿಸಿದ್ರು ಬರಬಾರ್ದ ಕಷ್ಟ ಎಲ್ಲ ಬಂತು ರಾವಣನ ಜೊತೆಯಲ್ಲಿ ಹೇಳಿದಾಗ ಎಲ್ಲ ಡೀಟೇಲ್ ಶುರು ಮಾಡಿಬಿಟ್ಲು ಸೀತಾದೇವಿ ಮಾಡಿ ಈಗ ತಾನೇ ಬಂದು ಹೋಗಿದ್ದ ನೋಡಿದೆಲ್ಲ ಮನೆಗೆ ಕೂತ್ಕೊಂಡ ರಾವಣ ಎರಡು ತಿಂಗಳು ಬಹುಮಾಸವು ತೇನ ಮೇ ಕಾಲಹ ಜೀವಿತಾನುಪಗ್ರಹ ಎರಡು ತಿಂಗಳು ಕೊಟ್ಟಿದ್ದಾನೆ ಅಂದ್ರೆ ವನವಾಸಕ್ಕೆ ಇನ್ನೂ ಎರಡು ತಿಂಗಳು ಬಾಕಿ ಇದೆ ಹದಿಮೂರು ವರ್ಷದ ಮೇಲೆ ಹತ್ತು ತಿಂಗಳು ಕಳೆದೋಯ್ತು ಕರೆಕ್ಟ್ ಅಕೌಂಟ್ ಆಗ ಹನುಮಂತ ತೀರ ಹತ್ತಿರಕ್ಕೆ ಬಂದು ತಾಯಿ ನೀವು ಪ್ರಾಣ ಮಾತ್ರ ಕಳ್ಕೋಬಾರ್ದಮ್ಮ ವೈದೇಹಿ ಕುಶಲಿ ರಾಮ ಕೌಶಲಮ್ರವೀತಿ ಯಜಮಾನರು ಚೆನ್ನಾಗಿದ್ದಾರೆ ನಿನಗೆ ಕುಶಲವನ್ನು ಹೇಳು ಅಂತ ಹೇಳಿದರು ಬ್ರಹ್ಮಾಸ್ತ್ರ ತಿಳಿದ ಪ್ರಭು ವೇದಗಳನ್ನು ತಿಳಿದ ಪ್ರಭು ವಿಶ್ವಾಮಿತ್ರರ ಶಿಷ್ಯ ದಶರಥ ಪುತ್ರ ಪ್ರಭು ನಿಮ್ಮ ಕೈ ಬಿಡ್ತಾರಿಯ ತಾಯಿ ಇಂಥ ಹೀನ ಕೃತ್ಯಕ್ಕೆ ಆತಕ್ಕೆ ತೊಡಗುತ್ತೇನೆ ನೀವು ನನ್ನ ಕೈಲಿ ಹೇಳಿ ಕಳಿಸಿದ್ದಾರೆ ಕೇಳಿ ಅಂತ ಹತ್ತಿರಕ್ಕೆ ಬಂದು ಆಪ್ತವಾಗಿ ಮಾತನಾಡುವಾಗ ಮತ್ತೆ ಭಯ ಆಗಿಬಿಡು ಸೀತಾದೇವಿಗೆ ಸಮೀಪ ಚಕ್ರಮೆ ಎಲ್ಲೋ ರಾವಣ ಅವತ್ತು ನನ್ನ ಜಿಂಕೆಯ ವೇಷ ಅಪಹಾರ ಮಾಡಿದ್ರಿ ಇವತ್ತು ಶಾಖಾಮೃಗ ರೂಪದಲ್ಲಿ ಮಾಡ್ತೀನಿ ಒಳ್ಳೇದಾಗೋದಿಲ್ಲ ನಿನ್ನ ಕುಟುಂಬಕ್ಕೆ ಚೆನ್ನಾಗಾಗೋದಿಲ್ಲ ನೆಟ್ಕೆ ಮೃಗ ಹೀನಾಮಾನವಾಗಿ ಬೈತಾ ಇದ್ದಾಳೆ ಹನುಮಂತ ತಲೆ ಚಚ್ಚಿಕೊಂಡ ಇದು ನೊಂದ ಮನಸ್ಸು ಎಷ್ಟು ಹೇಳಿದ್ರು ಅವಳಿಗೆ ನನ್ನಲ್ಲಿ ಭಯ ಬಂದ್ಬಿಡ್ತಲ್ಲ ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಚಿಂತಾಕ್ರಾಂತನಾಗಿದ್ದಾನೆ ಸೀತೆಯು ಒಂದು ಕ್ಷಣ ಹಿಂತೆಗೆದಳು ನಿಜವಾಗಿ ರಾಮದೂತನೇನೋ ನೀನು ಅಂತ ಕೇಳಿದ್ದು ಸುಳ್ಳ್ಯಾಕಮ್ಮ ಹೇಳಿ ನಿಜ ಹೇಳಿದ್ರು ಕೇಳ್ತೀರಿ ಸುಳ್ಳು ಹೇಳಿದ್ರು ಕೇಳ್ತೀರಿ ಆಗ ಕೇಳ್ತಾಳೆ ನೀ ರಾಮದೂತನಾಗಿದ್ರೆ ರಾಮ ಹೇಗಿದ್ದಾನೆ ಹೇಳು ಅಂತ ಕೇಳಿಬಿಟ್ಟು ಇದು ಸುಂದರಕಾಂಡದ ಪ್ರಧಾನ ಭಾಗ ರಾಮ ಸೌಂದರ್ಯ ವರ್ಣನೆ ಮಾಡ್ತಾರೆ ಆಂಜನೇಯ ನಮಗೆ ಬಾಯಿ ಸಾಲದು ವರ್ಣನೆ ಮಾಡುವುದಕ್ಕೆ ಎರಡು ವರ್ಷ ಆಯಿತು ಯಜಮಾನರು ವಿದೇಶಕ್ಕೆ ಹೋಗಿ ಅಲ್ಲಿಂದ ಒಂದು ಇಮೇಲು ಇಲ್ಲ ಫಿಮೇಲು ಇಲ್ಲ ಯಾವತ್ತೋ ಒಂದು ಕಸಡಾ ಪತ್ರ ಅಲ್ಲಿ ಇಲ್ಲಿ ಹಾಕಿದ್ದು ಮೂರು ತಿಂಗಳಾದ್ಮೇಲೆ ಬಂತು ಪೋಸ್ಟ್ ಮ್ಯಾನ್ ತಂದು ಕೊಟ್ಟ ಕೊಟ್ರೆ ಕೂತ್ಕೊಪ್ಪ ಕಾಫಿ ಕೊಡ್ತೇನೆ ಬಿಸ್ಕಟ್ ಕೊಡ್ತೇನೆ ಅಂತ ಹೇಳಿ ಯಜಮಾನರು ಸೌಖ್ಯವೇನು ಅಂತ ಪೋಸ್ಟ್ ಮ್ಯಾನ್ ಕೇಳಿದ್ರೆ ಅವನೇನು ಮಾಡ್ತಾನೆ ಅವನಿಗೇನು ಗೊತ್ತು ಆ ಲೆಟರ್ ಅಷ್ಟೇ ಕೊಡ್ತಾನೆ ಹೊರತು ನಿಮ್ಮ ಯಜಮಾನರ ಮುಖವೇ ಕಾಣಲಿಲ್ಲ ಅಂದ್ರೆ ಅವತ್ತು ಸತ್ತು ಹೋಗ್ಬಿಡ್ತಾಳೆ ಇಲ್ಲಮ್ಮ ಚೆನ್ನಾಗಿದ್ದಾರೆ ಮತ್ತೆ ಈ ಪತ್ರ ಅವರೇ ಕೊಟ್ರಮ್ಮ ನನ್ನ ಕೈಯಲ್ಲಿ ಕೊಡುವಾಗ ತುಂಬಾ ಚೆನ್ನಾಗಿದ್ರು ಸೂಟ್ ಹಾಕೊಂಡಿದ್ರು ಟೈ ಕಟ್ಟಿದ್ರು ತಲೆಮೆ ಟೋಪಿ ಇತ್ತು ತಲೆ ಕೂದಲಿತ್ತೋ ಇಲ್ವೋ ಎಲ್ಲ ಇವನು ಸುಳ್ಳಾರು ಹೇಳಿ ಅವಳನ್ನು ಬದುಕಿಸುವಂತೆ ಆಪತ್ಕಾಲದಲ್ಲಿ ಸುಳ್ಳಾದರೂ ಹೇಳಬೇಕು ಸಾಕ್ಷಾತ್ ರಾಮಚಂದ್ರನ ದೂತ ರಾಮನನ್ನು ಸ್ಟಡಿ ಮಾಡಿದ್ದಾನೆ ಕಣ್ಣು ತುಂಬ ನೋಡಿದ್ದಾನೆ ಆ ಸೌಂದರ್ಯವನ್ನು ಕುಡಿದು ಪಾನ ಮಾಡಿದ ಮಹಾಭಕ್ತ ನೀವು ನಾವು ಎಲ್ಲ ದೇವಸ್ಥಾನಗಳು ಹೋಗಿದ್ದೇವೆ ಆಳ್ವಾರದ ಕ್ಷೇತ್ರಗಳು ನೂರೆಂಟು ಕ್ಷೇತ್ರಗಳಲ್ಲಿ ಎಷ್ಟು ಜನರಿಗೆ ಆ ಕ್ಷೇತ್ರಗಳ ಭಗವಂತನ ನಖಶಿಖಾಂತ ದಿವ್ಯ ರೂಪವನ್ನು ಪರಿಪೂರ್ಣವಾಗಿ ವರ್ಣಿಸುವುದಕ್ಕೆ ಬರುತ್ತೆ ಹೇಳಿ ಒಬ್ರಿಗಾರು ಆಗುತ್ತೆ ನೋಡಿ ಶ್ರೀವಿಲ್ಲಿಪುತ್ತೂರ್ ಜಿ ಆರ್ ಸ್ವಾಮಿಗಳು ನನಗೆ ಯಾಕೋ ತುಂಬಾ ಪ್ರಿಯವಾಗಿದ್ದಾರೆ ದಿವಸ ಫೋನ್ ಮಾಡ್ತಾರೆ ಕೂಡಲಡಹರ್ ಅದ್ಭುತವಾದ ಫೋಟೋ ಕಳಿಸಿದ್ದಾರೆ ಇಷ್ಟಗಳದು ಫೋಟೋ ಕೂಡಲು ಕೂಡಲೇ ಅಂಡಾಳ್ ದೇವಿ ಪಾಠ ತಿರುಮಂಜಾಳ್ವಾರ ಭಾಷಣ ಮಧುರೆ ಕ್ಷೇತ್ರ ಹತ್ತಿರದಲ್ಲಿ ಆ ಸ್ವಾಮಿಯನ್ನು ದರ್ಶನ ನಾವು ಹೋಗಿದ್ದೇವೆ ಯಾತ್ರೆ ದೊಡ್ಡ ಮಳೆ ಅವತ್ತು ಅಲ್ಲಿ ಜಾಗ ಇರಲಿಲ್ಲ ಅಂತ ದೇಶಗರ ಸಂಜೆಯಲ್ಲಿ ನಿಂತ್ಕೊಂಡ್ಬಿಟ್ಟು ದೇಶಕರು ನೋಡಿ ಬಂದ್ಬಿಟ್ಟು ನಾವು ಆ ಕೂಡಲ ದರ್ಶನ ಮಾಡಿದರೆ ಅವನ ಕಣ್ಣು ರೆಪ್ಪೆ ಹುಬ್ಬು ಹಾಕಿರ್ತಕ್ಕ ನಾಮ ಮೂಗು ಅವನು ಗುಡಿಸಿರ್ತಕ್ಕಂಥ ಪಂಚ ಪೀತ ಅದು ಒಂದೊಂದನ್ನು ವರ್ಣಿಸಬೇಕು ಅಂತ ಅನಿಸುತ್ತೆ ನಮಗೆ ಹನುಮಂತನ ಕಣ್ಣುಗಳು ಬೇಕು ಈ ರಾಮದೂತನಾಗಿದ್ದರೆ ವರ್ಣಿಸು ನೋಡುವುದು ಬೇರೆ ನಿರೀಕ್ಷೆ ಮಾಡುವುದು ಬೇರೆ ಸೀಯಿಂಗ್ ಬೇರೆ ಅಬ್ಸರ್ವೇಷನ್ ಬೇರೆ ಕೇಳುವುದು ಬೇರೆ ಗಮನವಾಗಿ ಕೇಳುವುದು ಬೇರೆ ಹಿಯರಿಂಗ್ ಬೇರೆ ಲಿಸನಿಂಗ್ ಬೇರೆ ಇಂಗ್ಲಿಷಲ್ಲೂ ಹೇಳ್ತೇವೆ ಇವರು ರಾಮನ ರೂಪವನ್ನು ವರ್ಣಿಸುವಂತ ಕೇಳಿದಾಗ ಆಹಾ ಇದಕ್ಕೆ ಯಾರು ಕೂಲಿಗೀಲಿ ಕೊಡಬೇಕೆ ಎಂಬುದಾಗಿ ಅಮ್ಮ ರಾಮನ ಮೊದಲನೇ ಲಕ್ಷಣ ರಾಮ ಕಮಲ ಅವನ ಸೌಂದರ್ಯವೇ ಸಾಕು ಕಾಣ್ಬದವನ್ ಕಣ್ಗಳಾಲೇ ಕಾಣ್ಬದು ಅವನ್ ಕಣ್ಗಳಾಲೇ ಕಮಲ ಕಣ್ಣನ್ ಎನ್ ಕಣ್ಣಿರುಳ್ಳಾನ್ ಕಾಣ್ಬದು ಅವನ್ ಕಣ್ಗಳಾಲೆ ನನ್ನ ಕಣ್ಣಲ್ಲೇ ಇದ್ದಾನೆ ಸ್ವಾಮಿ ಭಗವಂತ ಅವನನ್ನು ಗುರುಸೋದು ಹೇಗೆ ಅಂದ್ರೆ ಅವನ ಕಣ್ಣು ಬಿಟ್ರೆ ಮಾಡಿಬಿಡುತ್ತೆ ಬೇರೆ ದೇವತೆಗಳಿಗಿಲ್ಲದೆ ಇರೋ ಸೌಂದರ್ಯ ಅವನ ಕಣ್ಣುಗಳಲ್ಲಿಯೇ ಇದೆ ನೀಂಡ ಆ ಪೆರಿಯ ವಾಯು ಕಣ್ಗಳು ಎನ್ನೈ ಪೇದಮೈ ಶೈದನವೇ ಲೋಚನಾಭ್ಯಾಂ ಪಿಬನ್ ನೀವು ಎಷ್ಟು ಕಡೆ ಬರುತ್ತೆ ರಾಮಾಯಣದಲ್ಲಿ ಬಹಳ ಸುಂದರವಾದ ನೇತ್ರ ರಾಮಕಮಲಪತ್ರಾಕ್ಷ ಸರ್ವಸತ್ವ ಮನೋಹರ ಹೇ ಕೋತಿ ನಿನಗೂ ರಾಮನ ರೂಪ ಹೇಳಿಸ್ತೇನೋ ಅಂತ ಕೇಳೋ ಹಾಗಿದ್ರೆ ನನಗೂ ಒಂದೇ ಅಲ್ಲ ಕಾಡಲ್ಲಿ ಓಡಾಡುವ ಹುಲಿ ಕರಡಿ ಪ್ರಾಣಿ ಎಲ್ಲ ರಾಮನ್ ನೋಡಿದ ಹಾಗೆ ನಿಂತು ಬಿಡುತ್ತೆ ಬಪ್ಪಾಗಿ ಸರ್ವಸತ್ವ ಮನೋಹರ ರೂಪದಾಕ್ಷಿಣ್ಯ ಸಂಪನ್ನ ರೂಪ ಏನು ಸ್ವಭಾವ ಏನು ಪ್ರಸೂತೋ ಜನಕಾತ್ಮಜೇ ನೀನು ಹೇಗೆ ಭೂಮಿಗೆ ಹುಟ್ಟನೆಂದರೆ ಸದ್ಗುಣ ಸಂಪನ್ನೆಯಾಗಿ ಬಂದೆಯೋ ನಿನಗೆ ಸರಿಯಾದ ಗಂಡ ಅವನು ಆಮೇಲೆ ಕಲ್ತ್ಕೊಂಡು ಗುಣ ಅಲ್ಲ ಆಗಂತುಕವಲ್ಲ ಪ್ರಸೂತಃ ಸಮೇತನಾಗಿ ಹುಟ್ಟಿದ್ದಾನೆ ಗುಣನಿಧಿ ಅವನು ಎಂಬುದಾಗಿ ಅವನು ಸಾಧುಗಳನ್ನು ಹೇಗೆ ಸತ್ಪುರುಷರನ್ನು ಹೇಗೆ ಕಾಪಾಡ್ತಾನೆ ಬ್ರಹ್ಮಚರ್ಯ ವ್ರತ ಹೇಗೆ ಮಾಡಿದ್ದಾನೆ ಬ್ರಾಹ್ಮಣಾನಾಮುಪಾಸಿತ ರಾಮನ ವೇದ ಯಾವುದು ಯಜುರ್ವೇದ ವಿನೀತಶ್ಚ ತೈತ್ರಿ ಶಾಖೆ ಪಾಂಡವರು ಋಗ್ವೇದ ಶಾಖೆಯವರು ರಾಮಚಂದ್ರ ಯಜುರ್ವೇದ ಶಾಖಿ ಅವನು ಎಲ್ಲ ವೇದ ಓದಿದ್ದಾನೆ ಯಜುರ್ವೇದದಲ್ಲಿ ತುಂಬಾ ಅಭಿಮಾನ ಅವನಿಗೆ ವಿಪುಲಾಂಶ ದೊಡ್ಡ ಭುಜಗಳು ಶೂರ್ಪಣಿಕೆಯನ್ನು ಆಕರ್ಷಣೆ ಮಾಡಿದ್ದವು ಕಂಬರಾಮಾಯಣದಲ್ಲಿ ರಾಮನ ಭುಜಗಳನ್ನು ವರ್ಣನೆ ಮಾಡ್ತಾರೆ ಇಲ್ಲಿಂದ ಇಲ್ಲಿಗಿರುವಂತಹ ಅಗಲ ಉಬ್ಬಿ ಎದ್ದು ಕಾಣತಕ್ಕಂತಹ ಮಾಂಸಖಂಡಗಳು ಅದರಲ್ಲಿ ಬಿಲ್ಲನ್ನು ಹಿಡಿದಂತಹ ಆ ಸೊಬಗು ಕಂಬರಾಮಾಯಣದ ವರ್ಣನೆ ವಿಪುಲಾಂಶ ಮಹಾಬಾಹು ಕಂಬುಗ್ರೀವ ಶಂಖದಂತೆ ಅವನ ಕೊರಳು ಕಾಣಿಸ್ತಾ ಇದೆ ಶುಭಾನನಃ ಗೂಢಜತ್ರು ಸುತಾಮ್ರಾಕ್ಷ ರಾಮೋ ದೇವಿ ಜನೈಶ್ರತ ಜನರು ಅವನನ್ನು ರಾಮ ಅಂತ ಕೇಳುವುದರಲ್ಲಿ ಅವನ ಹೆಸರಿಗೆ ಅನ್ವರ್ಥ ಆಗಿದ್ದಾನೆ ತಾಯಿಯವನು ದುಂದು ವಿಶ್ವನ ನಿರ್ಘೋಷ ಆಕಾರಕ್ಕೆ ಸದೃಶವಾದ ಧ್ವನಿ ಗಂಭೀರವಾದ ಧ್ವನಿ ಆ ಧ್ವನಿಯನ್ನು ಕೇಳಿಯೇ ನಿಂತು ಬಿಡ್ಬೋದು ಏನ್ ಹೇಳಿ ಅಂತ ಹೇಳಿ ಒಂದು ಒಂದು ಅಧ್ಯಾಯದ ತುಂಬ ಅಯ್ಯೊಬ್ಬ ನಾರಾಯಣ ಈ ಅಧ್ಯಾಯದಿಂದಲೇ ಇದಕ್ಕೆ ಸುಂದರಕಾಂಡ ಅಂತ ಹೆಸರು ಪಂಚತ್ರಿಂಶಃ ಮೂವತ್ತೈದನೇ ಅಧ್ಯಾಯ ರಾಮಾಯಣದಲ್ಲಿ ಸುಂದರಕಾಂಡದ ಮೂವತ್ತೈದನೇ ಅಧ್ಯಾಯ ಸುಂದರ ರಾಮ ಎಷ್ಟು ಸುಂದರವಾಗಿದ್ದಾನೆ ರಾಮನೆಂಥ ಚಳುವ ನಮ್ಮ ಕೇಳಿದ್ದೆ ಕನ್ನಡದಲ್ಲಿ ದಾಸರ ಹಾಡು ರಾಮನೆಂಥ ಚಳುವ ನಮ್ಮ ಈ ರಾಮಾಯಣದ ಸಂದರ್ಭಗಳನ್ನು ಅನುಸರಿಸಿಯೇ ಹರಿದಾಸರು ಹಾಡುಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಹೇಳ್ತಾ ಹೇಳ್ತಾ ಸೀತಾದೇವಿಗೂ ಕಣ್ಣಲ್ಲಿ ನೀರು ಒಂದೇ ಸಮ ಹರಿತಾ ಇದೆ ನಂಬಿಕೆ ಉಂಟಾಯಿತು ಇಷ್ಟೆಲ್ಲ ಹೇಳ್ತಿಯಲ್ಲೋ ನೀನೆಲ್ಲಿಯವನು ಅಂತ ಕೇಳಿದಳು ನೀನ್ ಯಾವೂರು ನಿನಗೂ ರಾಮನಿಗೂ ಹೇಗೆ ಸಂಬಂಧವಾಯಿತು ಅಭಿಭಾಷಸ್ವಮಾನ್ ದೇವಿ ದೂತೋ ದಾಶರಥೇರಹಂ ನಾನು ಹೋಗು ಅಂತ ಕಳಿಸಿದ್ದಾನೆ ಅಕಸ್ಮಾತ್ ಬಂದಿದ್ದಲ್ಲ ನಾನು ಯಾರು ಅಂತ ಕೇಳಿದಲ್ವೇ ನಾನು ವಾಯುಪುತ್ರ ನಾನು ಹುಟ್ಟಿದ್ದಲ್ಲಿ ಗೋಕರ್ಣಂ ಪರ್ವತಂ ಕೇಸರಿ ಹರಿ ನಮ್ಮ ತಂದೆ ಕೇಸರಿ ಕೇಸರಿ ಬಾತಲ್ಲ ಕೇಸರಿ ಅಂತ ಅವನ ಹೆಸರು ಸಿಂಹದಂತಿದ್ದ ಒಬ್ಬ ವಾನರವೀರ ಅವನ ಪತ್ನಿ ಅಂಜನಾದೇವಿ ತಿರುಪತಿ ವೆಂಕಟೇಶ್ವರನಿಗೆ ಹರಿಕೆ ಮಾಡಿಕೊಂಡ್ರು ಬಹಳ ವರ್ಷ ಮಕ್ಕಳಿರಲಿಲ್ಲ ಅವರಿಗೆ ವೆಂಕಟೇಶ್ವರ ಹರಿಸಿದ ಅಂಜನೇ ನಿನಗೆ ಒಳ್ಳೆ ಮಗ ಹುಡ್ತಾನೆ ಎಂಬುದಾಗಿ ಇವಳು ಗರ್ಭಿಣಿ ಆಗಿದ್ದವಳು ಅಲ್ಲಲ್ಲೇ ಸುತ್ತಾಡ್ತಾ ಇದ್ದಳು ಗೋಕರ್ಣ ಅಂತ ಒಂದು ಪರ್ವತ ಇವೆಲ್ಲ ಹೋಗ್ತಾ ಇದ್ದೇನೆ ಇದು ಮುಗಿಸ್ಕೊಂಡು ಪ್ರವಚನಕ್ಕೆ ಮತ್ತೆ ರಾಮಾಯಣ ಒಂದು ತಿಂಗಳು ಅಲ್ಲಿ ಶತಶೃಂಗ ಪರ್ವತ ಒಂದು ನೂರು ಬೆಟ್ಟದ ಶಿಖರಗಳಿರ್ತಕ್ಕಂತಹ ಒಂದು ಜಾಗ ಅಲ್ಲಿ ಹುಟ್ಟಿದ ನಮ್ಮ ನಾನು ತನ್ನ ಕಥೆಯನ್ನೆಲ್ಲ ಹೇಳಿದ ನಾನು ಸುಗ್ರೀವನ ಜೊತೆಯಲ್ಲಿದ್ದೆ ನಾ ಹುಟ್ಟಿದ್ದಲ್ಲಿ ಕರ್ನಾಟಕದಲ್ಲಿ ಹನುಮ ಪುಟ್ಟಿದ ನಾಡು ಹೌದಲ್ವಿ ನೋಡಿ ಆ ಜಲಧಿಯನೆ ಜಿಗಿದ ಹನುಮ ಪುಟ್ಟಿದ ನಾಡು ಎಲ್ಲಿ ಉದಯವಾಯಿತ ನಮ್ಮ ಚಲುವ ಕನ್ನಡ ನಾಡು ಅವರು ಬರೆದ್ರು ಅದು ಬಿಟ್ಟೇ ಬಿಟ್ಟು ಹಾಡನ್ನ ಇನ್ಯಾವುದೋ ತಗೊಂಡು ಖಾಸಗಿ ಮಾಡಿ ಏನೇನೋ ಮಾಡ್ತಾ ಕೂತಿದ್ದೇವೆ ಅದು ಕರ್ನಾಟಕ ಏಕೀಕರಣ ಆಗೋ ತನಕ ಉತ್ತರ ಕರ್ನಾಟಕ ಬೇಕು ಏಕೀಕರಣ ಆದ ನಂತರ ಅವರಿಗೇನು ಇಲ್ಲ ಏಕೀಕರಣ ಮಾಡಿಕೊಂಡು ನಾಲ್ಕು ನಲವತ್ನಾಲ್ಕು ವರ್ಷ ಇದ್ದೇನೆ how underdeveloped North Karnataka is I have seen ಹಳ್ಳಿಗಳಲ್ಲಿ ನೀರಿಲ್ಲ ರಸ್ತೆ ಚೆನ್ನಾಗಿಲ್ಲ ಯಾಕೆ ಕೇಳ್ತೇವೆ ಇಲ್ಲಿ ಸುವರ್ಣ ಕರ್ನಾಟಕ ಭುವನೇಶ್ವರಿ ಸಣ್ಣ ಸಣ್ಣ ಬೀದಿಯಲ್ಲಿ ಟ್ರಾಫಿಕ್ ತೊಂದರೆ ಮಾಡಿ ತಮಟೆ ಬಡಿದ್ರೆ ಏನಾಯಿತು ಅಲ್ಲಿ ಸಾಯ್ತಾ ಇದ್ದಾರೆ ಕರ್ನಾಟಕದವರು ಒಂದು ಸರ್ಕಾರಕ್ಕೂ ಒಬ್ಬರಿಗೂ ಆ ಕಡೆ ಲಕ್ಷ್ಯವಿಲ್ಲ ಒಡೆದು ಹೋಗ್ತದೆ ಬೇರೆ ಒಂದು ಹೈಕೋರ್ಟ್ ಇಲ್ಲ ಹೈಕೋರ್ಟ್ ಕೇಸ್ ನಾಳೆ ಜೈಲು ಕೇಳ್ತಾರೆ ನಾಳೆ ದುಚಾಸ್ಪತ್ರೆ ಕೇಳ್ತಾರೆ ಎಲ್ಲ ಕೊಡಬೇಕಾಗತ್ತೆ ನೀವು ಸುಮ್ಮನೆ ಕೋರ್ಟ್ ಕೊಟ್ಬಿಟ್ಟು ಹುಚ್ಚಾಸ್ಪತ್ರೆ ಕೇಳೋದಿಲ್ಲ ದಯವಿಟ್ಟು ಮೊದಲನ್ನು ಕೊಡಿ ಅವರಿಗೆ ನೀವೆಲ್ಲಿಯವರು ಅಂತ ಕೇಳಬೇಡಿ ನಾ ಇಲ್ಲಿಯೂ ಸಲ್ತೇನೆ ಅಲ್ಲಿಯೂ ಸಲ್ತೇನೆ ಎರಡು ಕಡೆ ಸಲ್ಕೋಬಹುದು ಇಷ್ಟೆಲ್ಲ ಹೇಳಿದ ಮೇಲೆ ಆಂಜನೇಯ ತನ್ನ ಸೊಂಟದಲ್ಲಿ ಇಟ್ಟುಕೊಂಡಿದ್ದಂತಹ ರಾಮನಾಮಾಂಕಿತವಾದ ಉಂಗುರವನ್ನ ಈಗ ತೆಗೆದ ಅಂಗುಳಿಯ ಪ್ರಧಾನ ಪ್ರಸಂಗ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ತುಂಬಾ ಮುಖ್ಯವಾದದ್ದು ಆಶೆಯನ್ನು ಕೊಡುವುದು ಅಭಯ ಪ್ರಧಾನ ರಾಮಚಂದ್ರ ಕೈ ಎತ್ತಿ ನೊಂದ ಜೀವಾತ್ಮನಿಗೆ ನಾನಿದ್ದೇನೆ ಹೆದರಬೇಡ ಅಂತ ಹೇಳುವಂತೆ ತನ್ನ ಕೈಯಿನ ಅಭಯದ ಉಂಗುರವನ್ನು ಸೀತೆಗೆ ಕೊಡುವಂತೆ ನಮ್ಮೆಲ್ಲರಿಗೂ ಕೊಟ್ಟ ಪ್ರಸಂಗ ಇಲ್ಲಿ ಸೀತೆ ಅಂದ್ರೆ ನಾವೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವ ನಿರಾಶಾ ಎಲ್ಲ ಜೀವರಾಶಿಗಳು ಸುಂದರಕಾಂಡದ ಸೀತೆಯಂತೆ ಆ ಹೊತ್ತಿಗೆ ಹನುಮಂತನೆಂಬ ಆಚಾರ್ಯ ಬಂದು ರಾಮನ ಅಭಯಪ್ರದಾನವನ್ನು ಕೊಡ್ತಾ ಇದ್ದಾನೆ ಅದನ್ನು ರಾಮನಾಮಾಂಕಿತಂಚೇದಂ ಪಶ್ಯದೇವಿ ಅಂಗುಳೀಯಕಂ ಕೈಯಲ್ಲಿ ನೋಡಿ ಅಂತ ಎಡಗೈ ಮೇಲೆ ಬಲಗೈಯನ್ನಿಟ್ಟು ಬಲಗೈಯಲ್ಲಿ ಉಂಗುರವನ್ನಿಟ್ಟು ದೇವಿ ಸ್ವೀಕಾರ ಮಾಡು ಅಂತ ಹೀಗೆ ಕೊಟ್ಟ ಪಶ್ಯದೇವಿ ಅಂಗುಳೀಯಕಂ ನೆಳಿಯ ಕೈಯಾಲ್ ಕಾಟಿನನ್ ಕಂಬರಾಮಾಯಣ ಕೋತಿ ಕೈ ಉದ್ದ ಇರುತ್ತೆ ಯಾವಾಗಲೂ ಮನುಷ್ಯರ ಕೈಗಿಂತ ಉದ್ದವಾದ ಕೈಗಳವರೆಲ್ಲ ಕೋತಿ ಅಂತ ಅರ್ಥವಲ್ಲ ನಡೆಯ ಕೈಯಾಲ್ ಕಾಟಿನ ನೋಡಿ ಅಂತ ತೋರಿಸಿದ ವಾಲ್ಮೀಕಿಯನ್ನು ಹಾಗೆ ಫಾಲೋ ಮಾಡಿದ್ದಾರೆ ಕಂಬ ಈ ಪುಸ್ತಕದಲ್ಲಿ ಚಿತ್ರ ಮಾಡಿದವನೊಬ್ಬ ಬೆಪ್ಪ ಬೆಪ್ಪರಾಷ್ಟ್ರ ತನ್ನ ಕೈಯಿಂದ ಉಂಗುರವನ್ನು ತಗೊಂಡು ಸೀತೆ ಕೈಗೆ ಕೊಟ್ಟ ಅನ್ನೋ ರೀತಿಯಲ್ಲಿ ಬರೆದಿದ್ದಾನೆ ಆಮೇಲೆ ಬಂದು ನೋಡಿಬೇಕಾದ್ರೆ ಸೀತೆಯ ಕೈ ಭಿಕ್ಷೆ ಬೇಡುವಂತೆಯೂ ಹನುಮಂತ ಭಿಕ್ಷೆಯನ್ನು ಕೊಟ್ಟಂತೆಯೂ ಲೋಕಮಾತೆಯ ಕೈಯನ್ನು ಭಿಕ್ಷೆ ಬೇಡುವಂತೆ ಬರೆದಿದ್ದಾನೆ ವಾಲ್ಮೀಕಿ ಮೂರ್ಖರೇ ಸಣ್ಣ ಡೀಟೇಲು ನಡೆಯ ಕೈಯಾಲ್ ಕಾಟೆ ನನ್ ಪಶ್ಯದೇವಿ ಅಂಗುಳೀಯಕಂ ಆ ಉಂಗುರವನ್ನು ಎತ್ತಿಕೊಂಡ್ಲು ಕಣ್ಣು ಹೊತ್ಕೊಂಡ್ಲು ಎದೆ ಉಬ್ಬಿತು ಆನಂದ ಬಾಷ್ಪ ಹಾಕ್ತಾ ಇದ್ದಾಳೆ ಸೀತಾ ಗೃಹೀತ್ವಾ ಭರ್ತು ಕರ ವಿಭೂಷಣಂ ಅರಮಿವ ಸಂಪ್ರಾಪ್ತಂ ಗಂಡನೇ ಕೈಗೆ ಸಿಕ್ಕಿಬಿಟ್ಟ ಅಂತ ಸಂತೋಷವಾಯಿತು ಉಂಗುರ ಸಿಕ್ಕಿತು ಉಂಗುರ ಸಿಕ್ಕಿತು ಅವ್ರ ಕಥೆ ಹೇಳಿದೆ ರಾಮಾಯಣದ್ದು ಆ ಕಥೆ ನೆನೆಸ್ಕೋಬೇಡಿ ಅವತ್ತೇನು ಕತೆ ಹೇಳಿದ್ರಿ ತಿರುಗಿ ಹೇಳೋದಿಲ್ಲ ಅವತ್ತು ಬರದೇ ಇದ್ದವರಿಗಿಲ್ಲ ಅದೇ ಪನಿಷ್ಮೆಂಟು ಭರ್ತಾರಮಿವ ಸಂಪ್ರಾಪ್ತ ಉಂಗುರ ಸಿಕ್ಕಿದ್ರೆ ಗಂಡನೇ ಕೈಗೆ ಬಂದಾಗೈತೆ ಯಜಮಾನ್ರು ಉಂಗುರ ಕೈಗೆ ಎಲ್ಲ ಗಂಡ ಸಿಕ್ಕಿದಾಗೈತೆ ಯೋಚನೆ ಮಾಡಿಕೊಳ್ಳಿ ಭರ್ತಾರವಿವ ಸಂಪ್ರಾಪ್ತಂ ಇದಕ್ಕೊಂದು ಚರಿತ್ರೆ ಇತ್ತು ಆ ಉಂಗುರದ ಹಿಂದೆ ಒಂದು ಚರಿತ್ರೆ ಅದನ್ನು ವ್ಯಾಖ್ಯಾನ ಚಕ್ರವರ್ತಿ ಗೋವಿಂದರಾಜ ಸ್ವಾಮಿಗಳು ತಮ್ಮ ರಾಮಾಯಣಾಖ್ಯದಲ್ಲಿ ಬರೆದಿದ್ದಾರೆ ಕರವಿಭೂಷಣಮಿತ್ಯನೇನ ಭೋಗಾತಶಯಾತ್ ಪ್ರಣಯಕೋಪೆ ಪ್ರವೃತ್ತೆ ಪರಸ್ಪರ್ಮಾಲೋಕನ ಭಾಷಣಾದಿ ವಿರಹದಶಾಯಾಂ ಕಾಂಕ್ಷಿತೆ ಭಾಷಣೆ ಇತ್ಯಾದಿ ಅರ್ಥ ಹೇಳಿಬಿಡ್ತೇನೆ ರಾಮಸೀತೆಯರು ಅಯೋಧ್ಯೆಯಲ್ಲಿ ಹನ್ನೆರಡು ವರ್ಷ ಸುಖದಿಂದ ಸಂಸಾರ ಮಾಡುವ ಕಾಲದಲ್ಲಿ ಎಷ್ಟೋ ದಿವಸ ಒಂದು ಐದೈದು ಹತ್ತು ಹತ್ತು ನಿಮಿಷ ಅವರಲ್ಲಿ ಪ್ರಣಯ ಕಲಹಗಳು ಬರ್ತಾ ಇದ್ದವು ಯಾವ ಕುಟುಂಬದಲ್ಲಿ ಪ್ರಣಯ ಕಲಹ ಬರುತ್ತದೆಯೋ ಬಾಗಿಲು ಬೋಲ್ಟ್ ಒಳಗಡೆ ಆ ಸಂಸಾರ ಭದ್ರವಾಗಿರುತ್ತೆ ಚೆನ್ನಾಗಿರುತ್ತೆ ಆಫೀಸ್ ಮುಗಿಸಿ ಆರು ಗಂಟೆಗೆ ಬರಬೇಕು ಯಜಮಾನ ಒಂಬತ್ತು ಗಂಟೆಗೆ ಬಂದ ನಿಮ್ಮ ಜೊತೆ ಮಾತಾಡೋದಲ್ಲ ಹೋಗಿ ಯಾಕೆ ಮಾತಾಡೋದು ಏನು ಏನು ಮಾಡಿ ಎಂಥ ತಪ್ಪು ಆರು ಗಂಟೆಗೆ ಬರ್ತಾ ಇದ್ರೆ ನಾ ಮನೇಲಿ ಒಬ್ಬಳೇ ಕೂತಿದ್ದೇನೆ ಪಿಶಾಚಿ ಕೂತ ಹಾಗೆ ಮನೇಲಿ ಹೆಂಡತಿ ಇದ್ದಾಳೆ ಜ್ಞಾಪಕ ಇದೆಯಾ ನಿಮಗೆ ಜ್ಞಾಪಕ ಇದೆ ಟ್ರಾಫಿಕ್ ಜಾಮ್ ಆಯ್ತು ನಾನೇನು ಮಾಡಲಿ ನನಗೆ ಅದೆಲ್ಲ ಗೊತ್ತಿಲ್ಲ ಆರು ಗಂಟೆಗೆ ಯಾಕೆ ಬರಲಿಲ್ಲ ನೀವು ನಿಮಗಲ್ಲಿ ಟೇಬಲ್ ಮೇಲೆ ಊಟ ಇಟ್ಟಿದ್ದೀನಿ ತಿಂಡಿ ಇಟ್ಟಿದ್ದೇನೆ ನೀವೇ ಮಾಡಿಕೊಳ್ಳಿ ಇದೆಷ್ಟೊತ್ತಿದು ಅವನು ಬೂಟ್ ಕೀಟ್ ಬಿಚ್ಚಿ ಮಾಡಿ ದೇವರ ಸಂಜೆಗೆ ಹೋಗಿ ಆರತಿ ಗೀರ್ತಿ ಮಾಡಿ ಕನ್ನಡಿ ನೋಡಿ ಮತ್ತೆ ಹೆಂಡತಿ ಮುಖ ನೋಡಿ ನಾನೇ ಬಡಿಸ್ಕೊಳ್ಳೆ ಆಯಿತು ನನ್ನ ತಲೆ ಬರ ತಲೆವಿಧಿ ಎಲ್ಲ ಬಂಡುವ ತಟ್ಟೆ ಲೊಟ್ಕ ಪಟಕ ಅಂತ ಮಾಡಿ ತೀರ್ಥ ಗೀರ್ಥ ಇಟ್ಕೊಂಡು ಬಡಿಸೋ ಹೊತ್ತಿಗೆ ತಾನೇ ಬಂದು ಅಯ್ಯೋ ಪಾವು ಟ್ರಾಫಿಕ್ ಜಾಮ್ ಆಗಿರ್ತಾ ತಾನೇ ಬಡಿಸ್ತಾಳೆ ಪ್ರೀತಿ ಪಾತ್ರರಾದ ಹೆಂಡತಿ ನಿಮ್ಮೆಲ್ಲರ ಅನುಭವದಲ್ಲಿ ಯೋಚನೆ ಮಾಡ್ಕೊಳ್ಳಿ ಅದು ಇದಕ್ಕೆ ಈ ಕಲಹಕ್ಕೆ ಪ್ರಣಯ ಕಲಹ ಅಂತಾರೆ ಪ್ರೀತಿಯಿಂದ ಉಂಟಾಗುವ ಜಗಳ ಬೇರೆ ಕ್ರೋಧದಿಂದ ಬರುವ ಜಗಳ ಬೇರೆ ಇಂಥ ಯಾವುದೋ ಒಂದು ಸಣ್ಣ ವಿಷಯ ಬಂದಾಗ ಸೀತಾದೇವಿ ಕೋಪ ಮಾಡಿಕೊಂಡು ಒಂದೇ ಮಂಚದ ಮೇಲೆ ಓಮೈ ಪಾರ್ಕ ಮಾಡ್ತೆ ನಿಮ್ಮ ಮುಖ ನೋಡೋದಿಲ್ಲ ಅಂತ ಆ ಕಡೆ ತಿರ್ಕೊಂಡು ಕೂತು ಬಿಡ್ತಿದ್ಲು ಬೇಡದಿದ್ರೆ ಬೇಡ ಹೋಗು ಅಂತ ರಾಮನು ಚಕ್ರವರ್ತಿ ಈ ಕಡೆ ತಾನು ತಿರ್ಕೊಂಡು ಕೂಡ್ತಿದ್ದ ಎಷ್ಟು ಹೊತ್ತು ಎರಡು ನಿಮಿಷ ಆ ಎರಡು ನಿಮಿಷವನ್ನ ಎರಡು ಯುಗದಂತ ಕಳೀತಿದ್ಲು ಸೀತಾದೇವಿ ನನಗೆ ಅಪರೂಪ ರಾಮನ ಮುಖ ನೋಡುವುದು ಅವರು ಬರೀ ಆಫೀಸು ಚಕ್ರವರ್ತಿ ತಿರುಮಾನ ಅಫಿಷಿಯಲ್ ಡ್ಯೂಟಿ ಇದು ಒಂದು ಐದು ಹತ್ತು ನಿಮಿಷ ನಿದ್ದೆ ಮಾಡೋಕೆ ಮುಂಚೆ ಗಂಡನ ಮುಖ ನೋಡಬೇಕು ಅಂದ್ರೆ ನಾನೇ ಸಿಟ್ಟು ಮಾಡ್ಕೊಂಡ್ಬಿಟ್ನಲ್ಲ ಅದರ ಪ್ರೆಸ್ಟೀಜ್ ಇಶ್ಯೂ ಅವರೇ ಮಾತನಾಡಿಸ್ಲಿ ರಾಮನಿಗೆ ಅವಳಿಗೆ ಸೊಕ್ಕಾದ್ರೆ ನಾ ಚಕ್ರವರ್ತಿಯ ಮಗ ಅವಳೇ ಮಾತನಾಡಿಸ್ಲಿ ಇದು ಐದು ನಿಮಿಷವಾಯಿತು ಐದು ನಿಮಿಷದಲ್ಲಿ ಯಾರು ಸೋಲಬೇಕು ಗಂಡ ಹೆಂಡ ಜಗಳ ಬಂದ್ರೆ ಯಾರು ಸೋಲಬೇಕು ಉತ್ತರ ಹೇಳಿ ಗಂಡನೇ ಸೋಲಬೇಕು ಅದು ರಾಮಾಯಣದ ತೀರ್ಮಾನ ಚಪ್ಪಾಳೆ ಹಾಕಿ ಗಂಡ ಹೆಂಡ್ರ ಜಗಳದಲ್ಲಿ ಹೆಣ್ಣು ಮಕ್ಕಳು ಸೋಲಬಾರದು ಗಟ್ಟಿ ಇರಬೇಕು ಅವರು ಗಂಡಸರು ಸೋಲಬೇಕು ಯಾಕೆ ರಾಮನ ಉದಾಹರಣೆ ಅದಕ್ಕೇನು ಮಾಡ್ತಿದ್ದ ತಾನು ಮಾತನಾಡೋದಕ್ಕೆ ಪ್ರೆಸ್ಟೀಜು ರಾಮ ದಶರಥನ ಮಗ ಚಕ್ರವರ್ತಿ ಅವಳೇ ಮಾತಾಡ್ತಾ ಇಲ್ಲ ಅದಕ್ಕೊಂದು ಕೆಲಸ ಮಾಡೋಣ ಅವಳ ಕೈಯಲ್ಲಿ ಮಾತನಾಡಿಸಬೇಕು ಅದಕ್ಕೆ ತನ್ನ ಕೈಯಲ್ಲಿದ್ದ ಉಂಗುರವನ್ನು ಬೇಕಂತ ಸಡಲ ಮಾಡಿ ನೆಲದಲ್ಲಿ ಬಿಟ್ಟು ಬಿಡುತ್ತಿದ್ದ ಅದು ನೋಡಿ ಸೀತಾದೇವಿ ಮಾತಾಡೋಕೊಂದು ಅವಕಾಶ ಸಿಕ್ತಲ್ಲ ಅಂತ ಅಯ್ಯೋ ಉಂಗುರ ಕೆಳಗೆ ಬಿದ್ದೋಯ್ತಲ್ಲ ಅಂತ ಹೇಳ್ತಾ ಇದ್ಲು ತಾನೇ ಎತ್ತಿ ರಾಮನ ಕೈಯಲ್ಲಿ ಕೊಡುವುದಕ್ಕೆ ಮುಂಚೆ ಕೈಯಲ್ಲಿ ತಗೊಂಡು ಕಣ್ಣಿಗೆ ಒತ್ಕೊಳ್ತಾ ಇದ್ಲು ಹೀಗೆ ಎರಡು ನಿಮಿಷ ಜಗಳ ಉಂಟಾದರೂ ಅವರಿಬ್ಬರನ್ನು ಕೂಡಿಸ್ತಾ ಇದ್ದದ್ದು ಈ ಉಂಗುರ ಅದು ಕೈಗೆ ಎಷ್ಟಲಾಗಿತ್ತು ಹೀಗೆ ಉಂಗುರ ಸಿಕ್ಕಿದ್ರಿಂದ ಭರ್ತಾರ ಸಂಪ್ರಾಪ್ತಂ ಚೆನ್ನಾಗಿಲ್ಲ ವ್ಯಾಖ್ಯಾನ how natural how simple how beautiful ನೀವು ಇಪ್ಪತ್ತು ವ್ಯಾಖ್ಯಾನ ನೋಡಿದ್ರು ಗೋವಿಂದರಾಜರಂತಹ ವ್ಯಾಖ್ಯಾನ ಯಾಕೆ ನಾನು ಅಯ್ಯಂಗಾರಂತ ಜಂಬದಿಂದ ಹೇಳ್ತಿಲ್ಲ ವ್ಯಾಖ್ಯಾನ ಅಂದ್ರೆ ಗೋವಿಂದರಾಜರ ವ್ಯಾಖ್ಯಾನ ತನಿ ಶ್ಲೋಕ ವ್ಯಾಖ್ಯಾನ ಅದನ್ನೆಲ್ಲ ಬರೆದಿದ್ದಾರೆ ಅದಾದ್ಮೇಲೆ ಕೈಯಲ್ಲಿ ಉಂಗುರವನ್ನು ಇಟ್ಟುಕೊಂಡು ಸೀತಾದೇವಿ ತನ್ನ ಬಿಂಬ ಅದರಲ್ಲಿ ಕಾಣಿಸ್ತಾ ಇದೆ ಅದು ಒಳ್ಳೆಯ ಯಾವ ಮಣಿಯೋ ಗೊತ್ತಿಲ್ಲ ರಾಮ ಅಂತ ಕೆಟ್ಟಿದೆ ಅದರಲ್ಲಿ ನೋಡ್ತಾಳೆ ಒಂದು ಮುಖದಲ್ಲಿ ಆ ಉಂಗುರದ ಮಣಿಯಲ್ಲಿ ಒಂದು ಮುಖದಲ್ಲಿ ತನ್ನ ಮುಖ ಪ್ರತಿಬಿಂಬವಾಗಿ ಕಾಣಿಸ್ತಾ ಇದೆ ಹನುಮನ್ ನಾಟಕಾರರು ಲೇ ಹನುಮಂತ ನಮ್ಮ ಯಜಮಾನರು ಹೆಣ್ಣಾಗಿದ್ದಾರೇನೋ ನಾನು ಈ ಕಡೆ ಬಂದ ಮೇಲೆ ಅಂತ ತನ್ನ ಮುಖವನ್ನು ತಾನೇ ನೋಡಿಕೊಂಡು ಅಯ್ಯೋ ರಾಮ ಹೆಣ್ಣಾಗಿಬಿಟ್ನಲ್ಲ ನಾನು ಈ ಕಡೆ ಬಂದ್ಮೇಲೆ ನಮ್ಮ ಯಜಮಾನರಿಗೆ ಪೌರುಷ ಹೋಗಿಬಿಡುತ್ತೆ ಅಂತ ಕೊಳೋ ಅಂತ ಹೇಳ್ತಾಳಂತೆ ಇಲ್ಲಮ್ಮ ಅದು ನಿಮ್ಮ ಮುಖ ನೋಡ್ತಾ ಇದ್ದೀರಿ ರಾಮ ಹೆಣ್ಣಾಗಿಲ್ಲ ಸಮಾಧಾನ ಮಾಡಬೇಕು ಆ ಮುದ್ರಿಕೆಯನ್ನು ಕೇಳ್ತಾಳೆ ಮುದ್ರೆ ಸಂತಿ ಲಕ್ಷ್ಮಣ ಕುಶಲಿನಃ ಶ್ರೀರಾಮ ಪಾದ ಸುಖಂ ಮುದ್ರಿಕೆಯೇ ನಮ್ಮ ಯಜಮಾನರು ನಿನ್ನ ಯಜಮಾನರು ಕುಶಲಿನಃ ಸುಖವಾಗಿದ್ದಾರೆ ನಾನು ಈ ಕಡೆ ಬಂದ ಮೇಲೆ ಹನುಮಂತ ಉತ್ತರ ಕೊಡ್ತಾರೆ ಮುದ್ರಿಕೆಯಲ್ಲಿ ಕೊಡಬೇಕು ಸಂತಿಸ್ವ ಮಿನಿಮಾ ವಿಧೇಹಿ ವಿಧುರಂ ಚೇತೋನಯ ಚಿಂತಯ ಹೇ ಸ್ವಾಮಿನಿ ಅಳುಬೇಡ ಯಜಮಾನ ಸೌಖ್ಯವಾಗಿದ್ದಾರೆ ಏನಾಂ ವ್ಯಾಹರ ಮೈಥಿಲಿ ಮೈಥಿಲಾಧಿಪಸುತೆ ಆದರೆ ಒಂದು ತಾಯಿ ನೀವು ಈ ಕಡೆ ಬಂದ ಮೇಲೆ ಈ ಉಂಗುರಕ್ಕೆ ಹೆಸರು ಬದಲಾಗಿ ಹೋಗಿದೆ ನೀವು ಈ ಕಡೆ ಲಂಕೆಗೆ ಬರೋದಕ್ಕೆ ಮುಂಚೆ ಅದನ್ನು ಅವರು ಕೈಯಲ್ಲಿ ಹಾಕೊಳ್ತಾ ಇದ್ರು ಅದಕ್ಕೆ ಉಂಗುರ ಅಂತ ಹೆಸರಾಗಿತ್ತು ಅವರು ಈ ಕಡೆ ಬಂದ ಮೇಲೆ ರಾಮ ತದ್ವಿರಹೇಣ ಕಂಕಣ ಪದಂ ಹಿ ಅಸ್ಮೈ ಚಿರಂ ದತ್ತವಾನೇ ಈಗ ಅದಕ್ಕೆ ಕಂಕಣ ಅಂತ ಕರೀತಾರೆ ಅಂತಂತ ಹನುಮಂತ ಅಂದ್ರೆ ರಾಮ ಎಷ್ಟು ಸೊಲಗಿರ್ಬೇಕು ನೋಡ್ಕೊಳ್ಳಿ ಅಂತ ಅರ್ಥ ಕೈಯಲ್ಲಿ ಹಾಕೋಬೇಕಾದ ಉಂಗುರ ಕಂಕಣದಂತೂ ಧರಿಸ್ತಾ ಇದ್ದಾನೆ ಉಂಗುರದ ಹೆಸರು ಚೇಂಜ್ ಆಗಿ ಹೋಯಿತು ಬಳೋ ಅಂತ ಅಳ್ದಾಡ್ಸ್ಕೊತಾರೆ ಅಯ್ಯೋ ನಮ್ಮ ಯಜಮಾನ ಸ್ವರ್ಗ ಹೋಗಿದ್ದಾರೆಯೇ ಆಮೇಲೆ ಕಣ್ಣು ಒರೆಸ್ಕೊಂಡು ಮತ್ತೆ ಕೇಳ್ತಾಳೆ ಇದೆಲ್ಲ ಈ ಅಧ್ಯಾಯ ದಾಟ್ಕೊಂಡು ಹೋಗೋದು ತುಂಬಾ ಕಷ್ಟ ನಮ್ಮ ಯಜಮಾನರು ಸೌಖ್ಯವೇ ಪೋಸ್ಟ್ ಮ್ಯಾನ್ ಕೇಳಿದ ಹಾಗೆ ಹನುಮಂತ ಏನು ಹೇಳಬೇಕು ಸೌಖ್ಯವಾಗಿದ್ದಾರೆ ಅಂದ್ರೆ ನನ್ನ ಬಿಟ್ಟು ಸೌಖ್ಯವಾಗಿದ್ದಾರೆಯಾ ಇಲ್ಲಮ್ಮ ಸ್ವರ್ಗಿದ್ದ ಅಯ್ಯೋ ನಾನು ಬಿಟ್ಟ ಮೇಲೆ ಸ್ವರ್ಗಿದ್ದಾರಿಯಾ ಅದಕ್ಕೂ ಒಳ್ತಾಳೆಗಳು ಇದಕ್ಕೆ ಹೇಗೆ ಉತ್ತರ ಕೊಡೋದು ಇವನಿಗೆ ಸಂಸಾರ ಅಂದ್ರೆ ಗೊತ್ತಿಲ್ಲ ಪಾಪ ಬ್ರಹ್ಮಚಾರಿ ಅಂದ ಬ್ರಹ್ಮಚಾರಿಯ ಪುಡಿಚು ಕಶಕರ ವಿರಾಟಿ ಗೃಹಸ್ಥರ ಕಷ್ಟ ಇವರಿಗೇನು ಗೊತ್ತು ಮಮಾಪಿ ವ್ಯಥಿತ ಮನಃ ಆಗಲೇ ಹೇಳಿದ್ದಾನೆ ಅದಕ್ಕೆ ಹೇಳ್ದ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ಈ ಕಡೆ ಬಂದ ಮೇಲೆ ಪ್ರಭುಗಳಿಗೆ ನಿದ್ದೆಯೇ ಹೋಗಿಬಿಡಿತು ನೈವ ದಂಶಾನ್ ಕೀಟಾನ್ ಕೀಟಾನ್ನ ಸರಿ ಸೃಪಾನ್ ಮೈ ಮೇಲೆ ಸೊಳ್ಳೆ ಗೆಳ್ಳೆ ನೊಣ ಹಾವು ಹಲ್ಲಿ ಹರಿದ್ರು ನಿಮ್ಮ ಯಜಮಾನರಿಗೆ ಅದರ ಮೇಲೆ ಲಕ್ಷ್ಯ ಇಲ್ಲ ತಾಯಿ ಸೀತೆ ತಿಮಧುರಾಮವಾಣಿ ವ್ಯಾಹರನ್ ಪ್ರತಿಬುದ್ಧ ಹಗಲು ರಾತ್ರಿ ನಿದ್ಯೆ ಇಲ್ಲ ಜಂಪ್ ಹತ್ತಿದ್ರು ಸೀತೆ ಅಂತ ಕೆರೆಸಿಕೊಳ್ತಾರೆ ಇದರ ಮೇಲೆ ನೀವೇ ತೀರ್ಮಾನ ಮಾಡಿಕೊಳ್ಳಿ ಸುಖವಾಗಿದ್ದಾರೆಯೋ ದುಃಖವಾಗಿದ್ದಾರೆಯೋ ಮತ್ತೆ ಮತ್ತೆ ಈ ಪ್ರಶ್ನೆಯನ್ನು ಕೇಳಬೇಡಿ ಇಲ್ಲಿ ತುಂಬ ಹೇಳೋ ರಹಸ್ಯಗಳಿವೆ ಒಂದು ಪಾಶುರದಲ್ಲಿ ಇದಕ್ಕೆ ನಂಬಿಳ್ಳೈ ಸ್ವಾಮಿಗಳು ಈಡಿನಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ನೀಯುಂ ಪಾಂಗಲ್ಯ ಹಾಣ್ಣೆಂಜಮೇ ಎಲ್ಲಿ ಬರುತ್ತೆ ಇದು நீளரவும் ஓயும் பொழுதென்று ಊಳಿಯಾಯಿ ನೀಂಡದಾಲ್ ಕಾಯುಂ கடிசிலையன் காகுத்தன் மாறானால் மாயும் வகை அறியேன் வல்விரையேன் பெண் ಐದನೇ ಶತಕ ಫೈವ್ ಫೋರ್ ತ್ರೀ ಐದು ನಾಲ್ಕು ಮೂರು ಇದರಲ್ಲಿ ನಮ್ಮಾಳ್ವಾರರು ನಾಯಕಾಭಾವದಲ್ಲಿ ಸೀತೆ ಎಂಬುದಾಗಿ ತನ್ನನ್ನು ಭಾವಿಸಿಕೊಂಡು ತನ್ನ ಮನಸ್ಸನ್ನು ನಿಂದಿಸಿಕೊಳ್ಳುವ ರೀತಿಯಲ್ಲಿ ನೀಯುಂ ಪಾಂಗಲ್ಯ ಕಾಣ್ ನೆಂಜಮೆ ಮನಸ್ಸೇ ನೀನೂ ಸರಿಯಿಲ್ಲ ನನಗೆ ಗಂಡ ಅಂತೂ ಕೈ ಬಿಟ್ಟ ಬರಲಿಲ್ಲ ನೀನು ಒಂದು ಎಡವಟ್ಟು ಅನುಕೂಲವಾಗಿಲ್ವಲ್ಲ ಈ ಮನಸ್ಸೇ ನೀನು ಓಯುಂ ಪಳುದಿನ್ರಿ ಊಳಿಯ ಐ ನೀಂಡದ ನಿದ್ದೆ ಬರ್ತಾ ಇಲ್ಲ ರಾತ್ರಿ ನನಗೆ ನೀನು ನಿದ್ದೆ ಮಾಡ್ತಾ ಇಲ್ಲ ಒಂದು ಮಗು ನಿದ್ದೆ ಮಾಡ್ತಾ ಇದ್ರೆ ತಾಯಿಗೆಷ್ಟು ಕಷ್ಟವೋ ಮನಸ್ಸು ನಿದ್ದೆ ಮಾಡದೇ ಇದ್ರೆ ನಮಗೂ ಅಷ್ಟೇ ಕಷ್ಟ ಇದ್ರೆ ತಗೊಳ್ತಾರೆ ಅದು ಪ್ರಾಣಾಪಾಯ ಮಾಡುತ್ತೆ ರಾತ್ರಿ ಸುಖವಾಗಿ ನಿದ್ದೆ ಬರಬೇಕಾದ್ರೆ ರಾಮ ಜಪ ಮಾಡಿ ರಾಮ ಧ್ಯಾನ ಮಾಡಿ ಒಂದು ನೂರು ಸಲ ರಾಮ್ ರಾಮ್ ರಾಮ್ ರಾಮ್ ಹೇಳಿ ನೋಡಿ ಬೇರೆ ಕಡೆ ಮನಸ್ಸು ಹೋಗದೆ ಖಂಡಿತವಾಗಿ ಮನಸ್ಸು ರಾಮ್ ನಿಂತು ಬಿಡುತ್ತೆ ನಿದ್ದೆ ಬರುತ್ತೆ ಸುಖವಾಗಿ ಆಗಿರ್ತೀವಿ ಜಪ ಮಾಡಿ ನೋಡಿ ಕೋಪ ತಾಪ ಎಲ್ಲ ಹೋಗುತ್ತೆ ಓ ಪೊಳು ಜನರು ಆಯ್ ನಿಂಡದ ಅಲ್ ಮನಸ್ಸು ಹೇಳಿತು ನನ್ ಯಾಕಮ್ಮ ಹಿಂಸೆ ಮಾಡ್ತೀಯೇ ನಿಮ್ಮ ಯಜಮಾನರು ಬರಲಿ ಅವನಲ್ಲಿ ಬರ್ತಾನೆ ಕಾಯುಂ ಕರಿಶಲಯ್ಯನ್ ಕಾ ಅಲ್ ಹತ್ತು ತಿಂಗಳು ನಾನು ಅಶೋಕವನದಲ್ಲಿದ್ದೇನೆ ಅಷ್ಟು ಭಯಂಕರ ಬಿಲ್ಲನ್ನಿಟ್ಟುಕೊಂಡ ಪ್ರಭು ನನ್ನನ್ನು ನೋಡೋಕೆ ಬರಲಿಲ್ವಾದ್ರಿಂದ ಮಾಯಂ ವಹಯ್ಯರಿಯೇನ್ ಸಾಯೋ ದಾರಿ ಇಲ್ವಲ್ಲ ವಲ್ವಿನಯೇ ಏನ ಪಾಪ ಮಾಡಿದ್ದೇನೆಯೋ ಪೆಣ್ಪೀರಂದೇ ಹೆಣ್ಣಾಗಿ ಹುಟ್ಟುಬಿಟ್ನಲ್ಲ ಇದು ನಮ್ಮಾಳ್ವಾರ ಪಾಶರ ನಮ್ಮಾಳ್ವಾರ ಪಾಶ್ರಗಳು ಒಂದೊಂದೂ ಕರಗಿಸುತ್ತೆ ಇದರ ಮೇಲೆ ವ್ಯಾಖ್ಯಾನ ಮಾಡ್ತಾರೆ ಅದ್ಭುತವಾದದ್ದು ಈ ಹನುಮಂತ ಸೀತಾದೇವಿ ಜೊತೆಯಲ್ಲಿ ಸಂಭಾಷಣೆ ಮಾಡಿದಾಗೆ ನಮ್ಮ ಯಜಮಾನರು ಸೌಖ್ಯವೆ ಅಂತ ಕೇಳಿದ್ಲು ಹೀಗೆಲ್ಲ ಕತೆ ಹೇಳಿದ ಹನುಮಂತ ಹತ್ತು ತಿಂಗಳು ಯಾತಕ್ಕೆ ತಡ ಮಾಡಿದರು ಪ್ರಭು ಬರಲಿಲ್ವಲ್ಲ ಹನುಮಂತ ಕೇಳಿದ ನಿಮಗೆ ಯಜಮಾನರು ಅಷ್ಟು ಪ್ರೀತಿ ಇದ್ರೆ ಹತ್ತು ತಿಂಗಳು ನೀವು ಬದುಕಿದ್ದೀರಲ್ಲ ಯಾರಕ್ಕೆ ಬದುಕಿದ್ದೀರಿ ನೀವು ಪ್ರೀತಿ ಇದ್ರೆ ಪ್ರಾಣ ಬೇಷ ಎಷ್ಟೋ ದಿವಸ ಆಗಬೇಕಾಗಿತ್ತಲ್ಲ ನೀವು ಯಾಕೆ ಸಾಗಲಿಲ್ಲ ಅದು ಬಾಯ್ಬಿಟ್ಟು ಕೇಳೋ ಹಾಗಿಲ್ಲ ಅಮ್ಮ ನೀ ಏನು ಸಾಗಲೆ ಅದು ಕೇಳೋ ಪ್ರಶ್ನೆ ಅದು ಕೇಳೋ ಹಾಗಿಲ್ಲ ಸೂಕ್ಷ್ಮದಲ್ಲಿದೆ ಅದಕ್ಕೆ ಕೋಪ ಬಂತಂತೆ ಸೀತಾದೇವಿಗೆ ಉತ್ತರ ಕೊಡ್ತಾಳೆ ಪಿರಾಟಿ ತಿರುವಡಿಯಾಗಿ ಕಂಡು ಅನಂತರಂ ಪೆರುಮಾಳ್ ಬಕ್ಕಲ್ ಪ್ರಣಯ ರೋಷತ್ತಾಳೆ ಇವನ್ ಅವರ್ ವಿಟ್ ಆಳ್ ಎಂದು ಶೀರಿಶಲ ಚಯ್ಯ ರಾಮನ ಮೇಲೆ ಕೋಪವನ್ನು ರಾಮ ಭಕ್ತನ ಮೇಲೆ ಕೇಳಿದಳು ಅವರು ಕಳಿಸಿದಾಳು ಅಂತ ದೇವರಿ ಎರಂದರುಳಿ ಎರೊಂದ ವಿಡಂ ಮರ್ಯಾಮಯ ಮರಿಂದ ಆರತ್ತಾನೆ ನೀವಿರೋ ಜಾಗ ಗೊತ್ತಿಲ್ಲ ಅಂತ ಅವರು ಒದ್ದಾಡ್ತಿದ್ದಾರೆ ಹೊರತು ನಿಮ್ಮನ್ನು ಮರೆತಿದ್ದೇವೆ ಅಂತ ಹತ್ತು ತಿಂಗಳು ತಡ ಮಾಡಿದ್ರು ತಿಳ್ಕೊಬೇಡಿ ತಾಯಿ ನೀವಿರೋ ಜಾಗ ಗೊತ್ತಿಲ್ಲ ನಾ ಹೋಗಿ ಹೇಳಿದ ಮೇಲೆ ಒಂದು ಸೆಕೆಂಡ್ ತಡ ಮಾಡಿದ್ರೆ ಹೇಳಿ ರಾಮಪಾದದ ಮೇಲೆ ಆಣೆ ಅದು ಸರಿ ನೀವು ಹತ್ತು ಇದ್ದೀರಲ್ಲ ಇಲ್ಲಿ ನಿಮ್ ತಪ್ಪಿಲ್ವೇ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾಳೆ ಮಾತಾ ಮಾತಾವೆಂದು ಓದಿದ ಕಣ್ಣಲ್ಲಿ ನೀರು ಬರುತ್ತಾರೆ ಬೀಳ್ಳೆ ವಾಕ್ಯಗಳು ನಾಡಿನವರು ಜನರು ನನ್ನನ್ನು ತಾಯಿ ತಂದೆ ಭ್ರಾತ ಬಂಧು ಹೀಗೆಲ್ಲ ಹೇಳುವ ಸಂದರ್ಭದಲ್ಲಿ ನಮ್ಮ ಯಜಮಾನರು ಹತ್ತು ತಿಂಗಳು ನನ್ನನ್ನು ಕಾಣದೆ ಬರೋದು ಹೇಗಿರುತ್ತೆ ಅಂದರೆ ರನ್ನಿಂಗ್ ರೇಸ್ ಓಡಿದವನು ಅದು ಮ್ಯಾರಥಾನ್ ರೇಸ್ನಲ್ಲಿ ಓಡಿದವನು ತಣ್ಣೀರ್ ತಣ್ಣೀರ್ ತಣ್ಣೀರ್ ಕುಡಿಯೋಕೆ ನೀರಿಲ್ಲ ನೀರಿಲ್ಲ ನೀರು ಕೊಡಿ ನೀರು ಕೊಡಿ ಅಂತ ಕೇಳೋಕೆ ಬಂದ ಹಾಗೆ ಲಂಕೆಗೆ ಬಂದು ರಾವಣಾದಿಗಳನ್ನು ಪ್ರವಚನ ಮಾಡುವ ಹೊತ್ತಿಗೆ ನಾನು ಇಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ ತಣ್ಣೀರೇ ಸಿಕ್ಕದೆ ಓಡಿ ಬಂದವನು ಸತ್ತು ಹೋಗುವಂತೆ ಎಲ್ಲಿ ರಾಮ ಪ್ರಾಣ ಬಿಡ್ತಾನೆ ಅಂತ ಪ್ರಾಣ ಹಿಡ್ಕೊಂಡಿದ್ದೇನೆ ಹೊರತು ಅವರನ್ನ ಕಂಡ ಮೇಲೆ ಒಂದು ದಿವಸ ಬದುಕಿ ಅವ್ರು ಕರ್ಕೊಂಡು ಹೋಗದೇ ಇದ್ರೆ ಕಂಡ ಮೇಲೆ ಒಂದು ದಿವಸ ಬದುಕಿದ್ರೆ ಹೇಳು ಅಂತ ಸವಾಲ್ ಹಾಕ್ತಾಳಂತೆ ಸೀತಾದೇವಿ ಈ ಶ್ಲೋಕಗಳನ್ನೆಲ್ಲ ಓದಿದ್ರೆ ನಮಗೆ ರಾಮಾಯಣ ಮತ್ತು ಶಾಸ್ತ್ರ ಸ್ತೋತ್ರ ಸ್ವರೂಪಂ ಸ್ವಾತಂತ್ರ್ಯಂ ಭಗವತ ಇದಂ ಚಂದ್ರವದನೆ ತ್ವದಾಶ್ಲೇಷೋತ್ಕರ್ಷಾತ್ ಭವತಿ ನಿಷ್ಕರ್ಷದ ನಿಷ್ಕರ್ಷದಮಯೇ ಇಲ್ಲ ವಾಕ್ಯ ಇದೆ ಅಳ್ತಾಳೆ ಸೀತಾದೇವಿ ಅಯ್ಯೋ ನಮ್ಮ ಯಜಮಾನರಿಗೆ ನನ್ನ ಮೇಲಿರುವಷ್ಟು ಪ್ರೀತಿ ತಂದೆ ಮೇಲೆ ತಾಯಿ ಮೇಲಿಲ್ಲ ನತಸ್ಯ ಮಾತಾ ಪಿತಾ ಋತಾನ್ಯಃ ಮೂವತ್ತೊಂದನೇ ಶ್ಲೋಕ ಇದೆಯಾ ಇದರ ಅರ್ಥ ಏನು ಹೇಳಿ ಲಕ್ಷ್ಮೀದೇವಿಯ ಸಂಬಂಧ ಭಗವಂತನಿಗೆ ಚಿರಂತನವೇ ಹೊರತು ತಾಯಿ ತಂದೆ ಸಂಬಂಧವಲ್ಲ ಒಂದೊಂದು ಅವತಾರದಲ್ಲಿ ಒಂದೊಂದು ತಾಯಿ ತಂದೆ ಒಂದು ಕಡೆ ವಸುದೇವ ದೇವಕಿ ಒಂದು ಕಡೆ ಅದಿತಿ ಮತ್ತು ಕಶ್ಯಪ ಇನ್ನೊಂದು ಕಡೆ ದಶರಥ ಮತ್ತು ಕೌಸಲ್ಯೆ ಆದರೆ ಪ್ರತಿಯೊಂದು ಅವತಾರದಲ್ಲಿಯೂ ಪರಶುರಾಮ ಅವತಾರದಲ್ಲಿಯೂ ಬ್ರಹ್ಮಚಾರಿ ಅವತಾರ ವಾಮನಾವತಾರದಲ್ಲಿಯೂ ಲಕ್ಷ್ಮೀ ಸಂಬಂಧ ಬಿಟ್ಟವನಲ್ಲ ಆದರೆ ನಾನಿಲ್ಲದೆ ಇದ್ರೆ ಅವರು ಒದ್ದಾಡಿ ಹೋಗ್ತಾರೆಯೋ ಆದ್ರಿಂದ ಹನುಮಂತ ನನಗಿನ್ನಷ್ಟು ಹೇಳು ಅವರ ಕಥೆಯನ್ನ ಕೇಳಿದಳು ಸಂತೋಷಪಟ್ಲು ಆಮೇಲೆ ಹೇಳಿದಳು ನಾನು ವಾಪಸ್ ಬೇಗ ಹೋಗ್ಬೇಕು ತಾಯಿ ನೀವು ಹ್ಯಾಕೆ ತುಡಿತಿದ್ದೀರಿ ಅವರೂ ತುಡಿತಾ ಇದ್ದಾರೆ ಪ್ರವಚನ ಬೇರೆ ಬೇಗ ನಿಲ್ಲಿಸಬೇಕು ನೀವು ತುಡಿತಾ ಇದ್ದೀರಿ ಹತ್ತು ತಿಂಗಳಾಯಿತು ಹನುಮಂತ ಇನ್ನು ಎರಡು ತಿಂಗಳಂತೂ ಬಾಕಿ ಕೊಟ್ಟಿದ್ದಾನು ವಾಯ್ದೆ ಆ ಎರಡು ತಿಂಗಳು ನಾನಂತೂ ಕಾಯೋದಿಲ್ಲ ನೀ ವಾಪಸ್ಸು ನೀನೋ ಕಪಿ ನೀ ಸರಿಯಾಗಿ ಹೋಗ್ತೀಯೋ ಬೇರೆದಕ್ಕೆ ಹೋಗ್ತೀಯೋ ಎಲ್ಲಿ ಹೋಗ್ತೀಯೋ ನನಗೇನು ಗೊತ್ತು ನೀ ಹೋಗಿ ಹೇಳಿದ್ರು ನನ್ನ ಮೇಲೆ ಕೋಪ ಎಷ್ಟು ಇಟ್ಟಿರ್ತಾರೆಯೋ ಬಿಟ್ಟಿರ್ತಾರೆಯೋ ಯಜಮಾನರು ಗೊತ್ತಿಲ್ಲ ಆದ್ರಿಂದ ನಾನು ಬಹಳ ಅಂದ್ರೆ ಒಂದು ತಿಂಗಳು ಕಾಯ್ಕೊಂಡಿದ್ದೇನು ಅಷ್ಟೊಳಗೆ ಬರಬೇಕು ಅಂತ ಹೇಳು ವರ್ತತೆ ದಶಮೇ ದಶಮೋ ಮಾಸ ದ್ವೌತು ಶೇಷೌ ಪ್ಲವಂಗಮ ಇಲ್ಲಿ ವಿಭೀಷಣ ಅಂತ ಒಬ್ಬ ಇದ್ದಾನೆ ಅವನ ಹೆಂಡತಿಯ ಮಕ್ಕಳೆಲ್ಲ ನನಗೆ ಒಳ್ಳೆ ಮಾತು ಹೇಳ್ತಿದ್ದಾರೆ ರಾವಣನಿಗೂ ಬುದ್ಧಿ ಹೇಳ್ತಿದ್ದಾರೆ ಅವನು ಕೇಳ್ತಾ ಇಲ್ಲ ಅವನ ಮಕ್ಕಳು ಯಾರು ಹೆಸರೆಲ್ಲ ಪರಿಚಯ ಮಾಡಿಕೊಡ್ತಾಳೆ ಆದ್ರಿಂದ ಇನ್ನೊಂದು ತಿಂಗಳು ನಾ ಬಹಳ ಅಂದ್ರೆ ಹಲ್ಲು ಕಚ್ಕೊಂಡಿರ್ತೇನೆ ಮಾಸ ಅನ್ನ ಜೀವೇಯಂ ಅದನ್ನು ಹೋಗಿ ಹೇಳು ನಿಮ್ಮ ಯಜಮಾನರಿಗೆ ಒಂದು ತಿಂಗಳಲ್ಲಿ ಬಂದ್ರೆ ಸೀತೆ ಸಿಗ್ತಾಳೆ ಇಲ್ಲದಿದ್ರೆ ಹೆಣವೂ ಸಿಕ್ಕೋದಿಲ್ಲ ಅಂತ ಹೇಳಿಬಿಡು ಆಯಿತು ತಾಯಿ ಒಂದೇನೋ ತಲೆ ಫ್ಲಾಶ್ ಆಯಿತು ಹನುಮಂತನಿಗೆ ಈ ಒಂದು ತಿಂಗಳಲ್ಲಿ ಇನ್ನೆಷ್ಟು ಸಲ ಇವಳು ಹೀಗೆ ಮಾಡ್ತಾಳೆ ಇವಳು ನೇಣು ಹಾಕೊಳ್ಳೋ ಪ್ರಯತ್ನ ಮತ್ತೆ ಪ್ರತಿಯೊಂದು ಕ್ಷಣಕ್ಕೂ ಒಂದೊಂದು ಹನುಮಂತ ಇಲ್ಲಿರ್ತಾನೆ ಇವಳು ಆದ್ದರಿಂದ ತಾಯಿ ನೀವು ಕೋಪ ಮಾಡಿಕೊಳ್ಳದೆ ಇದ್ರೆ ನನ್ನ ಬೆನ್ನ ಮೇಲೆ ಕೂತ್ಕೊಂಡ್ಬಿಡಿ ಈಗಿಂದ ಈಗಲೇ ಕರ್ಕೊಂಡೋಗಿ ರಾಮನ ಸಣ್ಣ ಬಿಡದೇ ಇದ್ರೆ ಹನುಮಂತ ಅಲ್ಲ ಅಂದ ಅದನ್ನು ಕೇಳಿದಳು ತದೇವ ಕಲುತೆ ಮನ್ಯೆ ತ್ವಂ ಹರಿಯೂ ತಪ ಇಷ್ಟೊತ್ತು ಚೆನ್ನಾಗಿ ಮಾತನಾಡದೆ ಕಾಣೋ ಈಗ ಕಪಿ ಅನ್ನೋದು ಗೊತ್ತಾಯಿತು ಹನುಮಂತನಿಗೆ ರೇಗೆ ಹೋಯಿತು ಏನ್ ತಿಳ್ಕೊಂಡ್ರೆ ನನಗೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡ್ರ ನೀವು ಎಂಬುದಾಗಿ ಮಾಸ ಲಕ್ಷ್ಮೀವಾನ್ ನವಂ ಪರಿಭವಂ ಕೃತಂ ಹೊಸ ಅವಮಾನ ಹಳೆ ಅವಮಾನವಾಗಿದ್ದು ಅದೆಲ್ಲ ಆಗೋಯ್ತು ಬಿಡಿ ಅಂತಾರೆ ಹಳೆಯದಿದ್ರೆ ಹೊಸದಾಗಿದ್ರೆ ಹತ್ತು ದಿವಸ ಮರೆಯೋದಿಲ್ಲ ಅದಕ್ಕೆ ಏನ್ ಮಾಡಿದ ಸಮುದ್ರ ದಾಟುವಾಗ ತಸ್ಮಾತ್ ಪಶ್ಯತು ವೈದೇಹಿ ಯದ್ರೂಪಂ ಮುಖ ಯಾವ ರೂಪದಲ್ಲಿ ಬಂದಿದ್ದೇನೆ ಅಂತ ಮತ್ತೆ ತ್ರಿವಿಕ್ರಮ ರೂಪವನ್ನು ತೋರಿಸಿಕೊಂಡ ಭೂಮಿ ಆಕಾಶವನ್ನೊಂದು ಮಾಡುವಂತೆ ಬೆಳೆದು ನೋಡಿದ್ರ ಇದು ಹನುಮಂತನ ಸ್ವರೂಪ ಹೆಗಲ ಮೇಲೆ ಕೂತ್ಕೊಳ್ಳಿ ಕರ್ಕೊಂಡು ಹೋಗಿ ಬಿಡದೆ ಅಂತ ಹೇಳಿ ಒಂದು ಚೂರು ನೀವು ಅಳ್ಳಾಡದೆ ಇರೋ ಹಾಗೆ ಈ ಸ್ಕೂಟರ್ ಮೇಲೆ ಕೂತ್ಕೋತಾರೆ ಹಿಂದೆ ಕೆಲವರಿಗೆ ಮುಂದೆ ಹೋಗ್ತಾ ಹೋಗ್ತಾ ಹಿಂದೊಬ್ರು ಕೂತಿದ್ದಾರೆ ಅಂತಲೇ ಜ್ಞಾಪಕ ಇರೋದಿಲ್ಲ ನಮ್ಮ ಬಂಧುಗಳೊಬ್ರು ಹೋಗಿಬಿಟ್ರು ಹೀಗೇನೆ ಗಾಡಿ ಮುಂದೆ ಹೋಯಿತು ಇವರು ಕೆಳಗೆ ಬಿದ್ದರು ಮಳೆಗಾಲ ರಸ್ತೆ ಪಡಲಿತ್ತು ಹಿಂದಿನಿಂದ ಒಂದು ಬಸ್ಸೋ ಟ್ರಕ್ಕೋ ಬಂತು ಹಾಯಿತು ಹೋಯಿತು ಮನೆಗೆ ಹೋಗಿ ನೋಡ್ಕೊಳ್ತಾರೆ ಇಲ್ವಲ್ಲ ತಾಯಿ ಕೃಷ್ಣಾಪುರದವರು ಗೊತ್ತಿದೆ ಕಥೆ ನಿಮಗೆ ಸ್ಕೂಟರ್ ಮೇಲೆ ಮಾತ್ರ ಹೋಗಬೇಡಿ ಇದು ಎರಡು ರಾಮಾಯಣ ಕಲಿಸುವ ಪಾಠ ಇದು ಅದರಲ್ಲಿ ಬೇರೆ ಪುರುಷರ ಸ್ಕೂಟರ್ ಮೇಲೆ ಅದು ಮೊದಲೇ ಹೋಗ್ತಕ್ಕಂಥ ಶಕ್ತಿಯನ್ನು ತೋರಿಸಿದ ಮೇಲೆ ಸೀತೆ ತಲೆ ತಲೆ ಚಚ್ಚಿಕೊಂಡು ನಿನ್ನ ರೂಪ ಯಾರಿಗೆ ಬೇಕಾಗಿತ್ತೋ ಎಷ್ಟು ಬುದ್ಧಿವಂತ ಇಷ್ಟು ಸಣ್ಣ ವಿಷಯ ತಿಳಿಯಲಿಲ್ವಲ್ಲ ಹನುಮಂತ ಆ ಕಡೆಯಿಂದ ಒಂದು ಮಾಯಾಮೃಗ ನನ್ನನ್ನು ಕರ್ಕೊಂಡ್ಬಂತು ಈ ಕಡೆಯಿಂದ ಒಂದು ಶಾಖಾಮೃಗ ಕರ್ಕೊಂಡು ಹೋಯಿತು ಅಂತ ರಾಮನ ಕೀರ್ತಿ ಏನಾಗುತ್ತೋ ಅಂದ್ಲು ಹೌದಮ್ಮ ಅಂದ ಹನುಮಂತ ನಂಗೆ ತಿಳಿಯಲಿಲ್ಲ ನೋಡು ಅಷ್ಟೇ ಅಲ್ಲ ನಿನ್ನ ಬೆನ್ಮೇಲೆ ನಾ ಕೂತಿದ್ದ ನೋಡಿ ರಾಕ್ಷಸರು ಏನಂತಾರೆ ಕಲತ್ರವತಿ ಹನುಮಂತನ ಹೆಂಡತಿ ಬಿಡ್ತಾರೆ ಆಮೇಲೆ ಇಲ್ಲಿ ನಮ್ಮ ಯಜಮಾನ್ರ ಹತ್ರ ಸೇರಿಸ್ತಾರೆ ಅವನ ಬೆನ್ಮೇಲೆ ಯಾಕೆ ಕೂತಿದ್ದೆ ನಾನೇ ಭಯಪಟ್ಟು ಕೆಳಗೆ ಬಿದ್ದರೆ ಕಲತ್ರವತಿ ಶಬ್ದವನ್ನು ಕೇಳಿದ ಹನುಮಂತ ಸ್ವಲ್ಪ ಮುಸಿನೆಗೆ ಬಂತು ತಲೆ ಕೆರ್ಕೊಂಡ ಆಗ ರಾವಣ ಎತ್ಕೊಂಡ್ಬಂದಲ್ಲ ಏನ್ ಮಾಡ್ತಿದ್ರಿ ಅಂತ ಅದಕ್ಕೆ ಉತ್ತರ ಹೇಳ್ತಾಳೆ ಎಷ್ಟು ಸೂಕ್ಷ್ಮ ಇದು ಆಗ ನಾನು ಪರವಶಳಾಗಿದ್ದೆ ಸ್ವತಂತ್ರಳಾಗಿರಲಿಲ್ಲ ಈಗ ನಾನೇ ಇಷ್ಟಪಟ್ಟು ನಿನ್ನ ಬೆನ್ಮೇಲೆ ಕೂತ್ಕೊಂಡ್ರೆ ಪರಪುರುಷ ಸ್ಪರ್ಶ ತಪ್ಪಾಗುತ್ತಪ್ಪ ಅವಾಗ ಬೇರೆ ದಾರಿ ಇರಲಿಲ್ಲ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ಇದು ನೀ ಹೇಳೋ ಸರಿ ಅಂತ ಹೇಳಿ ತಾಯಿ ನಾ ಹೊರಡ್ತೇನೆ ನೀವು ಹೇಗೆ ಸುಲಭವಾಗಿ ನನ್ನ ನಂಬಲಿಲ್ವೋ ನಿಮ್ಮ ಯಜಮಾನರು ನನ್ನನ್ನು ಸುಲಭವಾಗಿ ನಂಬೋದಿಲ್ಲ ಪ್ರಾಣ ತೆಗೆದು ಬಿಡ್ತಾರೆ ಅಲ್ಲಿ ಹೋಗಿ ಅವರಿದ್ದಾರೆ ನೋಡ್ಕೊಂಬಾರೋ ಐದು ನಿಮಿಷ ಹೋಗಿ ಎಲ್ಲೋ ಕೂತಿದ್ದ ಬಂದ ಇರಲಿಲ್ಲ ಸ್ವಾಮಿ ಮನೆ ಬಾಗಿಲು ಹಾಕಿತ್ತು ಹೋಗದೇನೆ ಹೇಳ್ಬೋದಲ್ಲ ಮಾತನ್ನ ಸೀತೆಯನ್ನು ಖಂಡಿಯನೋ ಖಂಡೇ ಸ್ವಾಮಿ ಹೇಗಿದ್ರು ನೀವು ಹೇಗೆ ಹೇಳಿದ್ರು ಹಾಗೇ ಇದ್ರು ಏನಪ್ಪನ ಹೋಯ್ತು ಆದ್ರಿಂದ ನಿಮ್ಮನ್ನು ನಾನು ನೋಡಿದ್ದೇನೆ ಅಂತ ಅವನು ನಂಬುವಂತೆ ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತಿರುವಂತಹ ಒಂದು ಏನಾದರೂ ಗುರುತಿದ್ರೆ ಕೊಡಿ ಅವಿಜ್ಞಾನವನ್ನ ಆಗ ಸೀತಾದೇವಿ ವಾಯಸ ವೃತ್ತಾಂತವನ್ನು ಹೇಳ್ತಾಳೆ ಕಥೆ ಕೇಳಿದ್ದೀರಿ ರಾಮಾಯಣದಲ್ಲಿ ಶರಣಾಗತಿ ಘಟ್ಟಗಳಲ್ಲಿ ತುಂಬಾ ಮುಖ್ಯವಾದದ್ದು ಇವತ್ತು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಆಗೋದಿಲ್ಲ ಎರಡು ಮಾತನ್ನು ಹೇಳಿಬಿಡ್ತೇನೆ ನನ್ನನ್ನು ಮನಸ್ಸಿಕೊಳ್ಳಿ ಚಿತ್ರಕೂಟ ಕ್ಷೇತ್ರಕ್ಕೆ ನೀವು ಯಾತ್ರೆ ಹೋಗುವ ಪಕ್ಷದಲ್ಲಿ ಸ್ಫಟಿಕ ಶಿಲೆ ಅಂತ ಒಂದು ಅಮೃತ ಶಿಲೆ ದೊಡ್ಡ ಬೌಲ್ಡರ್ ಮಂದಾಕಿನಿ ನದಿ ಮಧ್ಯದಲ್ಲಿ ಇವತ್ತು ಕಾಣಿಸುತ್ತೆ ಅಲ್ಲಿ ರಾಮನ ಹೆಜ್ಜೆ ಗುರುತು ನಾವೆಲ್ಲ ಪ್ರದಕ್ಷಿಣೆ ಮಾಡ್ತೇವೆ ಆ ಜಾಗದಲ್ಲಿ ಕಾಕಾಸುರ ಬೊದ್ದು ಜಾಗ ಇಂದ್ರನ ಪುತ್ರ ಜಯಂತ ಅವನಿಗೆ ಯಾರೋ ಮಹರ್ಷಿಗಳ ಶಾಪದಿಂದ ಕಾಗೆ ಜನ್ಮ ಬಂದಿತ್ತು ಎಂ ಪಿ ಎಂ ಎಲ್ ಎಗಳ ಮಕ್ಕಳೆಲ್ಲ ಜೈಲಿಗೆ ಹೋಗುವಂತೆ ಯಾರಾದ್ರೇನಂತೆ ಶಾಪ ಇದು ಬಂತು ಸೀತಾದೇವಿ ಕೂತು ರಾಮ ಸೀತೆ ಇಬ್ಬರೇ ಇದ್ದಾರೆ ಹಿಂದೆ ಎಲ್ಲೋ ದೂರದಲ್ಲಿ ಲಕ್ಷ್ಮಣ ಇದ್ದಾನೆ ರಕ್ಷಣೆಗೆ ಇದು ಬಂತು ಸೀತಾದೇವಿಯನ್ನು ನೋಡಿತು ಎದೆಯನ್ನು ಕೊಕ್ಕಿ ಮಾಂಸ ತಿನ್ನಬೇಕು ಅಂತ ಆಸೆಯಾಯಿತು ರಾವಣನಿಗೂ ವಾಯಸಕ್ಕೂ ವ್ಯತ್ಯಾಸ ರಾವಣ ಕಾಮದೃಷ್ಟಿಯಿಂದ ನೋಡಿದ ಕಾಗೆ ಮಾಂಸ ದೃಷ್ಟಿಯಿಂದ ನೋಡಿತು ಮರಡರರಿಗೂ ಡಾಕ್ಟರ್ಗೂ ಇರೋ ವ್ಯತ್ಯಾಸ ಡಾಕ್ಟರ್ ಕೊಯ್ತಾರೆ ಮೈಯನ್ನ ಮರ್ಡರರು ಕೊಯ್ತಾನೆ ಇದು ಒಳ್ಳೇದಾಗಲಿ ಅಂತ ಆದರೆ ಇದು ಕಾಗೆ ತುಚ್ಛ ಪ್ರಾಣಿ ಮಾಂಸ ತಿನ್ನಬೇಕು ಅಂತ ಎದೆ ಹತ್ರ ಕೊಕ್ತಾ ಇದೆ ರಾಮ ಎಚ್ಚರವಾಗಿದ್ದಾನೆ ಸೀತೆಯ ಮಡ್ಲಲ್ಲಿ ಮಲಗಿದ್ದಾನೆ ನೀನೇ ಓಡಿಸ್ ನೋಡೋಣ ನೀ ಜನಕನ ಮಗಳು ಕ್ಷತ್ರಿಯ ರಮಣಿ ನೀನು ಹೇಗೆ ಆತ್ಮರಕ್ಷಣೆ ಮಾಡ್ಕೊಳ್ತೀಯ ನೋಡೋಣ without disturbing me drive away that crow ಮಲಗಿದ್ದಾನೆ ಇವಳು ಅಲ್ಲಿ ಇಲ್ಲಿ ನೋಡಿದ್ಲು ಮಣ್ಣು ಗಿಣ್ಣು ಹೆಂಟೆ ಏನು ಸಿಕ್ತೋ ಎಸಿತಾ ಇದ್ದಾಳೆ ಹೋದಾಗ ಮಾಡುತ್ತೆ ತಿರುಗಿ ಬರ್ತಾ ಇದೆ ಇದು ನಡೆಯಿತು ಚೇಷ್ಟೆ ರಾಮನಗತ ನಗತಾ ಹಾಗೆಯೇ ನಿದ್ದೆ ಹೋದ ಸುಖಸುಪ್ತ ಪರಂತಪಃ ಬರೆದಿದ್ದಾರೆ ವಾಲ್ಮೀಕಿ ಅದನ್ನು ನೋಡ್ತಾ ಸೀತಾದೇವಿ ಪರವಶಳಾಗಿ ಹೋದಳು ಸರಕ್ಕನೆ ಬಂದು ಕಾಗೆ ಮಾಂಸವನ್ನು ಕೊತ್ತಿ ಒಂದು ಎಳೆಯ ಮಾಂಸವನ್ನು ಎಳೆದು ಬಿಡಿತು ರಕ್ತರಾಮನ್ ತಲೆ ಮೇಲೆ ಬಿತ್ತು ಈ ಕಾಗೆ ಇನ್ನೂ ಹೋಗಲಿಲ್ಲವೆಂದವನೇ ತಾನು ಮಲಗಿದ ಜಾಗದಲ್ಲಿದ್ದ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದು ವಿಶ್ವಾಮಿತ್ರ ನೆನೆಸಿ ಇದು ಬ್ರಹ್ಮಾಸ್ತ್ರವಾಗಲಿ ಅಂತ ಕಾಗೆ ಮೇಲೆ ಬಿಟ್ಟುಬಿಟ್ಟ ಮತ್ಕೃತೆ ಮಾತ್ರೇತು ಬ್ರಹ್ಮಾಸ್ತ್ರಂ ಸಮುದೀರಿತಂ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ಸೀತಾ ಮೇಲೆ ಪ್ರೀತಿ ಎಷ್ಟು ನನ್ನ ಹೆಂಡತಿಗೆ ಅಪಮಾನ ಮಾಡಿದ್ನಲ್ಲ ಬ್ರಹ್ಮಾಸ್ತ್ರ ಇದು ನೋಡಿತು ಇದೇನು ಮಾಡಿತು ರಾಮಾಸ್ತ್ರ ಅಂತ ತಿಳ್ಕೊಂಡು ಇಂದ್ರ ಲೋಕಕ್ಕೆ ಹೋಯಿತು ಅಪ್ಪನ ಲೋಕಕ್ಕೆ ಇಂದ್ರ ಕೇಳಿದ ಏನು ಏನಡ ಅವನು ನೋಡಿ ವೇಷಮಿದೆ ಕಾಗೆ ವೇಷ ಏನು ಇದು ಮೊದಲು ಹಾಕು ಅಂದ ಏನಾಯ್ತೋ ರಾಮಾಸ್ತ್ರ ಬಂದಿದೆ ಛೀ ರಾಮಾಸ್ತ್ರ ಬೆನ್ನಿಗೆ ಬರುವಾಗ ನನ್ನ ಲೋಕಕ್ಕೆ ಬಂದಿದ್ಯಾ ನನಗೆ ಪೊಸಿಷನ್ ಹೋಗ್ತದೆ ನನಗೆ ಡಿಸ್ಮಿಸ್ ಆಗುತ್ತೆ ಗೆಟ್ ಔಟ್ ಅಂತ ಬಾಗಿಲು ಹಾಕಿದ ನೀನು ಬೇಡ ಇನ್ನೊಬ್ಬ ಇದ್ದಾನೆ ಅಂತ ಅವರ ಲೋಕಕ್ಕೆ ಹೋಯಿತು ಕೈಲಾಸಕ್ಕೆ ಹೋಯ್ತು ಅಲ್ಲಿ ಹೋಯಿತು ಇಲ್ಲಿ ಹೋಯಿತು ತ್ರೀನ್ ಲೋಕಾನ್ ಸಂಪರಿಕ್ರಮ್ಯ ತಂದೆ ಆಯಿತು ದೇವತೆಗಳಾಯಿತು ಸುರೈಶ್ಚ ಸಮಹರ್ಷಿ ಮಹರ್ಷಿಗಳನ್ನೆಲ್ಲ ಶರಣು ಹೊಕ್ಕಿತು ಅತ್ರಿ ಅಗಸ್ತ್ಯ ಎಲ್ಲರೂ ಕೈ ಬಿಟ್ರು ರಾಮಾಸ್ತ್ರ ಏನ್ ಮಾಡ್ತಾ ಇತ್ತು ಇವನ್ನೆಲ್ಲರೂ ಒಂದು ಆಶ್ರಮದೊಳಗೆ ಹೋದ್ರೆ ಬಾಗಿಲಲ್ಲಿ ನಿಂತಿರ್ತಿತ್ತು ಕೊಲ್ತಾ ಇರಲಿಲ್ಲ ಇವನು ವಾಪಸ್ ಕರ್ಕೊಂಡ್ಬಂದು ರಾಮನ ಪಾದದಲ್ಲೇ ಬಿಡಬೇಕು ಅಂತ ರಾಮನ ಕರುಣೆಯನ್ನೇ ಹೊಂದಿತ್ತು ಈ ಅಸ್ತ್ರ ರಾಮನ ಕಡೆಗೆ ಬಂದು ಸುಮ್ಮನೆ ಹಿಂದೆ ಬರೋದು ನಾಯಿ ಬಂದಾಗೆ ಬೇರೆ ಕಡೆ ತಿರುಗಿದ್ರೆ ಬುಸುಗುಟ್ಕೊಂಡು ಹೋಗ್ತಿತ್ತು ಕೊನೆಯಲ್ಲಿ ಸುಸ್ತಾಗಿ ಎಲ್ಲೂ ಜಾಗ ಇಲ್ಲದೆ ತಮೇವ ಶರಣಂಗತಃ ರಾಮಪಾದಕ್ಕೆ ಬಂದು ಬೀಳ್ತಾ ಇದ್ದಾನೆ ಪುರತಃ ತಂದೇವಿ ಪದ್ಮಪುರಾಣ ಅಷ್ಟು ದೂರದಲ್ಲಿ ಬಿತ್ತು ರಾಮನ ಪಾದದಲ್ಲಿ ಬೀಳೋಕ್ಕೂ ಶಕ್ತಿ ಇಲ್ಲ ಸ್ವಯಂ ಸೀತೆಯೇ ಮೈಗಾಯ ಆಯದೆ ಇದ್ರು ಆ ಕಾಗೆಯನ್ನು ಹಿಡಿದು ಅಡ ಭಾವಿ ಶರಣಾಗತಿ ಪಟ್ಟದಕ್ಕೆ ತೆರೀಲಿ ಅವನಿಗೆ ಅಂಗವಿಂದ ಅಮ್ಮ ಅಲ್ಲಿ ಬಿದ್ದಲ್ಲ ಅಂತ ರಾಮನ ಪಾದದ ಮೇಲೆ ಆ ಕಾಗೆಯನ್ನು ಜೋಡಿಸಿದಳು ಮಹಾತಾಯಿ ಕರುಣಾಮೂರ್ತಿ ಆಗ ರಾಮ ಅದನ್ನು ನೋಡಿದ ಎಂದ ಕಣ್ಣಾಲ ಪಾತೆಡ ಯಾವ ಕಣ್ಣಿಂದ ನೋಡಿದ ಸೀತೆಯನ್ನ ನಾಚಿಕೆಯಲ್ಲಿ ಹಿಡಿದು ಬಲಗಣ್ಣಿಂದ ಹಾಗಿದ್ರೆ ನಿನಗೊಂದು ಒಳ್ಳೇದಾಗಲಿ ಇನ್ಮೇಲೆ ಯಾವ ಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡ ಅಂತ ಆ ಕಣ್ಣನ್ನು ತೆಗೆಯುವುದಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಜೋಡಿಸಿ ಅಸ್ತ್ರಕ್ಕೂ ಅಮೋಘತೆ ಉಂಟಾಯಿತು ಅದಕ್ಕೂ ಒಳ್ಳೆಯದಾಯಿತು ಅದರಿಂದ ಇಡೀ ಕಾಗೆಗಳ ಕೂಲಕ್ಕೆ ಬಲಗಣ್ಣು ಕಾಣದೇ ಇರುವಂತಾಯಿತು ಇವತ್ತಿಗೂ ಕಾಕಾಕ್ಷಿಣ್ಯ ಒಂದು ಕಣ್ಣು ಮಾತ್ರ ಕಾಣಿಸುತ್ತೆ ಇನ್ನೊಂದು ಕಾಣಿಸೋದಿಲ್ಲ ಈ ಕಥೆಯನ್ನು ಹೇಳಿದ್ದು ಸೀತಾದೇವಿ ನಾವು ನೋಡಿ ಕಥೆ ಹೇಳೋದಿಲ್ಲ ಅಂತ ಹೇಳಿಬಿಟ್ಟೆ ಇದರಲ್ಲಿ ಎಷ್ಟು ದೊಡ್ಡ ತತ್ವ ಇದು ನಡೆದಿದ್ದು ಚಿತ್ರಕೂಟದಲ್ಲಿ ಇಲ್ಲಿ ಹೇಳಿದ್ದಾರೆ ವಾಲ್ಮೀಕಿ ಅಲ್ಲ ಯಾಕೆ ಹೇಳಲಿಲ್ಲ ಅಂದ್ರೆ ಅಲ್ಲಿ ಹೇಳೋದಲ್ಲ ಅಭಿಜ್ಞಾನ ನೆನಪು ಕೊಡ್ತಾ ಇದ್ದಾಳೆ ಸೀತಾದೇವಿ ಅದಾದ ಮೇಲೆ ಚೂಡಾಮಣಿಯನ್ನು ತೆಗೆದುಕೊಟ್ಟಳು ತಾನು ತಲೆಯಲ್ಲಿ ಧರಿಸಿದ್ದು ನೋಡಪ್ಪ ಇದು ಜಲಜ ಸಂಭವ ನೀರಿನಲ್ಲಿ ಹುಟ್ಟಿದ ಒಂದು ವಜ್ರ ಭೂಮಿಯಲ್ಲಿ ಸಿಕ್ಕಿದ್ದಲ್ಲ ಇದನ್ನು ನಮ್ಮ ತಂದೆ ಮದುವೆ ಕಾಲದಲ್ಲಿ ಕೊಟ್ಟಾಗ ನಮ್ಮ ಯಜಮಾನರು ದಶರಥನ ಎದುರಿಗೆ ನನ್ನ ಬೈತಲೆಯ ಒಂದು ಕೂದಲಿನಲ್ಲಿ ಪೋಣಿಸಿ ಕಟ್ಟಿದ್ರು ತೂಬು ಎಷ್ಟು ದೊಡ್ಡದಾಗಿದೆ ಮಣಿ ಎಷ್ಟು ದೊಡ್ಡದಾಗಿದೆ ನೋಡು ಕರುಣೆಯಿಂದ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಅನಿಸದೇ ಇದ್ರು ನಮ್ಮ ಅಪ್ಪನ ನೆನಪು ಬರುತ್ತೆ ಇದನ್ನು ನೋಡಿದರೆ ಪ್ರಭುವಿಗೆ ತನ್ನ ತಂದೆಯ ನೆನಪು ಬರುತ್ತದೆ ಅವರಿಬ್ಬರಿಗೋಸ್ಕರವಾದರೂ ನನ್ನನ್ನು ಕಾಪಾಡಲಿ ಇದನ್ನು ಕೊಡು ಎಂಬುದಾಗಿ ತಥೋವಸ್ತ್ರಗತ ಮುಗ್ಧ ಸರಿಗಿನ ಗಟ್ಟಾಕಿದ್ದು ತೆಗೆದು ಹನುಮಂತನೇ ಕೊಡ್ಲು ಹನುಮಂತ ಕೇಳಿದ ಇನ್ನೊಂದು ಏನಾರು ಹೇಳಿತಾ ಇಂಥದ್ದು ನೋಡೋಣ ಕತೆ ಚೆನ್ನಾಗಿದೆ ಕೇಳುವುದಕ್ಕೆ ಅಂತ ಒಂದು ರಾಮ ಬೆದಕಿ ಬೆದಕಿ ಕೇಳಿದ್ರೆ ಕದ್ಕೊಂಬಂದಿರ್ಬೋದಲ್ಲ ಮಣಿ ಅದಕ್ಕೆ ಮೂರನೇದನ್ನು ಹೇಳ್ತಾ ಇದ್ದಾಳೆ ಮನಶ್ಚಲ ಯಾಶ್ಚಲಕ ಗಂಡ ಪಾರ್ಶ್ವೇ ನಿವೇಶಿತ ಶೃಂಗಾರ ಪ್ರಸಂಗ ಏನು ಹೇಳಿ ವರ್ಣನೆ ಮಾಡೋದು ರಾಮನಿಗೆ ಹೇಳು ಒಂದು ದಿವಸ ನಾನು ರಾಮನು ಏಕಾಂತದಲ್ಲಿದ್ದಾಗ ಲಕ್ಷ್ಮಣ ಕೂಡ ಹತ್ತಿರದಲ್ಲಿರಲಿಲ್ಲ ಆವಾಗ ಕುಂಕುಮ ಮುಗಿದು ಹೋಗಿತ್ತು ಸೀತಾದೇವಿಗೆ ಅಲ್ಲೊಂದು ಕೆಂಪು ಕಲ್ಲಿತ್ತು ಅದನ್ನು ಪುಡಿ ಮಾಡಿದ್ರೆ ಥೇಟ್ ಕುಂಕುಮದಂತ ಇತ್ತು ರಾಮನೇ ಅದನ್ನು ಚಚ್ಚಿ ಆ ಕುಂಕುಮದಂಥ ಒಂದು ತಿಲಕವನ್ನು ತೆಗೆದು ಸೀತಾದೇವಿಯ ಹಣೆಯಲ್ಲಿಟ್ಟಿದ್ದಾನೆ ಹಣೆಯಲ್ಲಿಟ್ಟಿದ ಮೇಲೆ ಅದೇನು ಮಾಡಿದ್ನೋ ಏನೋ ಅದು ಇದ್ದಕ್ಕಿದ್ದಂತೆ ಸೀತೆ ಕಪೋಲದಲ್ಲಿ ಬರುವಂತಾಯಿತು ತಿಳಿಲಿಲ್ವೇ ಏನು ಎಕ್ಸ್ಪ್ಲೇನ್ ಮಾಡಲಿ ಇದನ್ನು <laughs> ನಿಮ್ಗೆ ಅರ್ಥ ಆಯ್ತೆ ನೋಡಿ ಒಬ್ಬರು ಪಂಡಿತರು ಹೇಳ್ತಿದ್ರು ಈ ಶ್ಲೋಕಕ್ಕೆ ಅರ್ಥ ತಿಳಿಯೋದಿಲ್ಲವಲ್ಲ ಅವರು ಬ್ರಹ್ಮಚಾರಿಗಳು ಬ್ರಹ್ಮಚಾರಿಗೆ ತಿಳಿಯುವಂತಹದ್ದಲ್ಲ ಸೀತೆಯನ್ನು ಆಲಿಂಗನ ಮಾಡಿದ್ದಾನೆ ಮುದ್ದಾಡಿದ್ದಾನೆ ಸೀತಾದೇವಿಯನ್ನು ರಾಮಚಂದ್ರ ಹಣೆಯಲ್ಲಿದ್ದ ತಿಲಕ ಕಪೋಲಕ್ಕೆ ಬರುವಂತ ಅವನ ಅವನ ಕಪೋಲಕ್ಕೆ ಬಂದು ಅಲ್ಲಿಂದ ಅವಳ ಕಪೋಲಕ್ಕೆ ಬಂದಿದೆ ಅಷ್ಟು ಗಟ್ಟಿಯಾಗಿ ಅಂಟುಕೊಂಡು ಇದನ್ನು ಹೇಳೋ ಹನುಮಂತ ಖಂಡಿತ ನಮ್ಮ ಯಜಮಾನರು ನಂಬ್ತಾರೆ ನೀ ನನ್ನ ಕಡೆಯಿಂದ ಬಂದಿದ್ದೆ ಎಂಬುದಾಗಿ ಇದನ್ನೆಲ್ಲ ಹೇಳಿ ಆ ಲಕ್ಷ್ಮಣನಿಗೆ ಹೇಳಪ್ಪ ಅವನ ಮಾತನ್ನು ಕೇಳಲಿಲ್ಲ ನಾನು ಸುಮಿತ್ರ ಏನು ಸುಪ್ರಜಾಹ ಪಿತರಂ ಮಾತರಂಚೈವ ಸಾಮಾನ್ಯ ಅಭಿಪ್ರಸಾದ್ಯ ತಂದೆಯನ್ನು ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಬಿಟ್ಟು ನಮ್ಮಿಬ್ಬರ ಸೌಖ್ಯಕ್ಕೆ ಅಂತ ನಮ್ಮ ಬೆನ್ನ ಹಿಂದೆ ಬಂದವನು ನನ್ನ ಮೇಲೆ ಆಸೆ ಇದೆ ಅಂತ ಬೈದಿದ್ಲಲ್ಲ ತಿದ್ದುಕೊಂಡು ಪಿತೃವದ್ ವರ್ತತೆ ರಾಮೇ ಮಾತ್ರವನ್ ಮಾಂ ಸಮಾಚಾರನ್ನೇ ರಾಮನ ತಂದೆ ತಿಳ್ಕೊಂಡಿದ್ದಾನೆ ನನ್ನ ತಾಯಿ ತಿಳ್ಕೊಂಡಿದ್ದಾನೆ ಮತ್ತ ಪ್ರಿಯತರೋ ನಿತ್ಯಂ ಭ್ರಾತ ರಾಮಸ್ಯ ಲಕ್ಷ್ಮಣ ನಮ್ಮ ಯಜಮಾನರಿಗೆ ನನ್ನ ಮೇಲಿರೋ ಪ್ರೀತಿಗಿಂತ ಲಕ್ಷ್ಮಣ ಅಂದರೆ ಪ್ರೀತಿ ಹೆಚ್ಚು ಬೇಕಾ ನನ್ನನ್ನು ಬಿಡ್ತಾರೆ ಲಕ್ಷ್ಮಣನ್ ಬಿಡೋದಿಲ್ಲ ಮೃದುಹು ನಿತ್ಯಂ ಶುಚಿ ದಕ್ಷ ಪ್ರಿಯೋ ರಾಮಸ್ಯ ಲಕ್ಷ್ಮಣ ಆ ಲಕ್ಷ್ಮಣನ ಕೊಂಡಾಡ್ತಾಳೆ ತಾಯಿ ಅಪಚಾರ ಮಾಡಿ ತಪ್ಪು ಇಲ್ಲಿ ಕ್ಷಮೆಯಾಗಿ ಹೋಯಿತು ಅದ್ಭುತವಾದ ಸೂಕ್ಷ್ಮ ಇದೆಲ್ಲ ಆದ ನಂತರ ನಾ ಹೋಗಿ ಬರ್ತೇನೆ ತಾಯಿಯಿಂದ ಹನುಮಂತ ಸೀತಾದೇವಿ ಹೇಳಿದ್ಲು ಇನ್ನೊಂದೆರಡು ದಿವಸ ಇದ್ದು ಹೋಗೋದು ಅಲ್ಲಿ ಗೆಸ್ಟ್ ಹೌಸ್ ಆ ರೂಮ ಹೋಟ್ಲ ಲಾಡ್ಜ ಏನಿದೆ ಎಲ್ಲಿರ್ಲಿ ತಾಯಿಯಿಂದ ಇಲ್ಲೇ ಎಲ್ಲರೂ ಮರ ಗಿರಾಟ್ ಹೋಗ್ತೇವೆ ಮೇಲೆ ಇಲ್ಲ ಇಲ್ಲ ನಾ ಬೇಗ ಹೋಗಬೇಕು ಯಜಮಾನರ ಕಾಯ್ಕೊಂಡಿರ್ತಾರೆ ಇದೋ ಹೊರಟೆ ಎಂದವನು ಆ ಸೀತಾದೇವಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಮತ್ತೆ ಹೊರಟಿದ್ದಾನೆ ಹೊರಟ್ರೆ ಅಶೋಕ ಮರದಿಂದ ಹೊರಗೆ ಬರೋದಕ್ಕೆ ಮುಂಚೆ ಅದರ ಪ್ರಾಕಾರದಲ್ಲಿ ತೋರಣದ ಮೇಲೆ ಕೂತ್ಕೊಂಡ ಈ ತೋಟ ರಾವಣನ ಹತ್ರ ಇರಬಾರ್ದಾಗಿತ್ತಲ್ಲ ರಾವಣ ಹತ್ರ ಇರಬೇಕಾಗಿತ್ತಲ್ಲ ಅಲ್ಪಶೇಷಮಿದಂ ಕಾರ್ಯಂ ದೃಷ್ಟೇಯಂ ಮಸಿದ್ ಏನೇನು ಕೆಲಸ ಮಾಡಿದಾಗಾಯ್ತು ಎಣ್ಣೆನ ಬಣ್ಣ ಮಾದರಿ ಹಚ್ಚಿ ಸಮುದ್ರ ತಾಂಡಿನೋ ಐ ಪಾರ್ತೋಂ ಸಂದೇಶತೆ ಕೊಂಡು ಬಂದೋಂ ಚೂಡಾಮಣಿ ವಾಂಗಿನೋಂ ಇನ್ನುವನ್ನು ಇಟ್ಟು ಪೋಚು ಇಂದು ಊರು ಅದು ಈ ಊರು ಸುಡಬೇಕಾಗಿ ತ್ರೀನ್ ಅತಿಕ್ರಮ್ಯ ಚದುರಂ ಯ ವಿದ್ಯ ರಾವಣನನ್ನೇ ಭೇಟಿ ಆಗಲಿಲ್ವಲ್ಲ ರಾವಣನ ಭೇಟಿ ಆಗೋದು ಹೇಗೆ ವಿಸಿಟಿಂಗ್ ಕಾರ್ಡ್ ಕೊಟ್ರೆ ಈಗ ಟೈಮ್ ಇಲ್ಲ ಆಗ ಟೈಮ್ ಇಲ್ಲ ಈಗ ಟೈಮ್ ಇಲ್ಲ ನಿಮ್ಮ ಚೀಫ್ ಮಿನಿಸ್ಟರ್ ಹೋದ್ರೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಟೈಮ್ ಇಲ್ಲ ಇಲ್ಲೇನೆ ರಾವಣನಿಗೆ ಒಂದು ಕೋತಿ ಭೇಟಿ ಕೊಡ್ತಾನೆ ಭೇಟಿ ಇಲ್ಲ ಅಂದ್ಬಿಡ್ತಾನೆ ಅದಕ್ಕೇನು ಮಾಡಬೇಕು ಅವರೇ ಮರ್ಯಾದೆ ಎಂದು ಕರ್ಕೊಂಡು ಹೋಗೋಕೆ ನೋಡಿದ್ರು ರಥದಲ್ಲಿ ಕೂರಿಸಿ ತಮಟೆ ಗಿಮಟೆ ಹೊಡೆದು ಊರು ತುಂಬ ನನ್ನ ಹೆಸರನ್ನು ಹೇಳಿ ಮರ್ಯಾದೆಯಿಂದ I must is public attention ಅದಕ್ಕೇನು ಮಾಡೋದು ಇದಮಸ್ಯ ಋಷಂ ಸಸ್ಯ ನಂದನೋಪಮ ಮುತ್ತಮ ಮನಂ ನೇತಮನ ಕಾಂತಂ ನಾನಾದ್ರುಮಲತಾಯಿತಂ ಈ ತೋಟ ಹಾಳು ಮಾಡಿದ್ರೆ ತಾವೇ ಬರ್ತಾರೆ ಒಂದೆರಡು ಸ್ಟ್ರೀಟ್ ಲೈಟ್ ಹೊಡಿಬೇಕು ಎರಡು ಬಸ್ಸನ್ನು ಸುಡಬೇಕು ಆಗ ಸರ್ಕಾರದವರು ಕಣ್ಣು ತೆರೆದು ನಿಮ್ಮನ್ನು ಸಂಧಾನಕ್ಕೆ ಕರೆಯುವಂತೆ ಇದು ಬಜರಂಗ ದಳ ಮೊದಲೇ ಮಾಡ್ತಾ ಇದ್ದ ಹನುಮಂತ ಅದಕ್ಕಾಗಿ ಏನು ಮಾಡಿದ ಮರದಿಂದ ಮರಕ್ಕೆ ಗಿಡದಿಂದ ಗಿಡಕ್ಕೆ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಒಂದು ಸಣ್ಣ ಕೋತಿ ನಿಮ್ಮ ತೋಟಕ್ಕೆ ಬಂದ್ರೆ ಕೆಲವರು ಮನೆಯಲ್ಲಿ ಬಂದೂಕ ತೋರಿಸ್ತಾರೆ ಮೈಸೂರಲ್ಲಿ ಒಬ್ಬರು ಮನೆಯಲ್ಲಿ ಬಂದೂಕ ಇಟ್ಟಿದ್ರು ಯಾಕೆ ಅಂತ ಕೇಳಿದೆ ವರ ನೋಡಕ್ಕೆ ಹೋಗಿದ್ದೆ ಬಂದೂಕ ಇಟ್ಟಿದ್ರು ಈ ಜಾತಕಮ್ಮ ಮನೆಯಲ್ಲಿ ಇಟ್ಟಿದ್ರು ಬಂದೂಕ ಎರಡು ತೆಂಗಿನ ಮರ ಮುಂದೆ ನಂಜು ಮಳಿಗೆ ಹತ್ರ ಒಂದಿಲ್ಲ ಕೊರಂಗು ಬರದು ನಿಮ್ಮ ಕೋತಿಗೆ ಬಂದೂಕ ಅರ್ಥವಾಗುತ್ತೆ ಇಲ್ಲ ತೋರಿಸಿದ್ರೆ ಓಡುತ್ತೆ ಅಂದ್ರು ನಾ ಹೇಳಿದೆ ಅದು ಒಂದು ಬಂದೂಕ ತಗೊಂಡ್ಬಂದ್ರೆ ಏನ್ ಮಾಡ್ತೀವಿ ಅಂತ ಇನ್ಯಾರು ಮನೆ ನೀವು ಮಾಡಿದ್ದು ಅನುಕರಣ ಮಾಡುತ್ತೆ ಒಂದು ಇನ್ನೊಂದು ಬಂದು ನಿಮಗೆ ತೋರಿಸ್ತಾರೆ ನೀವು ಮನೆ ಬಿಟ್ಟು ಹೋಗ್ಬೇಕಲ್ಲ ಒಂದು ಕೋತಿ ಮನೆಗೆ ಬಂದ್ರೆ ಎರಡು ಬಾಳೆ ಗಿಡ ಇದ್ರೆ ಕಾಪಾಡೋಕ್ಕಾಗೋದಿಲ್ಲ ನಿಮ್ಮ ಕೈಯಲ್ಲಿ ಅದು ಹನುಮಂತ ಇಡೀ ತೋಟವನ್ನು ಮುರಿದು ಮುರಿದು ಮುರಿದು ಮುರಿದು ಹಾಳು ಮಾಡಿದ್ದಾನೆ ಎಲ್ಲ ರಸ ತೊಟ್ಟಿಗ್ತಾ ಇದೆ ಹಾಲೆರೆದು ಬೆಳೆಸಿದ್ದ ದರ್ಯಾ ದೌಲತ್ತಿದ್ದ ಹಾಗೆ ಎಲ್ಲವನ ಗೊಳೋ ಅಂತಳೋ ಸ್ಥಿತಿ ಆಯಿತು ಅಷ್ಟೊತ್ತಿಗೆ ರಾಕ್ಷಸ ಸ್ತ್ರೀಯರು ಕಣ್ಣು ಬಿಟ್ಟು ಎದ್ದರು ಕೊನೆಯಲ್ಲಿ ಪೊಲೀಸರು ಬರೋ ಹಾಗೆ ಎಲ್ಲ ಮುಗಿದ ಮೇಲೆ ಸೀತೆಯನ್ನು ಕೇಳಿದ್ರು ಯಾವನವನು ಅರ್ಧಂಬರ್ಧ ಕೇಳಿಸ್ತು ಅದೇನು ಭಾಷೆ ತಿಳಿಯಲಿಲ್ಲ ನಮಗೆ ಏನು ಮಾತಾಡ್ತಿದ್ನಲ್ಲ ನಿನ್ ಜೊತೆ ಇಲ್ಲಿ ಯಾರವನು ಸೀತೆ ಹೇಳಿದ್ಲು ಹಾವಿನ ಹೆಜ್ಜೆ ಹಾವಿಗೆ ಗೊತ್ತು ನನಗೇನು ಗೊತ್ತು ಅಂದ್ಲು ಸುಳ್ಳು ಹೇಳಿದ್ಲು ಅವನು ಪ್ರಾಣ ಉಳಿಸೋದಕ್ಕೋಸ್ಕರವಾಗಿ ಕೆಲವರು ಓಡಿದ್ರು ರಾವಣನ ಹತ್ರ ಯಾವುದೋ ಕೋತಿ ಬಂದಿದೆ ಪ್ರಭು ಎಲ್ಲ ಪೋಚು ತೋಟ ಎಲ್ಲ ಹಾಳಾಯಿತು ಲೈ ಸರಿಯಾಗಿ ಬಗೊಳ್ರು ಅಂತ ಅವನು ಏನಿಲ್ಲ ಅಶೋಕವನ ಪೂರ್ತಿ ಹೋಯಿತು ಹ ಎಷ್ಟು ಕೋತಿ ಬಂದಿದೆಯೋ ಒಂದೇ ಬಂದಿದೆ ಸ್ವಾಮಿ ಎಲ್ಲ ತೋಟ ಹಾಳು ಮಾಡಿಬಿಡ್ತು ಒಂದು ತೋಟಿ ಒಂದು ಕೋತಿ ಅಷ್ಟು ದೊಡ್ಡ ತೋಟ ಹಾಳು ಮಾಡಿದ್ರು ಬೆಳೆದಿದ್ದ ಮರಗಳು ಕಾಣೋವು ನೀವು ಬಂದು ನೋಡಿ ಪ್ರಭು ಹಿಡ್ಕೊಂಡ್ ಬನ್ನಿ ಅಯ್ಯೋ ನಮ್ಮ ಕೈಲಾಗೋದಿಲ್ಲ ಮುಖ ತೋರಿಸ್ಬೋದು ಕೋತಿ ಅದಕ್ಕೆ ದೊಡ್ಡ ಆಯುಧ ಯಾವುದು ನೀವು ಹೇಗೆ ಮುಖ ಮಾಡ್ತೀರಿ ಅಪ್ಪನ ಹಾಗೆ ಮುಖ ಮಾಡುತ್ತೆ ಅದು ಉಗುರನ್ನು ತೋರಿಸುತ್ತೆ ಹ್ಯಾ ಅನ್ನತ್ತೆ ಅದು ಅದು ನೋಡಿಯೇ ಭಯ ಇವರಿಗೆ ಅದು ಪಂಚಮುಖಿ ಆಂಜನೇಯ ಬೇರೆ ಐದು ಮುಖ ತೋರಿಸ್ತಾ ಇದ್ದಾನೆ ಕೈ ಉಗುರು ಏನು ನೋಡಿ ಭಯಪಡುತ್ತಿದ್ದಾರೆ ನಮಗಾಗೋದಿಲ್ಲ ಕಿಂಕರರೆಂಬ ತನ್ನ ಅಸುರ ವೀರರನ್ನು ಕಳಿಸಿದ ಹನುಮಂತ ನಿರೀಕ್ಷೆ ಮಾಡ್ತಿದ್ದ ಹೊರಟು ಹೊರಟು ಅಬಡಿಯ ಬಿಡಲ ಅವನು ಮರದ ಟೊಂಗೆ ಮುರ್ಕೊಂಡ ರಾಮಾಯಣದಲ್ಲಿ ಒಂದು ಕಡೆಯೂ ಹನುಮಂತನ ಕೈಯಲ್ಲಿ ಗದೆ ಇದೆ ಅಂತ ಚಿತ್ರ ಇಲ್ಲ ಇವತ್ತು ದೇವಸ್ಥಾನಗಳ ಎಲ್ಲ ಕಡೆಯಲ್ಲಿ ಹನುಮಂತನ ಕೈಯಲ್ಲಿ ಗದೆ ಕೊಡ್ತಾರೆ ರಾಮಾಯಣದಲ್ಲಿ ಒಂದು ಕಡೆಯೂ ಗದೆಯೆಲ್ಲ ಅಸಹಾಯ ಶೌರ ಮತ್ತೆ ಎಲ್ಲಿ ಆಯುಧ ಅಲ್ಲಿ ಆಯುಧವನ್ನೇ ಮಾಡ್ಕೊಳ್ಳೋದು ಒಂದು ಮರ ಟೊಂಗೆ ಕಿತ್ತ ಮರವನ್ನೇ ಕಿತ್ತ ಇವನೊಬ್ಬನೇ ಅಲ್ಲ ಸಕಲ ಕಪಿವೀರರು ಹಾಗೆ ಒಬ್ಬರ ಕೈಲಿ ಒಂದು ಕತ್ತಿ ಒಂದು ಬಂದೂಕ ಏನೂ ಇಲ್ಲ ಮೋಸ್ಟ್ ಅನ್ಕನ್ವೆನ್ಷನಲ್ ಆರ್ಮಿ ಇದು ರಾವಣ ಯುದ್ಧ ಮಾಡ್ತಾರೆ ಒಂದು ಏಟಿಗೆ ಹಾಕಿದರೆ ಹದಿನಾಲ್ಕು ಜನ ಕಿಂಕರರು ಸತ್ತು ಹೋದರು ಆಮೇಲೆ ಅಶೂರ್ ಪಡಿಕೆ ಮಾಡಿದ ಹಾಗೆ ಹೋಗಿ ತಿರುಗಿ ಹೇಳಿದ್ರು ಅಯ್ಯೋ ಹೋಗ್ಬಿಟ್ರು ನೀವು ಕಳಿಸಿದ್ದವರೆಲ್ಲ ಏನಿದು ಆವಾಗ ಕೊನೆಯಲ್ಲಿ ಬೇರೆ ದಾರಿ ಇಲ್ಲದೆ ಜಂಬುಮಾಲಿ ಎಂಬುವನನ್ನು ಸೇನಾಧಿಪತಿಯನ್ನು ಕಳಿಸ್ತಾನೆ ಜಂಬುಮಾಲಿಯನ್ನು ಕೊಂದ ಹನುಮಂತ ಅಮಾತ್ಯ ಪುತ್ರರು ಏಳು ಜನರನ್ನು ಕಳಿಸಿದ ಸೈನ್ಯ ಸಮೇತ ಅವರೂ ಸತ್ತರು ಐವರು ಸೇನಾಪತಿಗಳು ಪಂಚ ಸೇನಾಪತಿಗಳು ಅವರನ್ನು ಕೊಂದ ಆಮೇಲೆ ಇಂದ್ರಜಿತ್ತನ್ನು ಕಳಿಸಿದ ಇದು ಸಾಮಾನ್ಯ ಕೋತಿಯಲ್ಲ ಕಾಣೋ ಇವನು ಯಮನ್ ದೂತನೋ ವರುಣ ದೂತನೋ ಕುಬೇರನ್ ದೂತನೋ ಹೋಗಿ ವಿಚಾರಿಸ್ಕೊಂಬ ಅಂತ ಕಳಿಸೋ ಹೊತ್ತಿಗೆ ಆ ಸೈನ್ಯ ಬರ್ತಾ ಇತ್ತು ಅವರೇನು ತಮಟೆ ನಾಗೇಶ್ವರಿಗೆ ಸ್ವರ ಕೇಳಬೇಡಿ ನಾಜೂಕು ನಯ ಏನಿಲ್ಲ ಅದು ಗಗ್ ಗುಣಕ್ಕೆ ಹೊಡೆಯೋದು ಮರಿ ಕುಣಿತ ಬರ್ತಾ ಇದೆ ದೊಡ್ಡ ಸೈನ್ಯ ನೋಡಿದ ಹನುಮಂತ ಸಾವಿರ ಕಾಲಿನ ಮಂಟಪ ಆಯಿತು ಅದರ ಮೇಲೆ ಕಣ್ಣಿತ್ತು ಇದನ್ನ ಹಾಳು ಮಾಡಬೇಕು ಅಂತ ಒಂದು ಕಂಬವನ್ನೇ ಕಿತ್ತ ಅದು ದಸ ಕಂಡುಬಿಡ ಸಾವಿರ ಕಾಲ ಮಂಟಪ ಅದನ್ನು ತಿರುಗಿಸುವ ರಭಸಕ್ಕೆ ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯಾಯಿತು ಅಂತ ಬರೆದಿದ್ದಾರೆ ಫ್ಯಾರಡೆಗಿಂತ ಮುಂಚೆ ವಿದ್ಯುತ್ ಶಕ್ತಿ ಕಂಡು ಹಿಡಿದವನು ಅದರಿಂದ ಏಟ್ ಹಾಕಿದ ಇಂದ್ರಜಿತ್ತನ ಸೈನ್ಯ ಧ್ವಂಸವಾಯಿತು ಅವರೆಲ್ಲ ಹೋದ್ರು ಹೋದ್ರು ಹೋದ್ರು ಕೊನೆಯಲ್ಲಿ ಇಂದ್ರಜಿತ್ ಏನ್ ಮಾಡಿದ ಇವನ್ನು ಹಿಡಿಯೋದಿಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಇದು ರಾಕ್ಷಸರ ಬುದ್ಧಿ ಕೊನೆಯಲ್ಲಿ ಬಿಡುವಾದಸ್ತ್ರ ಮೊದಲು ಬಿಡುವುದು ಮೊದಲು ಬಿಡುವುದನ್ನು ಕೊನೆಯಲ್ಲಿ ಬಿಡುವುದು ಬ್ರಹ್ಮಾಸ್ತ್ರವನ್ನು ಬಿಟ್ಟ ಅದರ ನಿಯಮ ಗೊತ್ತಿಲ್ಲ ಅವನಿಗೆ ಇವನು ಹುಟ್ಟಿದ ಕ್ಷಣದಲ್ಲಿ ಹನುಮಂತ ಹಸಿವಾಗಿ ಸೂರ್ಯನನ್ನು ಹಿಡಿಯುವುದಕ್ಕೆ ಹೋದ ಅಂತ ಕತೆ ಹೇಳ್ತಾರೆ ಅವತ್ತು ಗ್ರಹಣ ಆಗ್ತಿತ್ತಂತೆ ರಾಹು ಹೆದರ್ಕೊಂಡ ನಾನು ಹಿಡಿಯೋಕೆ ಬರ್ತಾ ಇದೆ ಅಂತ ಇಂದ್ರ ಬಂದು ವಜ್ರಾಯಿಂದ ಹೊಡೆದು ದವಡೆ ಸ್ವಲ್ಪ ಮುಕ್ಕಾಗಿ ಹನುಮಂತ ಕೆಳಗೆ ಬಿದ್ದ ವಾಯುದೇವನ ಕೋಪ ಬಂತು ಉತ್ತರಕಾಂಡದ ಕಥೆ ಲೋಕದಲ್ಲಿ ಎಲ್ಲಿ ಗಾಳಿ ಬೀಸಲಿಲ್ಲ ಎಲ್ಲ ಪ್ರಜೆಗಳು ಸಾಯೋಕ್ ಶುರು ಮಾಡಿದರು ಆಗ ದೇವತೆಗಳೆಲ್ಲ ವಾಯುದೇವರನ್ನು ಸ್ತೋತ್ರ ಮಾಡಿ ವಾಯುದೇವರು ಈ ಮಗುವಿನ ನೀವು ಮಾಡಿ ತಪ್ಪು ಅಂತ ಹೇಳಿ ನಿಮ್ ನಿಮ್ ಶಕ್ತಿ ಕೊಟ್ಟರೆ ಬಿಡ್ತೇನೆ ಎಂದಾಗ ಸಕಲ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ಆಂಜನೇಯನೇ ಕೊಟ್ಟರು ಐಂದ್ರಾಸ್ತ್ರ ವಾಯುವ್ಯಾಸ್ತ್ರ ಆಗ್ನೇಯಾಸ್ತ್ರ ಎಲ್ಲ ಅಸ್ತ್ರಗಳು ಗೊತ್ತಿದ್ದವು ಕೊನೆಯಲ್ಲಿ ಬ್ರಹ್ಮದೇವ ಬಂದು ಕೇಳ್ಕೊಂಡ ನಂದು ಒಂದು ಅಸ್ತ್ರ ಇದೆಯಪ್ಪ ಬ್ರಹ್ಮಾಸ್ತ್ರಕ್ಕೆ ಮೇಲಿಂತ ಅಸ್ತ್ರ ಇಲ್ಲ ಆದರೆ ಅಕಸ್ಮಾತ್ ಯಾರಾದರೂ ಇದನ್ನ ನಿನ್ನ ಮೇಲೆ ಬಿಟ್ರೆ ಒಂದು ಗಂಟೆ ಕಾಲ ಅದಕ್ಕೆ ಕಟ್ಟು ಬಿದ್ದಂತೆ ನಾಟಕ ಮಾಡಿ ನನ್ನ ಮರ್ಯಾದೆ ಉಳಿಸು ಅಂತ ಕೇಳಿದ್ದ ಬ್ರಹ್ಮದೇವ ಅದು ಗೊತ್ತಿರಲಿಲ್ಲ ಇವರಿಗೆ ಬ್ರಹ್ಮಾಸ್ತ್ರ ಬಿಟ್ಟರು ಹನುಮಂತ ಏನು ಮಾಡಿದ ಕೈ ಕಟ್ಕೊಂಡು ನಿಂತ ಆ ಸಿಕ್ಕಿದ ಬಡಪ ಇಂಥವರೆಲ್ಲ ಹಗ್ಗ ಗಿಗ್ಗ ಎಲ್ಲ ಕಟ್ಟಿದ್ರು ಅಯ್ಯೋ ಬ್ರಹ್ಮಾಸ್ತ್ರ ವ್ಯಸ್ತವಾಯ್ತಲ್ಲ ಹಗ್ಗ ಕಟ್ಟಿದ್ರಲ್ಲ ಅಂತ ಇಂದ್ರಜಿತ್ ತಳ್ತಾ ಕೂತಿದ್ದಾನೆ ಆಮೇಲೆ ಅನಾಮತ್ತಾಗ ಅವನನ್ನು ಎತ್ತಿದ್ರು ರಥದಲ್ಲಿ ಹಾಕಿದರು ಹನುಮಂತ ಮೀಸೆ ತಿರುವಿದ ಇಪ್ಪಡಿಯನ್ನೋ ಪೋಹಣ ರಾಮದೂತ ಸುಮ್ಮನೆ ಹೋಗಿ ಕಥೆ ಬೆಳೆಸ್ತಾರೆ ಕೆಲವರು ಎದುರಿಗೆ ಪೀಠ ಇರಲಿಲ್ಲ ಅಂತ ಬಾಲಾಸಿಂಬಿ ಸುತ್ತಿ ಸುತ್ತಿ ಸುತ್ತಿ ವೇಲ್ ಕೂತ್ಕೊಂಡ ಒಬ್ರು ರಾಮಾಯಣ ಹೇಳ್ತಿದ್ದಾರೆ ಶ್ಲೋಕ ಗೊತ್ತಿಲ್ಲ ಎತ್ರ ಎತ್ರ ರಘುನಾಥ ಕೀರ್ತನಂ ಅವ್ರು ಹೇಳ್ತಾರೆ ಎತ್ರ ಎತ್ರ ರಘುನಾಥ ಕೀರ್ತನಂ ಹನುಮಂತ ಕೂತಿದ್ ನೋಡಿ ತತ್ತದಿಸ್ಬಿಟ್ಟ ಶ್ಲೋಕ ಗೊತ್ತಿಲ್ಲ ಎತ್ತರ ಅನ್ನೋ ಕನ್ನಡ ಶಬ್ದ ಎಲ್ಲಿ ಸಂಸ್ಕೃತ ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರು ಬಾಯಲ್ಲಿ ರಾಮಾಯಣ ಕೇಳಿದ್ರೆ ಹಾಳಾಗಿ ಬಿಡ್ತೀರಿ ನೀವು ಸಂಸ್ಕೃತ ಗೊತ್ತಿರಬೇಕು ಸ್ವಲ್ಪ ಮಟ್ಟಿಗೆ ವೇದವೂ ತಿಳ್ಕೊಂಡು ಶ್ರದ್ಧೆಯಿಂದ ಒಂದು ಸಂಪ್ರದಾಯದಲ್ಲಿ ಹೇಳಬೇಕು ಅದೆಲ್ಲ ಸುಳ್ಳು ಕಥೆ ರಂಜನೆಗೋಸ್ಕರ ಹೇಳ್ತಾರೆ ಒಬ್ಬರು ಹರಿಕಥೆ ದಾಸರು ಹೇಳ್ತಿದ್ರು ಹನುಮಂತನ ಬಾಲಕ್ಕೆಲ್ಲ ಬಟ್ಟೆ ಗಿಟ್ಟೆ ತುಪ್ಪ ಎಲ್ಲ ಹಾಕಿ ಬೆಂಕಿ ಕಡ್ಡಿ ತಗೊಂಡ್ ಮಾತ್ರ ರಾವಣ ಹೇಳಿ ಕಳಿಸಿದ ಅಂತ ಬೆಂಕಿ ಕಡ್ಡಿಯಲ್ಲಿ ತಾಗಿನ ಕಾಲದಲ್ಲಿ ಈ ಪೋಲಿ ಕಥೆಗಳು ಹೀಗೆಲ್ಲ ಸೇರಿಸ್ಬಿಡ್ತಾರೆ ರಂಜನೆಗೆ ಜನ ಅದಕ್ಕೆ ಚಪ್ಪಾಳೆ ಹಾಕ್ತಾರೆ <coughs> ವಾಲ್ಮೀಕಿ ಮಾತ್ರ ನಾನು ಯಾರು ಹೇಳಿದ್ರು ವೆರಿ ಕಲರ್ಫುಲ್ ಪಿಕ್ಚರ್ ರಾಮಾಯಣದ್ದು ಹೌದು ಮೋಸ್ಟ್ ಕಲರ್ಫುಲ್ ಪಿಕ್ಚರ್ ವಾಲ್ಮೀಕಿ ಹಾಗೆ ಕಥೆ ಹೇಳುವ ಯಾರು ನಿಮಗೆ ಯಾವ ಕಾದಂಬರಿಕಾರ ಬರೀತಾನೆ ಎಷ್ಟು ಮೈನ್ಯೂಟ್ ಡೀಟೇಲ್ಸು ಅವರೆಲ್ಲ ಇವನ್ ರಥದಲ್ಲಿ ಹಾಕಿದ್ರು ಕಂಬ ಕಟ್ಟಿದ್ರು ಸಿಕ್ಕಿಬಿಟ್ಟ ಕಪಿವೀರ ಸಿಕ್ಕಿಬಿಟ್ಟ ಕಪಿವೀರ ಏ ನಿನ್ನ ಹೆಸರೇನೋ ಅಂದ್ರು ಹನುಮಾನ್ ಹೇಳ್ರು ಅವ್ರು ಹನುಮಾನ್ ಸಿಕ್ಕಿಬಿಟ್ಟ ಹನುಮಾನ್ ಸಿಕ್ಕಿಬಿಟ್ಟ ಹನುಮಾನ್ ಸಿಕ್ಕಿಬಿಟ್ಟ ಜಗ್ಗುಣಕ ಜಗ್ಗುಣಕ ಹೊಡಿತಿದ್ದಾರೆ ಹನುಮಂತ ಈ ಕಡೆ ಕಪಿವೀರ್ ಹೇಳ್ತಾನೆ ನಾಮ ವಿಶ್ರಾವಿ ತಮ್ಮಮ ಊರು ತುಂಬ ನನ್ನ ಹೆಸರು ಹೇಳಿದ್ರು ಮರ್ಯಾದೆ ಮಾಡಿದ್ರು ಬಿರುದು ಕೊಟ್ಟರು ಕೊಟ್ರು ಲೈ ಸುಮ್ಮ ಪೋಯಿಂದೇನಡ ಹಾಗೆ ಹೋಗಿದ್ದೆ ನಾನು ಊರು ತುಂಬ ನನ್ನ ಹೆಸರೆಲ್ಲ ಕೇಳೋ ಹಾಗೆ ಮಾಡಿದ್ದೇನೆ ಊರು ಸುಟ್ಟಿದ್ದೇನೆ ಮಕ್ಕಳು ಮರಿ ದೊಡ್ಡವರು ಒಬ್ಬರು ಮರೆಯೋ ಹಾಗಿಲ್ಲ ನನ್ನ ಹೆಸರನ್ನ ರಾವಣನ ಮರೆಸರು ಮರೆಯಬಹುದು ಹನುಮಂತನ ಮರೆಯೋ ಹಾಗಿಲ್ಲ ಹಾಗೆ ಮಾಡಿದ್ದೇನೆ ನಾನು ಅಂತ ಹೇಳುವಂತೆ ಕಟ್ಟಿದರು ಅವನನ್ನ ಸಕಲ ರಾಜಮರ್ಯಾದೆಗಳಿಂದ ಎದುರಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದರು ಎಂಬಲ್ಲಿಗೆ ರಾಮಾಶ್ವಮೇಧ ಮಂಟಪದಲ್ಲಿ ಇವತ್ತು ಲವಕುಶರು ಪ್ರವಚನ ಬರ್ತಿದ್ದಾರೆ ನಾಳೆ ರಾವಣನಿಗೆ ಉಪದೇಶ ಲಂಕಾದಹನ ಪ್ರತ್ಯಾವರ್ತಿ ವಾಪಸ್ ಬರತಕ್ಕದ್ದು ಕಥೆಯನ್ನು ರಾಮಚಂದ್ರ ಸ್ವಾಮಿಗೆ ಹೇಳುವುದು ಅದಾದ ನಂತರ ಯುದ್ಧಕಾಂಡಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ ನಾಳೆ ಉಪನ್ಯಾಸ ಅರ್ಧ ಭಾಗದಲ್ಲಿ ಯುದ್ಧಕಾಂಡ ಪ್ರವೇಶ ಮೂರು ದಿವಸ ಅಂತ ಹೇಳಿದ್ರಲ್ಲ ಹೌದು ಮೂರು ದಿವಸ ಮೊನ್ನೆ ದಿವಸ ಒಂದು ಸೇರಿಸ್ಕೊಳ್ಳಿ ಅಂಜಲೇಯವನರು ಬೆತ್ತಾನು ಹೇಳಿದ್ದೇನೆ ಮೂರು ದಿವಸ ಕಮ್ಮಿ ಇಲ್ಲ ಕೊಟ್ಟ ಮಾತನ್ನ ಮೀರಿಲ್ಲ ಸುಳ್ಳ್ಯಾಕೆ ಹೇಳಿ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಭ್ಯಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಃ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ